वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकः कृतिम् आधारम् सर्वविद्यानाम् हयग्रीयमुपास्मे व्यासम् वसिष्ठनप्तारम् शक्तेः पौत्रमकल्मषम् पराशरात्मजम् वन्दे सुखतातन्तपोनिधिम् सम्यङ् कलापेन महता भारतेन च ಉಪಬ್ರಹ್ಮಿದ ವೇದಾಯ ನಮೋ ವ್ಯಾಸಾಯ ವಿಷ್ಣವೇ ನಮೋಸ್ತು ತೇ ವ್ಯಾಸ ವಿಶಾಲ ಬುದ್ಧೆ ಪುಲ್ಲಾರವಿಂದಾಯತ ಪತ್ರ ನೇತ್ರ ಏನ ತ್ವಯಾ ಭಾರತತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಜಡಾಂಗಬಜಿರೋನ್ಮತ್ತಂ ತಮೋಭೂತಂ ಜಗದ್ಭವೇತ್ ಯದಿ ಜ್ಞಾನಹುತಾಶೇನ ತ್ವಯಾನೋಜ್ವಲಿತಂ ಭವೇತ್ तमसान्दस्य लोकस्य वेष्टितस्य स्वकर्मभिः शलाकाभिः बुद्धिः नेत्रोत्सवः कृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण ಪ್ರಪನ್ನ ಪಾರಿಜಾತಾಯ ವೇತ್ತತೋತ್ರೈಕಪಾಣೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದೇ ನಮಃ ಕೃಷ್ಣಂ ಕಮಲಪತ್ರಾಕ್ಷಂ ಪುಣ್ಯಶ್ರವಣ ಕೀರ್ತನಂ ವಾಸುದೇವಂ ನೌಮಿ ನಾರಾಯಣಂ ಹರಿಂ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ पाराशर्यवचः सरोजममलम् गीतार्थगन्धोत्कटम् नानाख्यानकेसरम् हरिकथा सम्बोधनाबोधितम् लोके सज्जन षट्पदैरहरः पेपीयमानम् मुदा भूयात् भारतपङ्कजम् करिमलप्रध्वंसिन श्रेयसे द्वैपायनोष्टपुटनिःसृतमप्रमेयम् पुण्यम् पवित्रमथपापहरम् शिवम् च यो भारतम् समधिगच्छति ಜಗಜ್ಜತಿ ವಾಚ್ಯಮಾನಂ ಚಿಂತಸ್ಯ ಪುಷ್ಕರ ಜಲೈರಭಿಷೇಚನೇನ ಯೋಗೋಷತಂ ಕನಕಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹುಶ್ರುತಾಯ पुण्याञ्च भारतकथां सततं शृणोति तुल्यं फलं भवति तस्य ततस्य चैव धर्मे चार्थे च कामे च मोक्षे च भरतर्षभ यदि हास्ति तदन्यत्र यन्नेहास्य न कुत्रचित् महत्वात् भारवत्वाच्च महाभारतमुच्यते निरुक्तमस्य यो वेद सर्वपापै युधिष्ठिरो धर्ममयो महाद्रुमः स्कन्धोऽर्जुनो भीमसेनोऽस्य शाखाः माद्रीसुतौ पुष्पफले समृद्धे मूलम् कृष्णो ब्रह्म च ब्राह्मणाश्च ಧರ್ಮೋ ವಿವರ್ತತಿ ಯುಧಿಷ್ಠಿರ ಕೀರ್ತನೇನ ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮದ್ರೀಸುತೌ ಕಥಯತಃ ನ ಭವಂತಿ ರೋಗಾ ಭೀಷ್ಮದ್ರೋಣತಟ ಜಯದ್ರತಜಲ ಗಾಂಧಾರ ನೀಲೋಬಲ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣಘೋರಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈರ್ಣನದಿ ಕೈವರ್ತಕೆ ಕೇಶವೇ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ನಾರಾಯಣಂ ನಮಸ್ಕೃತ್ಯ चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् దేవీం సరస్వతీం వ్యాసం తతో శ్రీకృష్ణాయ పరబ్రహ్మణే నమ ತಮಗೆಲ್ಲರಿಗೂ ಪ್ರಣಾಮಗಳು ధర్మరాజన ರಾಜಸೂಯೆಯಾಗದ ಏರ್ಪಾಡುಗಳನ್ನು ಕುರಿತು ನಿನ್ನೆ ವರ್ಣನೆ ಮಾಡಿದ್ದಾಯಿತು ಏರ್ಪಾಡಿನಲ್ಲಿ ಏನೂ ಎಚ್ಚರಿಕೆ ಕಡಿಮೆಯಾಗಬಾರದು ಅನ್ನೋ ಭಾವನೆಯಿಂದ ಸ್ವಯಂ ಭಗವಂತನೇ ಅದರಲ್ಲಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಬೇಕು ಎಂಬುದಾಗಿ ತೀರ್ಮಾನ ಮಾಡಿದ್ದಾನೆ ಭಕ್ಷ್ಯ ಭೋಜ್ಯಾದಿಗಳ ಯೋಗಕ್ಷೇಮ ಅಡಿಗೆ ಯೋಗಕ್ಷೇಮವೆನ್ನಲ ದುಶಾಸನನಿಗೂ ಪರಿಗ್ರಹೇ ಬ್ರಾಹ್ಮಣಾನಾಮ ಮುಕ್ತವಾನೆ ಬಂದು ಬ್ರಾಹ್ಮಣರನ್ನೆಲ್ಲ ಸ್ವಾಗತ ಮಾಡುವುದಕ್ಕೆ ಅಶ್ವತ್ಥಾಮನನ್ನು ರಾಜ್ಞಾಂತು ಪ್ರಜಪೂಜಾರ್ಥಂ ಸಂಜಯಂ ಜಯತೆ ಬಂದ ದೊರೆಗಳಿಗೆ ಸ್ವಾಗತ ಅವರಿಗೆ ಗೌರವ ಬಿಡದಿ ಏರ್ಪಾಡು ಇದನ್ನೆಲ್ಲ ಸಂಜಯನಿಗೂ ಕೃತಾಕೃತಪರಿಜ್ಞಾನೇ ಭೀಷ್ಮದ್ರೋಣವು ಮಹಾಮತಿ ಭೀಷ್ಮದ್ರೋಣರನ್ನ ಏನ್ ನಡೀತು ಏನ್ ಬಿಡ್ತು ಒಟ್ಟು ಒಟ್ಟಾರೆ ಯೋಗಕ್ಷೇಮ ಓವರ್ ಆಲ್ ಸೂಪರ್ವಿಷನ್ ಭೀಷ್ಮದ್ರೋಣರಿಗೂ ಹಿರಣ್ಯಸ್ಯ ಸುವರ್ಣಸ್ಯ ರತ್ನಾನಾಂಚ ಅನ್ವವೇಕ್ಷಣೆ ದಕ್ಷಿಣಾನಾಂಚ ವೈರಾನೇ ಕೃಪಂ ರಾಜಾನ್ಯಯೋಜಯತ್ ಬೆಳ್ಳಿ ಬಂಗಾರ ತೊರೋರು ತರ್ತಾರೆ ಬಹುಮಾನ ಕೊಡ್ತಾರೆ ಯುಧಿಷ್ಠರನಿಗೆ ಪರೀಕ್ಷೆ ಮಾಡಿ ಬೊಕ್ಕಸಕ್ಕೆ ಸೇರಿಸಬೇಕು ದಾನ ಕೊಡುವಾಗಲೂ ಸರಿಯಾದ ಪದಾರ್ಥ ಕೊಟ್ಟವೇ ಹೇಗೆ ಎಂಬುದಾಗಿ ಪರೀಕ್ಷೆ ಮಾಡಬೇಕು ಅದೆಲ್ಲವನ್ನು ನೋಡಿಕೊಳ್ಳುವುದಕ್ಕೆ ಕೃಪಾಚಾರ್ಯನನ್ನು ಕ್ಷತ್ತಾವ್ಯಯಕರತ್ವಾಸೀತ್ ಖರ್ಚುಗಳನ್ನೆಲ್ಲ ನೋಡಿಕೊಳ್ಳುವುದಕ್ಕೆ ಮಿಥುನನನ್ನು ಏರ್ಪಾಡು ಮಾಡಿದ್ದಾನೆ ಯಾಕೆ ಹಣ ಪೋಲಾಗಬಾರ್ದು ಸೋರಿ ಹೋಗಬಾರದು ಯಾವ ಖರ್ಚು ವೆಚ್ಚ ಆಗಬೇಕಾದ್ರೂ ವಿದುರನ ಗಮನಕ್ಕೆ ಬರಬೇಕು ಬಂದವರೆಲ್ಲ ಬೇಕಾದಷ್ಟು ಕಪ ಕಾಣಿಕೆ ಕೊಡ್ತಾರಲ್ಲ ಎಷ್ಟು ಬಂತು ಅಂತ ಒಂದು ಲೆಕ್ಕ ಬೇಕೋಬೇಕಲ್ಲ ದುರ್ಯೋಧನ ಅರ್ಹಣಾನಿ ಪ್ರತಿ ಜಗ್ರಾಹ ಸರ್ವಶಃ ದುರ್ಯೋಧನ ಕೈ ಕೊಟ್ಟಿದ್ದಾರೆ ಅವನಲ್ಲಿ ಒಂದು ದೊಡ್ಡ ಗುಣ ಅಂದ್ರೆ ಈ ಹಣದ ಅಪರಾಧ ಪರ ಇರಲಿಲ್ಲ ಅವನಲ್ಲಿ ಮಿಸ್ಯೂಸ್ ಇರಲಿಲ್ಲ ಎಷ್ಟಿತ್ತು ಅದನ್ನ ಕೊಡುವ ಕೊಟ್ಟಿದ್ದಾನೆ ಚಿಲ್ಲರೆ ಮನುಷ್ಯ ಅಲ್ಲ ಒಟ್ಟು ರಾಜ್ಯವನ್ನೇ ಕಳ್ಸಿಕೊಳ್ಳುವನು ಐದು ಹತ್ತು ಅಲ್ಲ ಬುಷ್ ಸಾಹೇಬ್ರ ಹಾಗೆ ಸ್ಕ್ಯಾಂಡಲ್ ಬಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕಾದಲ್ಲಿ ಬರ್ತದೆ ಐದು ಹತ್ತು ರೂಪಾಯಿ ತಿನ್ನೋರು ಕಚಡ ಮುನ್ಸಿಪಾಲ್ಟಿಯವರು ದುರ್ಯೋಧನ ಬಹಳ ದೊಡ್ಡ ಗ್ರೇಡ್ ಕುಂತಿ ಸಾಧ್ವಿ ಜಗಾಂಧಾರಿ ಸ್ತ್ರೀಣಾನ್ ಕುರುವಂತಿ ಚಾರ್ಜನಂ ಕ್ಷತ್ರಿಯ ಪತ್ನಿಯರು ದೊರೆಗಳ ಹೆಂಡತಿಯರು ಬಂದವರನ್ನೆಲ್ಲ ಏಕಕ್ಯೋಕ್ಷ ಮಾಡುವುದಕ್ಕೆ ಒಂದು ಕಡೆ ಕುಂತಿ ಪಾಂಡವರ ಕಡೆ ಇನ್ನೊಂದು ಕಡೆ ಗಾಂಧಾರಿ ಅನ್ಯ ಸರ್ವಾಹ ಸ್ನುಷಾಸ್ತಾಸಾಂ ಸಂದೇಶಂ ಮಾಚರಂ ಇನ್ನು ಬೇರೆ ಬೇರೆ ದುರ್ಯೋಧನ ದುರ್ಯೋಧನನಲ್ಲದೆ ಇನ್ನೂ ತೊಂಬತ್ತೊಂಬತ್ತು ಜನ ಇದ್ರಲ್ಲ ಅವರ ಹೆಂಡತಿಯರು ಪಾಂಡವರ ಪತ್ನಿಯರು ತಮ್ಮ ತಮ್ಮ ಮಾರಿಗೆ ಅವರನ್ನೆಲ್ಲ ಗುರುತು ಹಿಡಿದು ಬಂದವರನ್ನೆಲ್ಲ ಸಭಾಮಂಟಪದಲ್ಲಿ ಕೂಡಿಸೋದು ಊಟ ಐತೆ ಊಟ ಮಾಡ್ಕೊಂಡು ಹೋಗಿ ಲಾಡು ಬಂತೆ ಲಾಡು ತಗೊಂಡು ಹೋದ್ರ ಯೋಗಕ್ಷೇಮ ಮಾಡುವುದು ಇದೆಲ್ಲ ಯೋಗಕ್ಷೇಮ ಒಂದು ಚೂರು ಅಚ್ಚುಕಟ್ಟು ವ್ಯತ್ಯಾಸ ಆಗಬಾರದು ಶರಣಕ್ಷಾಲನೆ ಕೃಷ್ಣ ಬ್ರಾಹ್ಮಣಾನಾಂ ಸ್ವಯಂ ಚ ಬ್ರಾಹ್ಮಣರ ಬಂದವರೆಲ್ಲರ ಪಾದ ಪ್ರಕ್ಷಾಳನಕ್ಕೆ ಕಚ್ಚೆ ಎತ್ತಿ ಕಟ್ಟಿ ಸ್ವಂತಕ್ಕೆ ಉತ್ತರಿಯ ಸುತ್ತಿ ಕೃಷ್ಣನೇ ನಿಂತಿದ್ದಾನೆ ಸ್ವಾಮಿ ಕೃಷ್ಣನ ಕರುಣೆ ಯಾವನೊಬ್ಬ ಬಂದು ನನಗೆ ಸರಿಯಾಗಿ ಕಾಲು ತೊಳಿಲಿಲ್ಲ ಕೈ ಅಲ್ಲಿ ಕೊಡಲಿಲ್ಲ ಅವ್ರಿಗೆ ಮಾತ್ರ ಚೆನ್ನಾಗಿ ಮಾಡಿದರು ಮನಸ್ಸಲ್ಲಿ ನೊಂದುಕೊಂಡ್ರೆ ಧರ್ಮರಾಜನೆಯಾಗ ಎಲ್ಲಿ ಕೆಟ್ಟ ಹೋಗ್ತದೆಯೋ ವೈಭವ ಎಂಬುದಾಗಿ ಆ ಚರಣಕ್ಷಾಣದಲ್ಲಿ ಇವಾಗಿಲ್ಲದರುವ ಹೂವ ತರುವರ ಮನೆಗೆ ಹುಲ್ಲ ತರುವ ಕೃಷ್ಣನಿಗೆ ಗೋವಂದ್ರ ಪ್ರೀತಿ ಅವನು ಗೋವುಗಳಿಗೆ ಯಾರು ಒಂದು ಇಡೀ ಹುಲ್ಲು ತಂದು ಹಾಕಿಬಿಟ್ರೆ ನಿಮ್ಮನೆಗೆ ಹೂವು ತಂದು ಕೊಡ್ತಾನಂತೆ ಯಾರವನು ಆವಲಕ್ಷ್ಮೀ ರಮಣ ಇವಾಗಿಲ್ಲದರುವ ಪರಮ ಸಾತ್ವಿಕ ಮೂರ್ತಿ ಶ್ರೀಮನ್ನಾರಾಯಣ ಕಿಂಚಿತ್ ಗರ್ವವಿಲ್ಲದವನು ಈಗೆಲ್ಲ ಏರ್ಪಾಡಾಗಿದೆ ಯಾಗಕ್ಕೆ ಎಲ್ಲೆಲ್ಲೆಲ್ಲಿ ಬಂದಿದ್ದಾರೆ ಜನಗಳು ಜಗತ್ತಿನಲ್ಲಿ ಅಲ್ಲಿ ಬರದೇ ಇದ್ದು ಬ್ರಾಹ್ಮಣರಿಲ್ಲ ಕ್ಷತ್ರಿಯರಿಲ್ಲ ವಯಸ್ಸರಿಲ್ಲ ಸೇನಾಧಿಪತಿಗಳೆಲ್ಲ ಬೇರೆ ಬೇರೆ ವರ್ಣಗಳಲ್ಲಿ ಸೇರದೇ ಇರುವಂತಹ ನೂರಾರು ಉಪಜಾತಿ ಜನಗಳು ಕಿರಾತರು ಆಂಧ್ರರು ಹೂಣರು ಯಕ್ಷಕರು ಕಾಂಬೋಜರು ಎಲ್ಲ ಬಂದುಬಿಟ್ಟಿದ್ದಾರೆ ಅದು ಮಾರ್ಗಶಿರ ಮಾಸ ಅಮಾವಾಸ್ಯ ತಿಥಿ ಜ್ಯೇಷ್ಠ ನಕ್ಷತ್ರ ಸಂಧಿಕಾಲ ಬುಧವಾರ ಕ್ರಿಸ್ತಪೂರ್ವಕ ಹೊಂದಿಸಿದರೆ ಮೂರು ಸಾವಿರದ ಮೂರನೇ ನವೆಂಬರ್ ಇಪ್ಪತ್ತೈದನೇ ಅಕ್ಟೋಬರ್ ಕ್ರಿಸ್ತಮಾನಕ್ಕೆ ಹೊಂದಿಸಿ ಹೇಳಬಹುದು ಈ ಜಾತಕ ಜ್ಯೋತಿಷ ಎಲ್ಲವನ್ನ ಯಾಕೆ ಕೃಷ್ಣನ ಡೇಟ್ ಆಫ್ ಬರ್ತ್ ಸಿಗ್ತದೆ ಮಹಾಭಾರತ ಯುದ್ಧದ ಡೇಟ್ ಸಿಗ್ತದೆ ಅಂದರೆ ಮೂರು ಸಾವಿರದ ಎಂಬತ್ಮೂರು ಕ್ರಿಸ್ತಪೂರ್ವ ಇವತ್ತಿಂದು ಸೇರಿಸ್ಕೊಳ್ಳಿ ಎಷ್ಟು ವರ್ಷ ಆಯ್ತು ನೋಡಿಕೊಳ್ಳಿ ಸುಮಾರು ಐದು ಸಾವಿರಕ್ಕೆ ಮೇಲ್ಪಟ್ಟು ಒಂದು ಲೆಕ್ಕಾಚಾರ ಸಿಗ್ತದೆ ಮುಹೂರ್ತ ಇಟ್ಟವರು ಯಾರು ವೇದವ್ಯಾಸರು ಅಸಿಸ್ಟೆನ್ಸ್ ಮಾಡಿದವರು ಯಾರು ಭೌಮ್ಯರು ಎಲ್ಲ ಮಹರ್ಷಿಗಳು ನಾನು ತಾನು ನಾನು ತಾನು ಅಂತ ಬಂದಿದ್ದಾರೆ ಜ್ಯೋತಿಷ ನೋಡುವುದಕ್ಕೆ ಎಷ್ಟು ಜ್ಯೋತಿಷ ನೋಡಬೇಕು ಇರೋದೇ ಇಪ್ಪತ್ತೇಳು ನಕ್ಷತ್ರ ಮುಹೂರ್ತಗಳು ಫಿಕ್ಸ್ ಆಗಿವೆ ವ್ಯಾಸರಿಟ್ಟ ಮೇಲೆ ಯಾರು ಮಾತಾಡೋ ಹಾಗಿಲ್ಲ ಎಲ್ಲ ಬಿಟ್ಟು ಅಮಾವಾಸ್ಯೆ ಇಟ್ಟರಲ್ಲ ಜ್ಯೇಷ್ಠ ಮೂಲ ನಕ್ಷತ್ರ ಎರಡು ನಕ್ಷತ್ರಗಳ ದ್ವಂದ್ವ ಇರೋ ಮುಹೂರ್ತ ಶುಭ ಕರ್ಮಗಳಿಗೆ ನಿಷಿದ್ಧ ಇವತ್ತು ಪಂಚಾಂಗದಲ್ಲಿ ಮದುವೆ ಮುಂಜಿ ಗೃಹ ಪ್ರವೇಶ ಎರಡು ನಕ್ಷತ್ರ ಇದ್ರೆ ಮಾಡೋದಿಲ್ಲ ಒಂದೇ ನಕ್ಷತ್ರದಲ್ಲಿ ಮಾಡ್ತೇವೆ ಶ್ರಾದ್ದಾದಿಗಳು ಹಾಗೆ ತಿಥಿದ್ವಯ ಇರಬಾರದು ಪೂರ್ವವಾಗಲಿ ಅಪರವಾಗಲಿ ಈ ದ್ವಂದ್ವಕ್ಕೆ ಅವಕಾಶ ಇರಬಾರದು ಕಾಲದಲ್ಲೇ ದ್ವಂದ್ವ ಬಂದರೆ ಅನರ್ಥವಾಗುತ್ತೆ ಎನ್ನುವ ಕಾರಣದಿಂದ ಪೂರ್ವಿಕರು ಹಾಗೆಲ್ಲ ಹೇಳ್ತಾರೆ ಆದರೆ ಇಲ್ಲಿ ಹೀಗೆ ಇಟ್ರಲ್ಲ ವೇದವ್ಯಾಸರ ಇಟ್ರಲ್ಲ ಹೌದು ಅವರಿಟ್ಟ ಮುಹೂರ್ತ ಹದಿಮೂರು ವರ್ಷದ ನಂತರ ಮಹಾಭಾರತ ಯುದ್ಧಕ್ಕೆ ಮುಹೂರ್ತ ಅದು ಅದಕ್ಕೇನು ಸಾಕ್ಷಿ ಶಿಶುಪಾಲನ ವಧೆ ಇವತ್ತಾಗ್ತದೆ ಅಲ್ಲಿ ಶಿಶುಪಾಲ ಕೂತಿದ್ದಾನೆ ಆ ಬ್ಯಾಗ್ನಲ್ಲಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವನು ಬಹಿರಂಗ ಸ್ವರೂಪವಾಗ್ತದೆ ಒಂದು ಆರತಿಯನ್ನು ಮಾಡ್ತೇವೆ ಸ್ವಾಮಿಯಲ್ಲಿ ಹೋಗಿ ಸೇರ್ತಾನೆ ಮೂರು ಜನ್ಮದ ವೈರ ಪಳಂ ಪೊಳೆವನ್ ನಾಳ್ವಾರ ಹೇಳ್ತಾರೆ ಮೂರು ಜನ್ಮದ ವೈರ ಅವನ ವೈರ ತೀರಿ ಹೋಗ್ತದೆ ಅದು ಪಾಪ ನೀವು ಕಾಯಬೇಕು ಧರ್ಮರಾಜನಿಗಾಗಿ ಎಷ್ಟು ವರ್ಷ ವಯಸ್ಸು ಮೂವತ್ತೆರಡು ವರ್ಷ ವಯಸ್ಸು ಧರ್ಮರಾಜನ್ ಡೇಟ್ ಆಫ್ ಬರ್ತ್ ಗೊತ್ತಾಗತ್ತಲ್ಲ ಮೂವತ್ತೆರಡು ವರ್ಷಕ್ಕೆ ಅವನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ ಹಿ ಬ್ರಹ್ಮಣ ರಾಜಭಿಸ್ಸಹ ಅಂತರ್ವೇದೀಂ ಪ್ರವಿಶು ಸತ್ಕಾರಾರ್ಹಾಂ ಮಹರ್ಷಯ ಅಂತರ್ವೇದೀಂ ದೊಡ್ಡ ಯಜ್ಞವೇದಿಕೆ ಮಾಡಿದ್ದಾರೆ ಅದರಲ್ಲಿ ಹೋಮ ಹವನ ಎಲ್ಲ ನಡೀತಾ ಇದೆ ಹೋತ್ರಿ ಉದ್ಗಾತ್ರಿ ಅಧ್ವರ್ಯು ಮೊದಲಾದಂತಹ ಅನೇಕರೆಲ್ಲ ಬಂದು ಸೇರಿದ್ದಾರೆ ಯಾರ್ಯಾರು ಕೂತ್ಕೋಬೇಕು ಆ ಜಾಗದಲ್ಲಿ ವೇದವ್ಯಾಸರ ಶಿಷ್ಯರೇ ಬೇಕಾದಷ್ಟು ಜನ ಅಲ್ಲಿ ಸೇರಿದ್ದಾರೆ ಎಷ್ಟು ಜನ ಸೇರಿದ್ರು ಈ ವೈಭವವನ್ನ ಮಧ್ಯೆ ಓಡಾಡಬಾರದು ಈ ವೈಭವವನ್ನೆಲ್ಲ ನಾನು ವರ್ಣಿಸೋದು ದೊಡ್ಡದಲ್ಲ ಇದರಲ್ಲೆಲ್ಲ ಪೂರ್ತಿ ಅನ್ವಯಿಸಿ ದುರ್ಯೋಧನ ಅಲ್ಲಿ ಕೊಳದಲ್ಲಿ ಬಿದ್ದು ಬಟ್ಟೆ ಒದ್ದೆಯಾಗಿ ಧರ್ಮರಾಜ ಭೀಮ ಕೊಟ್ಟ ಬಟ್ಟೆ ಉಟ್ಕೊಂಡು ಅವಮಾನ ಕೊಟ್ಟು ತಲೆ ಬೋರೆ ಬಂದು ವಾಪಸ್ಸು ಹೋಗಿ ಧೃತರಾಷ್ಟ್ರನ ಜೊತೆಯಲ್ಲಿ ಹೇಳುವಾಗ ವರ್ಣನೆ ಮಾಡ್ತಾನೆ ವೈಭವವನ್ನ ವೈಭವ ಹೇಳ್ತಾನೆ ಅಯ್ಯೋ ಇದನ್ನು ಹೇಗೆ ಸಹಿಸಲಿ ಅಂತ ಹೊಟ್ಟೆ ಹೊರಕೊಳ್ತಾನೆ ಅಯ್ಯೋ ಆಚಾರ್ಯರು ಪ್ರವಚನ ಮಾಡಿದ್ರು ಹಾಲು ತುಂಬ ಜನ ಕೂತಿದ್ರು ಹೊರಗೂ ಕೂತಿದ್ರು ಏನು ಸಂಕಟವಾಗ್ತದೆ ಏನು ಮಾಡಲಿ ಅಂತ ಕೇಳೋನು ಬುದ್ಧಿ ಇದೆಯೇ ಬುದ್ಧಿ ಇಲ್ಲದೆ ಇದ್ದವರು ಹೊಟ್ಟೆ ಹೊರಕೊಳ್ತಾರೆ ಬುದ್ಧಿ ಇಲ್ಲದೆ ಇದ್ದವರು ದೇವರು ಹೊಟ್ಟೆ ಕೊಡಬಾರದು ಹೊಟ್ಟೆ ಹೊಟ್ಟೆ ಕೊಳ್ತಾರೆ ಹೊಟ್ಟೆ ಇರೋದು ಹೊಟ್ಟೆ ಉರಿ ಕೊಡುವುದಕ್ಕಲ್ಲ ಎಂಬತ್ತು ಸಾವಿರ ಸ್ನಾತಕ ಗೃಹಸ್ಥರು ಸ್ನಾತಕರು ಪೋಸ್ಟ್ ಗ್ರಾಜ್ಯುಯೇಷನ್ ಕ್ರಮಾಂತ ಘನಾಂತ ವೇದ ಪಾರಾಯಣ ಅಭ್ಯಾಸ ಮಾಡಿದ್ದವರು ತರ್ಕ ವ್ಯಾಕರಣಾದಿಗಳಲ್ಲಿ ಮಹಾಭಾಷ್ಯದ ತನಕ ಓದಿದ್ದ ಮಹಾಪಂಡಿತರು ಗೃಹಸ್ಥರು ಚಿಕ್ಕ ವಯಸ್ಸಿನವರು ಎಂಬತ್ತು ಸ್ನಾ ಸಾವಿರ ಅಂಥ ವಿದ್ವಾಂಸರು ಯುಧಿಷ್ಠರನನ್ನ ಆಶ್ರಯ ಮಾಡಿದ್ದವರು ಅಲ್ಲಿ ಅವತ್ತು ಊಟ ಮಾಡಿದ್ರು ಇದು ಬಿಟ್ಟು ಬೇರೆ ಜನಗಳ ಲೆಕ್ಕ ಇಲ್ಲ ಅದು ಗೊತ್ತೇ ಇಲ್ಲ ಎಂಬತ್ತು ಸಾವಿರ ಸ್ನಾತಕ ಗೃಹಸ್ಥರು ಅವರಿಗೆಲ್ಲ ಬಂಗಾರದ ತಟ್ಟೆಯಲ್ಲಿ ಊಟವನ್ನು ಬಡಿಸಿದ್ದಾರೆ ಈ ವೈಭವ ಕೇಳಿ ಕುಮಾರವ್ಯಾಸ ಬರೆದಿಲ್ಲ ಸಂಸ್ಕೃತ ಭಾರತದ ಅನೇಕ ವಿವರಗಳನ್ನು ಯಾವ ಕವಿಯೂ ವರ್ಣಿಸಲಾರ ಮನಸ್ಸು ಕಟ್ಟಬೇಕು ಏನು ಚಿತ್ರ ಕೊಟ್ಟಿದ್ದಾರೆ ಬರೀ ವೇದವ್ಯಾಸರ ಗ್ರಂಥದಿಂದ ಮಾತ್ರ ಅರಿಯಬಹುದಾದದ್ದು ಆ ಯುಧಿಷ್ಠಿರ ಅವರೆಲ್ಲರಿಗೆ ಬಂಗಾರದ ತಟ್ಟೆಯಲ್ಲಿ ಊಟ ಬಡಿಸಿದ್ದಾನೆ ಆ ತಟ್ಟೆಯನ್ನು ಅವರೇ ತಗೊಂಡು ಹೋಗಬೇಕು ಆಮೇಲೆ ಊಟ ಬಡಿಸಿದ ಮೇಲೆ ಭೋಜನ ಪಾತ್ರ ಭೋಜನ ಪಾತ್ರ ಆಸನ ಅದನ್ನು ವಾಪಸ್ ಕೊಡು ಅಂತ ಕೇಳೋ ಹಾಗಿಲ್ಲ ಎಂಜಲಾಯಿತು ಒಂದು ಬಂಗಾರವಾಗಲಿ ಬೆಳ್ಳಿಯಾಗಲಿ ನೀವೇ ತಗೊಂಡು ಹೋಗಿ ಸ್ವಲ್ಪ ತಾಳಿ ಒಬ್ಬೊಬ್ಬರಿಗೆ ಮೂವತ್ತು ಜನ ದಾಸರು ಮೂವತ್ತು ಜನ ದಾಸಿಯರನ್ನು ಬಳುವಳಿಯಾಗಿ ಕೊಟ್ಟಿದ್ದಾರೆ ಸರ್ವೆಂಟ್ಸ್ ಹತ್ತು ಸಾವಿರ ಜನ ದಿನ ಅಲ್ಲಿ ಭೋಜನ ಮಾಡ್ತಾ ಇದ್ದಾರೆ ಎಷ್ಟು ದಿವಸ ಮುಂಚೆ ಶುರು ಮಾಡಿದ್ರು ರಾಜು ಯಾಗವನ್ನ ರಾಜ ಅದು ಯಾವುದು ಪೂರ್ವ ಕಾಂಭೋಜವೇ ಪಶ್ಚಿಮ ಕಾಂಭೋಜವೇ ಪೂರ್ವ ಕಾಂಭೋಜ ಅಂದ್ರೆ ಕ್ಯಾಂಬೋಡಿಯಾ ಆಗಿದೆ ಇವತ್ತು ಪಶ್ಚಿಮ ಕಾಂಭೋಜ ಆಫ್ಘಾನಿಸ್ತಾನದಲ್ಲಿ ಸೇರಿ ಹೋಯಿತು ಪೂರ್ವಗಮನಿರಬೇಕು ಅನೇಕ ಜಾತಿಯ ಮೃಗಗಳನ್ನು ಜಿಂಕೆಗಳನ್ನು ಕೊಟ್ಟಿದ್ದಾನೆ ಬಹುಮಾನ ಅಪೂರ್ವವಾದ ಜಿಂಕೆಗಳು ಆ ಜಿಂಕೆ ಯಾವ ಜಾತಿಯದು ಕದಲಿ ಜಾತಿಯದು ನಕಾದಲಿ ನಚಾವಿಕಿ ರಾಮಚಂದ್ರ ರಾಮಾಯಣದಲ್ಲಿ ಮಾರೀಚನನ್ನ ನೋಡಿ ಲಕ್ಷ್ಮಣ ಅದು ಬೇಡ ಬೇಡ ಹಿಡಿಯೋದಕ್ಕೆ ಬೇಡ ಅಂತಂದ್ರೆ ನೋಡಿಯ ನಕಾದಲಿ ತಮಿಳ್ ಕಾದಲ್ಲ ಕದಲಿ ಜಾತಿ ಇದಲ್ಲ ಇದು ನಚ ಆವಿಕಿ ಆವಿಕಿ ಜಾತಿ ಇದಲ್ಲ ಮೃಗಶಿರ ನಕ್ಷತ್ರದಲ್ಲಿ ಒಂದು ಚಂದ್ರನಲ್ಲಿ ಒಂದು ಮಾತ್ರ ಇದೆ ಅದು ಬಿಟ್ಟರೆ ಮೂರನೇದು ಆಶ್ಚರ್ಯ ಅಂತ ಹೇಳುವಾಗ ಈ ಜಿಂಕೆಗಳ ಜಾತಿ ಹೆಸರು ಸ್ಟ್ಯಾಟಿಸ್ಟಿಕಲ್ ರೆಕಾರ್ಡ್ಸ್ ಕೊಡ್ತಾರೆ ಕುದುರೆಗಳ ಹೆಸರು ಕೊಡ್ತಾರೆ ಭದ್ರೈಹಿ ಮಂದ್ರೈಹಿ ಮೃಗೈಹಿ ಭದ್ರಭಂದ್ರ ಮೃಗೈಹಿ ಆನೆಗಳ ಜಾತಿ ಕುದುರೆಗಳ ಜಾತಿ ಅಯೋಧ್ಯೆಯಲ್ಲಿ ಹೇಗಿತ್ತು ಎಂಬುದಾಗಿ ವರ್ಣನೆ ಮಾಡ್ತಾರೆ ಅಂಥದ್ದು ಕಾಂಬೋಜ ರಾಜ ಕದಲಿ ಜಾತಿಯ ಮೃಗಗಳನ್ನ ಕೃಷ್ಣ ಶ್ಯಾಮ ಬಣ್ಣ ಇದ್ದವನ್ನ ಅನೇಕ ಕಂಬಳಿಗಳನ್ನ ಕೊಟ್ಟಿದ್ದಾನೆ ಸಾವಿರ ಸಾವಿರ ಆನೆಗಳು ಒಂಟೆಗಳು ಕುದುರೆಗಳು ಬಳುವಳಿಗಳು ಬಂದಿವೆ ಬೇರೆ ಬೇರೆ ದೇಶದಿಂದ ರತ್ನಗಳಿಗೆ ಅಳತೆ ಲೆಕ್ಕವೇ ಇಲ್ಲ ಏನೋ ಹೀಗಂತಿ ಎಂದ ಧೃತರಾಷ್ಟ್ರ ಹೌದು ನಾನೇ ಲೆಕ್ಕ ಬರೆದು ಬರೆದು ಕೈ ಸೋತು ಹೋಯಿತು ಬರ್ಕೊಳ್ಳೋಕ್ಕಾಗೋದಿಲ್ಲ ಹೋಗರು ಸುಮ್ಮನೆ ಇಟ್ಬಿಟ್ಟು ಹೋಗರು ಅಂತ ನಾನೇ ಹೇಳಬೇಕಾಯಿತು ಇಷ್ಟೊಂದು ಐಶ್ವರ್ಯ ಬಂದುಬಿಡ್ತು ಹೇಗೆ ಸಹಿಸಲಿ ವಾಟಧಾನ ಅಂತ ಒಂದು ದೇಶ ಅಲ್ಲಿಂದ ಕೆಲವು ಬ್ರಾಹ್ಮಣರು ನಮ್ಮ ಗೋಮಾಂತಕ ಪರ್ವತ ಗೋವೆ ಕಡೆಯಿಂದ ಬ್ರಾಹ್ಮಣರು ಹವ್ಯಕರು ಕೊಂಕಣಸ್ಥರು ಎಲ್ಲ ಬ್ರಾಹ್ಮಣರು ಬಂದಿದ್ದಾರೆ ಯಾಕಕ್ಕೆ ಬರದೇ ಇದ್ದವರೆಲ್ಲ ಬಂದುಬಿಟ್ಟಿದ್ದಾರೆ ಮೂರು ಕರ್ವ ಕರ್ವ ಅಂದರೆ ಕೋಟಿಗೆ ಮೇಲ್ಪಟ್ಟ ಒಂದು ಅಂಕಿ ಕರ್ವ ಪದ್ಮ ಶಂಖ ಎಲ್ಲ ಹೇಳ್ತಾರೆ ಕೋಟಿಗೆ ಮೇಲ್ಪಟ್ಟ ಅಂಕಿ ಅಷ್ಟೊಂದು ಬಲಿಗಳನ್ನ ಬಲಿ ಅಂದ್ರೆ ರಾಜನಿಗೆ ಕೊಡಬೇಕಾದ ಅರ್ಹಣಗಳನ್ನು ತಂದು ಬಾಗಿಲಲ್ಲಿ ನಿಂತು ಪ್ರವೇಶ ಬೇಡಿದ್ದಾರೆ ಹತ್ತು ಸಾವಿರ ಅಡಿ ಆಗಿನ ಕಾಲದ ಮಯಾಸುರನ ಕೈಯಲ್ಲಿ ಅಡಿ ಉದ್ದ ಹತ್ತು ಸಾವಿರ ಅಡಿ ಅಗಲದ ಅಷ್ಟು ದೊಡ್ಡ ಮಂಟಪದ ಒಳಗಡೆ ಒಂದು ಕಾಲು ಊರಿ ಮೆಟ್ಟಂಗಾಲಲ್ಲಿ ನಿಂತು ಧರ್ಮರಾಜನ ಪಟ್ಟಾಭಿಷೇಕ ನೋಡುವುದಕ್ಕೆ ಇಲ್ಲಿ ಬಂದವರಿಗೆ ಜಾಗ ಇಲ್ರಿ ನಾವು ನೋಡಲೇಬೇಕಲ್ಲ ಏನು ಸ್ಪೆಷಲ್ ತಂದಿದ್ದೀರಿ ಕುದುರೆ ಅಯ್ಯ ಹೋಗ್ರಿ ಯಾರಿಗೆ ಬೇಕು ಕುದುರೆ ಕತೆ ಎಲ್ಲ ಆನೆ ತಂದಿದೆ ಆನೆ ಸಾಕಷ್ಟಿದೆ ಬೆಳ್ಳಿ ಬಂಗಾರ ಬೆಳ್ಳಿ ಬಂಗಾರ ನಮ್ಮಲ್ಲೇ ಸಾಕಷ್ಟಿದೆ ಯಾರೂ ತರದೇ ಇದ್ದದ್ದು ಏನಾದರೂ ಇದ್ರೆ ಒಳಗೆ ಬಿಡುತ್ತೇವೆ ಅಂತಿದ್ರಂತೆ ಕೆಲವು ಬ್ರಾಹ್ಮಣರು ಪಾಪ ತಡವಾಗಿ ಬಂದಿದ್ದಾರೆ ಏನು ಕೊಡಬೇಕು ಒಳಗೆ ಬಿಡೋದಿಕ್ಕೆ ಅಂತ ಕೇಳಿದ್ರೆ ಏನಾದರೂ ಅಪರೂಪದ ಪಾತ್ರ ಇದ್ರೆ ಕೊಡಿ ಅಪರೂಪದಿದ್ರೆ ಕೊಡಿ ಅಂತ ಕೇಳಿದ್ರೆ ಕಂಚಿನ ಪಾತ್ರೆಗಳಲ್ಲಿ ಜೇನನ್ನು ತುಂಬಿ ಬಡ ಬ್ರಾಹ್ಮಣರು ತಂದು ಕೊಟ್ಟರು ಅಂತ ಬರೆದಿದ್ದಾರೆ ದೊಡ್ಡ ಕಂಚಿನ ಕಂಚಲ್ಲಿ ಲಿಟ್ರ್ ಕೆಡೋದಿಲ್ಲ ಆ ಜೇನನ್ನು ತಂದು ಕೊಟ್ಟಿದ್ದಾರೆ ಇನ್ನು ಕೆಲವರು ಎಲ್ಲಿ ಎಲ್ಲಿ ಸಾಲ ಮಾಡಿ ಬ್ರಾಹ್ಮಣರು ಬಂಗಾರದಲ್ಲಿ ಮಾಡಿದ ಕಮಂಡಲುಗಳನ್ನು ತಂದು ಕೊಟ್ಟಿದ್ದಾರೆ ಒಂದು ಕಮಂಡಲು ಬೆಲೆ ನಿಮಗೆ ಗೊತ್ತೇ ಗೊತ್ತಿದೆಯೇ ಮೂವತ್ತು ಸಾವಿರ ರೂಪಾಯಿ ಹರಿದ್ವಾರದಲ್ಲಿ ವಿಚಾರ ಮಾಡಿದೆವು ನಮ್ಮ ಸ್ವಾಮಿಗಳೊಬ್ಬರಿಗೆ ಕಮಂಡ್ಲು ಬೇಕಾಗಿತ್ತು ತೆಂಗಿನಕಾಯಿಂದ ಚಿಪ್ಪಿನಿಂದ ಮಾಡಲ್ಪಟ್ಟದ್ದು ನಮ್ಮ ಸ್ನೇಹಿತರೊಬ್ಬರಲ್ಲಿ ಹೋಗ್ತಾರೆ ಪದೇ ಪದೇ ಅವರಿಗೆ ಒಂದು ಒಳ್ಳೆ ಕಮಂಡ್ಲು ತೂತ್ ಗೀತ್ ಬೀಳದೆ ಇರೋದು ಒಳ್ಳೆ ತೆಂಗಿನ ಚಿಪ್ಪಿಂದ ತಗೊಂಬನ್ನಿ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಒಂದು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ತನಕ ಕಮಂಡ್ಲು ಬೆಲೆ ಇದೆ ಮೂವತ್ತು ಸಾವಿರ ರೂಪಾಯಿ ಕಮಂಡ್ಲು ಯಾವುದಪ್ಪ ಸ್ವಾಮಿಗಳಿಗೆ ಎಷ್ಟು ಬೆಲೆ ಎಲ್ಲ ಹಜ ಹರಾಜ್ ಹಾಕಿದರೆ ಕಮಂಡ್ಲು ಮೂವತ್ತು ಸಾವಿರ ರೂಪಾಯಿ ಅವರು ಹೇಳಿದರು ಆಫ್ರಿಕಾ ದೇಶದಲ್ಲಿ ಒಂದು ತರಹ ತೆಂಗಿನ ಮರ ಬೆಳೀತದೆ ಕೇಳಿದ್ದೀರಾ ಆ ತೆಂಗಿನ ಮರದಲ್ಲಿ ಇಷ್ಟಿಷ್ಟುದ್ದ ಕಾಯಿ ಬರ್ತದಂತೆ ಆಫ್ರಿಕಾ ದೇಶದ ತೆಂಗಿನ ಮರದಲ್ಲಿ ಮೇಲ್ಮಟ್ಟೆ ಎಲ್ಲ ಒಳಗಿನ ಕಾಯಿ ಚಿಪ್ಪಿಷ್ಟುದ್ದ ಇರುತ್ತೆ ಅದನ್ನು ಮೇಲಿನಿಂದ ಕೆಳಗಡೆ ಸೀಳಿ ಈ ಕಡೆ ಆ ಕಡೆ ಮರದ ಹಿಡಿಕೆಗಳನ್ನು ಹಾಕಿ ಕೆಲವರು ಗೋಸಾವಿಗಳು ಉತ್ತರದಿಂದ ಬರ್ತಾರೆ ಆ ಕಮಂಡ್ಲು ತಗೊಂಡು ಅಂತ ಹದಿಮೂರು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಅಯ್ಯೋ ನಮ್ಗೆ ಅಷ್ಟು ಯೋಗ್ಯತೆ ಇಲ್ಲ ನಾನೇ ಸನ್ಯಾಸಿ ಆದರೂ ನೋಡೋಣ ಅಂತ ಹೇಳಿ ಅವ್ರಿಗೆ ಬೇಡ ಅಂತ ಹೇಳಿದೆ ಬಂಗಾರದ ಕಮಂಡ್ಲು ತಂದು ಕೊಟ್ಟಿದ್ದಾರೆ ಈ ಸಭೆಯಲ್ಲಿ ನಿಂತು ಒಂಟಿ ಕಾಲದಲ್ಲಿ ಧರ್ಮರಾಜನ ಪಟ್ಟಾಭಿಷೇಕ ನೋಡೋದಕ್ಕೆ ಯಾತಕ್ಕೆ ಕೃಷ್ಣನೇ ಮಾಡ್ತಾ ಇದ್ದಾನೆ ದ್ರೌಪದಿಯನ್ನ ಧರ್ಮರಾಜನ ಮಡಿಲಲ್ಲಿ ಕೂರಿಸಿ ಪಾಂಚಜನ್ಯವೆಂಬ ಶಂಖದಿದ್ದ ದೊಡ್ಡ ಕೊಳಗ ಪಾತ್ರೆಯಲ್ಲಿ ಬಂಗಾರದ ಪಾತ್ರೆಯಲ್ಲಿ ಕ್ಷೀರವನ್ನ ಕಾಮಧೇನುವಿನ ಕ್ಷೀರವನ್ನು ಅದ್ದಿ ತೆಗೆದು ಕೃಷ್ಣ ಹಸ್ತದಿಂದ ಅಭಿಷಿಕ್ತವಾದಂತಹ ಮುಡಿ ದ್ರೌಪದಿಯ ಮುಡಿ ಅಂಥ ಮುಡಿ ಅಪಮಾನವನ್ನು ಮಾಡಿದ ದುಶ್ಯಾಸನ ಕೃಷ್ಣ ಬಿಟ್ಟೇನೆ ಭೀಮ ಬಿಟ್ಟರು ಬಿಡ್ತಾನೆಯೇ ನೋಡಿ ಅದನ್ನು ನೋಡಬೇಕು ಅಂತ ಬಂದಿದ್ದಾರೆ ಭೀಮಾರ್ಜುನರು ನಕುಲ ಸಹದೇವರು ಇವರ ದಿಗ್ವಿಜಯ ಅವರು ತಂದು ವಸ್ತುಗಳು ಬೇರೆ ಈ ಉತ್ಸವಕ್ಕೆ ಬಂದವರು ಕೊಟ್ಟ ವಸ್ತುಗಳು ಬೇರೆ ಅಕೌಂಟ್ ಮಿಕ್ಸ್ ಮಾಡುವ ಹಾಗಿಲ್ಲ ಎಷ್ಟು ಜನ ಊಟ ಮಾಡಿರುವ ಅವತ್ತು ಮಧ್ಯಾಹ್ನ ಪಟ್ಟಾಭಿಷೇಕದಿಂದ ಸಾಯಂಕಾಲ ತನಕ ಅಂದರೆ ಅದಕ್ಕೊಂದು ಪ್ರಮಾಣ ಕೊಡ್ತಾರೆ ಹತ್ತು ಸಾವಿರ ಜನ ಊಟ ಮಾಡಿದ ಕೂಡಲೇ ಒಂದು ಸಲ ಶಂಖ ಊದ್ತಾ ಇದ್ರಂತ ಮನೆಯವರು ಅಂತಹ ಶಂಖವನ್ನು ಊಟ ಮಾಡುವ ಕ್ಷಣದಿಂದ ಹಿಡಿದು ಸಾಯಂಕಾಲ ಸೂರ್ಯ ಮುಳುಗುವ ತನಕ ಶಂಖವನ್ನು ಕೆಳಗೆ ಇಡಲಿಲ್ಲ ಅಂದರೆ ಎಷ್ಟೊಂದು ಜನ ಊಟ ಮಾಡಿರ್ಬೇಕು ನೀವು ನೋಡ್ಕೊಳ್ಳಿ ಕ್ಷತ್ರಿಯರು ಒಳಬರುವುದಕ್ಕೆ ವೈಶ್ಯರಂತೆ ಕ್ಯೂ ನಿಂತು ಧರ್ಮರಾಜನಿಗೆ ಗುಲಾಮರಂತೆ ಹಣವನ್ನು ಅಪ್ಪ ನಾನು ಹೇಗೆ ನೋಡಲಿ ಹೇಗೆ ಸಹಿಸಿಕೊಳ್ಳಿ ಅಂತ ಸಂಕಟವನ್ನು ಹೇಳ್ತಾನೆ ಅಷ್ಟು ದೊಡ್ಡ ವೈಭವ ಧರ್ಮರಾಜನ ರಾಜಸೂಯ ತುಂಬ ಚೆನ್ನಾಗಿ ನಡೀತಾ ಇದೆ ನಾರದರು ಬಂದಿದ್ದಾರೆ ದೇವರ್ಷಿಗಳೆಲ್ಲ ಬಂದಿದ್ದಾರೆ ಸ್ವಯಂ ಭಗವಂತನೇ ಪಾಲ್ಗಳಲ್ಲಿಂದ ಬಂದು ನಿಂತಿದ್ದಾನೆ ಇನ್ನೇನು ಬೇಕು ನಿಮಗೆ ಭಗವಂತನೇ ಬಂದ ಮೇಲೆ <coughs> ಇನ್ಯಾರು ಬಂದರೂ ಬರದೇ ಇದ್ರು ಉತ್ಸವ ಚೆನ್ನಾಗಿ ನಡೀತಾ ಇರ್ತಕ್ಕಂಥ ಕಾಲ ತುಸೋಷ ನಾರದ ಪಶ್ಯನ್ನಿ ಧರ್ಮರಾಜಸ್ಯ ಧೀಮತಃ ನಾರದರು ತುಂಬ ಸಂತೋಷಪಟ್ಟರು ಚಿಂತೆ ಯಾಕೆಂದ್ರೆ ಅವರೇ ಇದನ್ನು ಸೂಚಿಸಿದ್ದವರು ನಿಮ್ಮ ತಂದೆ ಯಮಲೋಕದಲ್ಲಿದ್ದಾನೆ ಅವನಿಗೆ ಸದ್ಗತಿ ಆಗಬೇಕಾಗಿದ್ರೆ ಆಶ್ವಯ ಮಾಡು ಅಂತ ಹೇಳಿದ್ದವರು ಸಸ್ಮಾರಚ ಪುರಾವೃತ್ತಾಂ ಕಥಾಂತಾಂ ಪುರುಷ ಋಷಭ ಅಂಶಾವತರಣೇಯಾಸೌ ಬ್ರಹ್ಮಣೋ ಭವನೇ ಭವತಿ ನಾರದ ಪುಂಡರೀಕಾಕ್ಷಂ ಸಸ್ಮಾರ ಮನಸಾ ಬ್ರಹ್ಮದೇವರ ಲೋಕದಲ್ಲಿ ಯಾರ್ಯಾರು ಯಾವ ಯಾವ ವಂಶದಿಂದ ಭೂಮಿಯಲ್ಲಿ ಬಂದಿದ್ದಾರೆ ಕೃಷ್ಣಾವತಾರ ಸಹಾಯಕ್ಕೆ ಎನ್ನುವುದೆಲ್ಲ ಹೇಳಿದ್ರು ನಾರದರು ನೆನೆಸಿಕೊಂಡರು ಭಗವತ್ ಸಂಕಲ್ಪದಂತ ನಡೀತಾ ಇದೆ ಎಲ್ಲ ಎಂಬುದಾಗಿ ಆನಂದ ಬಾಷ್ಪ ಹಾಕಿದ್ದಾರೆ ಯಸ್ಯ ಬಾಹುಬಲಂ ಸೇಂದ್ರಾಹ ಸುರಾ ಸರ್ವೇ ಉಪಾಸತೆ ಸೋಯಂ ಮಾನುಷವನ್ನಾಮ ಹರಿರಾಸ್ತೇರಿ ಮರ್ದನಃ ಅನುಭವಿಸ್ತಾ ಇದ್ದಾರೆ ನಾರದರು ಅನುಭವ ಪ್ರಿಯರು ಅವರು ನಾಲ್ಕಕ್ಷರದ ಒಂದು ಶ್ರೀನಾಮವನ್ನು ಮಾತ್ರ ಸರ್ವದಾ ಹೇಳ್ತಿದ್ರು ನಾರಾಯಣ ನಾರಾಯಣ ನಾರಾಯಣ ಪ್ರವಚನ ಮಾಡುವವರಲ್ಲ ಅವರಿಗೆ ಅದರಲ್ಲಿಯೇ ಅನುಭೂತಿ ಆಗ್ತಿತ್ತು ಅಷ್ಟಾಕ್ಷರದ ಅನುಭೂತಿ ಭಗವಂತನ ಗುಣಗಳನ್ನೆಲ್ಲ ಅನುಭವಿಸ್ತಾ ಇದ್ದವರು ಸ್ವಾಮಿ ನಿನ್ನ ಸೌಲಭ್ಯ ಎಂತದೋ ಅಂತ ಅನುಭವಿಸಿದರು ದೇವರು ದೊಡ್ಡವನು ದೊಡ್ಡವನು ದೊಡ್ಡವನು ಅಲ್ಲಿ ಹೋಗಿ ವೈಕುಂಠದಲ್ಲಿ ಅರ್ಚಾಡ್ಕೊಳ್ಳಿ ಯಾರು ಬೇಡ ಅಂತಾರೆ ದೇವರು ದೊಡ್ಡವನಲ್ಲದೆ ನಾನು ನೀವರು ದೊಡ್ಡವರೇ ದೊಡ್ಡವರು ಯಾರು ಅವನೇ ದೊಡ್ಡವನು ಅದು ಶಾಸ್ತ್ರ ಯಾತಕ್ಕೆ ಬೇಕು ನಾವೇ ಹೇಳ್ತೀವಿ ಆಶ್ಚರ್ಯಪಡುವುದೇನು ಅಂದರೆ ಅವನಷ್ಟು ಸುಲಭನಾದ ಇನ್ನೊಂದು ದೇವತೆ ಭಕ್ತರಿಗೆ ಸುಲಭನಾದವನು ಹರಿ ಸುಲಭನು ಆ ಸೌಲಭ್ಯವನ್ನು ಕೊಂಡಾಡ್ತಾ ಇದ್ದಾರೆ ನಾರದರು ಅಷ್ಟಾಕ್ಷರ ಮಂತ್ರದಲ್ಲಿ ಸೌಲಭ್ಯವನ್ನು ಅನುಭವಿಸ್ತಾ ಇದ್ದಾರೆ ತಥೋ ಭೀಷ್ಮೋ ಬ್ರವೀದ್ರಾಜನ್ನೇ ಈಗ ಬಂತು ಗಂಡಾಂತರ ಪೂಜೆ ಎಲ್ಲ ನಡೆಯಿತು ಏನು ರಾಮನಿಗೆ ಶ್ರೀರಾಮಚಂದ್ರನಾಗೆ ಅಷ್ಟಬಸುಗಳು ಹೇಗೆ ಎಂಟು ದಿಕ್ಕಿನಿಂದ ಅಭಿಷೇಕವನ್ನು ಮಾಡಿದರೋ ಸಾವಿರ ತೂತಿನ ಬಂಗಾರದ ತಟ್ಟೆಯನ್ನಿಟ್ಟು ನಾಲ್ಕು ಸಮುದ್ರಗಳಿಂದ ಸಂದ ಸದ್ಯೋತೀರ್ಥವನ್ನು ಐದೂವರೆ ಸಾವಿರ ನದಿಗಳಿಂದ ತಂದ ನದಿ ತೀರ್ಥಗಳನ್ನು ನಾನಾ ಔಷಧಿ ರಸಗಳನ್ನು ಯಾವ ಯಾವ ಮರದಲ್ಲಿ ವೃಕ್ಷದಲ್ಲಿ ಎಂಥೆಂಥ ದಿವ್ಯ ಔಷಧಿ ಇದೆಯೋ ಆ ರಸವನ್ನೆಲ್ಲ ಹಿಂಡಿದರೆ ಚಕ್ರವರ್ತಿಯ ಶರೀರ ಯಾವುದರಿಂದ ಗಟ್ಟಿಯಾಗ್ತದೆಯೋ ಅಂಥದೆಲ್ಲ ವೈಭವವನ್ನು ಮಾಡಿದ್ದಾರೆ ಅಲ್ಲಿಂದ ಆಚೆಗೆ ರತ್ನಗಳಿಂದ ಮಣಿಮಾಣಿಕ್ಯಗಳಿಂದ ವಜ್ರಾಜಗಳಿಂದ ಧರ್ಮರಾಜನ ಮುಡಿಯ ಮೇಲೆ ದ್ರೌಪದಿ ಮುಡಿಯ ಮೇಲೆ ಮಂಗಳಾಭಿಷೇಕವನ್ನು ಮಾಡಿದ್ದಾರೆ ಯೋಧರು ಮಾಡಿದ್ದಾರೆ ಯೋಧಾಂಗನೆಯರು ಮಾಡಿದ್ದಾರೆ ಆ ಊರಿನ ದೊಡ್ಡ ದೊಡ್ಡ ವರ್ತಕರೆಲ್ಲ ಮಾಡಿದ್ದಾರೆ ಪಟ್ನಶೆಟ್ಟರೆಲ್ಲ ಮಾಡಿದ್ದಾರೆ ಕಂದೆಯರು ಮಾಡಿದ್ದಾರೆ ಬ್ರಾಹ್ಮಣರು ಮಾಡಿದ್ದಾರೆ ಈ ಎಷ್ಟು ದಿವಸ ವರ್ಣನೆ ಮಾಡಿದ್ರು ಮುಗಿಯುವುದಿಲ್ಲ ರಾಜಸೂಯ ಅಪರೂಪದ್ಯಾಗ ಅದು ಅದೆಲ್ಲ ನಡೆಯಿತು ಈಗ ಎರಡು ಅಂಗಗಳು ಉಳಿದವು ಒಂದು ಅಗ್ರಪೂಜೆ ಅಗ್ರಪೂಜೆ ಅಂದ್ರೇನು ನಮ್ಮಲ್ಲಿ ಶ್ರೀವೈಷ್ಣವರಲ್ಲಿ ವೈಷ್ಣವರಲ್ಲಿ ಸಾಮಾನ್ಯವಾಗಿ ಮದುವೆಯಲ್ಲಿ ಒಂದು ಜಗಳ ಆಗ್ತದೆ ಯಾವಾಗ ಈ ದಿವಸ ಬರ್ತದ ನಾಗೋಲಿ ನಾಗೋಲಿ ಅಂತ ಹೇಳ್ತಾರೆ ನೋಡಿ ಮದುವೆಯೆಲ್ಲ ಮುಗೀತು ಬೀಗರಿಗೆಲ್ಲ ಔತಣವಾಯಿತು ಹೆಣ್ಣಿನ ಕಡೆಯವರು ಬಂದವರಿಗೆಲ್ಲ ತಾಂಬೂಲ ಕೊಡಬೇಕು ಎಲ್ಲ ಕೂತಿರ್ತಾರೆ ಯಾರಿಗೆ ಮೊದಲು ಕೊಡ್ತಾರೆ ನೋಡೋಣ ಅಂತ ಅಗ್ರಪೂಜೆ ವಯಸ್ಸಲ್ಲಿ ದೊಡ್ಡವರು ಕೊಡ್ತೀರಾ ಬಂಧುಗಳಲ್ಲಿ ಹಿರಿಯರಿಗೆ ಅಂತ ಕೊಡ್ತೀರಾ ಐಶ್ವರ್ಯದಲ್ಲಿ ಹಿರಿಯರಿಗೆ ಅಂತ ಕೊಡ್ತೀರಾ ಯಾವತ್ತೂ ಇದ್ದವರು ಬಂದಿದ್ದಾರೆ ಅನ್ನೋರು ಕೊಡ್ತೀರಾ <coughs> ಯಾವ ಕಾರಣವನ್ನಿಟ್ಟು ಒಬ್ಬ ಬಂಧುಗಳಿಗೆ ಅಥವಾ ಮಿತ್ರರಿಗೆ ಯಾವ ಜಾತಿಯವರಿಗೆ ಅಗ್ರ ಪೂಜೆಯನ್ನು ಮಾಡ್ತೀರಿ ಪೂಜೆ ಅಂದ ಕೂಡಲೇ ಗಲಾಟೆ ಅವನು ಕೊಟ್ಟರು ನಾನು ಕೊಡಲಿಲ್ಲ ನಾನು ಕೊಟ್ಟರು ಅವನು ಕೊಡಲಿಲ್ಲ ಈ ಪದ್ಮಶ್ರೀ ಭಾರತ ರತ್ನ ಇದರ ಗಲಾಟೆ ಇದ್ದ ಹಾಗೆ ಗಲಾಟೆಗೆ ಆಸ್ಪದವಾಗುವಂತಹ ಈ ಪದ್ಧತಿಗಳನ್ನು ರದ್ದು ಮಾಡಬೇಕು ಆದರೆ ಸಭೆಯಲ್ಲಿ ಧರ್ಮರಾಜ ತೋರಿಸಬೇಕು ನಾನು ಹೇಗೆ ಚಕ್ರವರ್ತಿ ಆಗಿದ್ದೇನು ಇಡೀ ಜಗತ್ತಿಗೆ ಸಮ್ರಾಟ್ ಈ ಸಭೆಯಲ್ಲಿ ಎಲ್ಲರಿಂದಲೂ ಪೂಜೆಗೆ ಅರ್ಹರಾದವನು ಯಾರು ಅವನ ಪಾದವನ್ನು ಧರ್ಮರಾಜನೇ ತೊಳೆಯಬೇಕು ತೊಳೆದು ಪಾದತೀರ್ಥವನ್ನು ಅವನು ಮಾತ್ರವಲ್ಲ ಸಭೆಯಲ್ಲಿರುವ ಎಲ್ಲರೂ ತಲೆಗೆ ಪ್ರೋಕ್ಷಿಸಿಕೊಳ್ಳಬೇಕು ಪಾದತೀರ್ಥವನ್ನು ಪ್ರಾಶನ ಮಾಡಬೇಕು ಸರ್ವೋತ್ತಮನಾರು ಅನ್ನುವ ವಿಶೇಷ ಪ್ರಶ್ನೆ ಇದು ಹರಿಯೇ ಪರತರ ದೈವ ನಿರ್ಣಯ ಮಾಡುವಂಥ ಈ ದಿವ್ಯವಾದ ಘಟ್ಟ ಇದು ಮಹಾಭಾರತದಲ್ಲಿ ಪರತ್ವ ಎಷ್ಟು ಚೆನ್ನಾಗಿ ಏಕಾಂತಿತ್ವ ಸೂಚನೆ ಮಾಡಿದ್ದಾರೆ ಭೀಷ್ಮ ಮೇಲೆ ಕೆದ್ದ ತಥೋಬ್ರವೀತ್ ಭೀಷ್ಮ ರಾಜನ್ನೇ ಧರ್ಮರಾಜಂ ಯುಧಿಷ್ಠಿರಂ ಕ್ರಿಯತಾಂ ಅರ್ಹಣಂ ರಾಜ್ಞಾಂ ಯಥಾರ್ಹಂ ಇತಿ ಭಾರತ ತಪ್ಪು ಸಿಕ್ಕಾಕೊಳ್ಳಿಲ್ಲ ಮೊದಲು ಭೀಷ್ಮ ಯಥಾರ್ಹಂ ಯಥಾಯೋಗ್ಯವಾಗಿ ಬಂದಿರೋವರಿಗೆಲ್ಲರಿಗೂ ಪೂಜೆಯನ್ನು ಮಾಡು ಇದೋ ದೃಪದ ಬಂದಿದ್ದಾನೆ ಇದೋ ವಿರಾಟ ಬಂದಿದ್ದಾನೆ ನಿಮ್ಮ ಕಡೆಯವರು ಬಂದಿದ್ದಾರೆ ಧೃತರಾಷ್ಟ್ರ ದೊಡ್ಡಪ್ಪ ಬಂದಿದ್ದಾನೆ ಶಲ್ಯ ಬಂದಿದ್ದಾನೆ ಸೋದರ ಮಾವ ಶಿಶುಪಾಲ ಬಂದಿದ್ದಾನೆ ಎಲ್ಲರ ಹೆಸರನ್ನು ತೋರಿಸಿ ಇವರೆಲ್ಲರಿಗೆ ಯಥಾಯೋಗ್ಯವಾಗಿ ಗೌರವವನ್ನು ಮಾಡು ಯಥಾಯೋಗ್ಯ ಅಂದರೆ ಏನು ಅಲ್ಲಿ ಬಂತು ಪ್ರಶ್ನೆ ಒಬ್ರಿಗೆ ಎರಡು ತೆಂಗಿನಕಾಯಿ ಕೊಡ್ತೀರಾ ಒಬ್ರಿಗೆ ಒಂದೇ ತೆಂಗಿನಕಾಯಿ ಕೊಡ್ತೀರಾ ದಕ್ಷಿಣ ಎಷ್ಟು ಕೊಡ್ತೀರಿ ವಿದ್ವತ್ ಸಭೆಗಳಲ್ಲಿ ಹೀಗೆ ಮಾಡ್ತಾರೆ ದೊಡ್ಡ ವಿದ್ವಾಂಸರುಗಳಿಗೆ ಸಭೆಗಳಲ್ಲಿ ಕೆಲವೊಂದು ಮಠಗಳಲ್ಲಿ ಒಬ್ರಿಗೆ ಐದು ಸಾವಿರ ರೂಪಾಯಿ ಕೊಡೋದು ಒಬ್ಬರಿಗೆ ಎರಡೇ ಸಾವಿರ ಕೊಡೋದು ಒಬ್ಬರಿಗೆ ಉಲನ್ ಶಾಲು ಹೊದಿಸುವುದು ಒಬ್ಬರಿಗೆ ಜರ್ತಾರಿ ಇಲ್ಲದೆ ಹೊದಿಸುವುದು ಒಬ್ಬರಿಗೆ ಖದರ್ ಶಾಲು ಹೊದಿಸುವುದು ನಮಗೆ ಒಂದು ಕಡೆ ಹೀಗೆ ಅಪಮಾನವಾಗಿ ಹೋಯಿತು ಕರೆದ್ರು ತುಂಬ ಹೇಳಿದ್ರಲ್ಲ ಅಂತ ಹೋದ್ರೆ ಹೀಗೆ ಮಾಡಿಬಿಟ್ರು ಸಭೆಯಲ್ಲಿ ವಿದ್ವಾಂಸರಿಗೆ ಅವರೇನು ತಳ್ಕೊಂಡಿರ್ತಾರೆ ಇವರು ತರ್ಕ ಓದಿದ್ದಾರೆ ಅವರು ವ್ಯಾಕರಣ ಓದಿದ್ದಾರೆ ಇವರು ವೇದಾಂತ ಓದಿದ್ದಾರೆ ಇವರು ಏನೂ ಓದಿಲ್ಲ ಇವರು ಬರೀ ಉಪನ್ಯಾಸ ಮಾಡ್ತಾರೆ ಆ ದೃಷ್ಟಿಯಿಂದ ಏನೋ ಒಂದು ತಕ್ಕಡಿ ಹಿಡಿದು ಒಂದೊಂದು ರೀತಿಯಲ್ಲಿ ನೀವು ಕೊಟ್ಟರೆ ಸಭೆಯಲ್ಲಿ ಅವಮಾನವಾಗ್ತದೆ ಯಾಕೆ ಪ್ರತಿಯೊಬ್ಬರೂ ತಾನು ಶ್ರೇಷ್ಠ ಅಂತ ತಿಳ್ಕೊಂಡಿರೋರೆ ಅಹಂಕಾರವಿಲ್ಲದೆ ಸಭೆಯಲ್ಲಿ ಏನು ಬೇಕಾದ್ರೂ ಮಾಡಬಹುದು ಅಹಂಕಾರ ತುಂಬಿದ ಸಭೆಯಲ್ಲಿ ಯೋಗ್ಯರಾದವರು ಬಹಳ ಜನ ಇದ್ದರೆ ದೊಡ್ಡ ಪೀಕಲಾಟ ಯಾರಿಗೆ ಹೇಗೆ ಗೌರವ ಮಾಡುವುದು ಮುಖ್ಯ ಸಂಬಂಧಿ ಅಂತ ಗೌರವ ಮಾಡಬೇಕಾಗಿದ್ರೆ ದ್ರುಪದನಿಗೆ ಮಾಡಬೇಕು ಯಾಕೆ ದ್ರೌಪದಿಯ ತಂದೆ ಅವನ ಮಗಳೇ ಕೂತಿದ್ದಾಳೆ ಪಾಂಡು ಮಹಾರಾಜ ಇದ್ರೆ ಪಾಂಡುವಿಗಾಗಬೇಕಾಗಿತ್ತು ಪಾಂಡು ಇಲ್ಲ ಹಾಗಿದ್ರೆ ವಸುದೇವ ಇದ್ದಾನಲ್ಲ ವಸುದೇವನ ಮಗಳು ಸುಭದ್ರ ಇದ್ದಾಳಲ್ಲ ಅಲ್ಲಿ ಮಾಡಬೇಕಲ್ಲ ಯಾರಿಗೆ ಮಾಡಬೇಕು ಭೀಷ್ಮ ಶ್ರೇಯತಾಮರ್ಹಣಂ ರಾಜ್ಞಾಂ ಯಥಾರ್ಹಂ ಇತಿ ಭಾರತ ಯಾರ್ಯಾರು ಮಾಡಬೇಕು ಆಚಾರ್ಯಂ ಋತ್ವಿಜಂಚೈವ ಸಂಯುಜಂಚ ಯುಧಿಷ್ಠಿರ ಸಂಯುಜಂ ಸಂಬಂಧಿನಂ ಸಂಬಂಧಿಗಳಿಗೂ ಮಾಡಬೇಕು ಆಚಾರ್ಯರಿಗೆ ಮಾಡಬೇಕು ಆಚಾರ್ಯರು ಅಂದ್ರೆ ಯಾರು ಈ ಯಾಗದ ಪೌರೋಹಿತ್ಯವನ್ನು ಯಾರು ವಹಿಸಿದ್ದಾರೆ ವೇದವ್ಯಾಸರೇ ಕೂತಿದ್ದಾರೆ ಯಾಜ್ಞವಲ್ಕಿಯರು ಬಂದಿದ್ದಾರೆ ವೈಶಂಪಾಯನರು ಬಂದಿದ್ದಾರೆ ಸೂತು ಪೌರಾಣಿಕರು ಬಂದಿದ್ದಾರೆ ಸ್ನಾತಕಂಚ ಪ್ರಿಯಂ ಪ್ರಾಹು ಷಡರ್ಘ್ಯಾರ್ಹ ನೃಪಂ ತಥಾ ಆದರೆ ಮೊದಲು ಯಾರಿಗೆ ಮಾಡಬೇಕು ಈ ಆರು ಜನರಲ್ಲಿ ಒಬ್ಬರಿಗೆ ಮಾಡಬೇಕು ಯಾರ್ಯಾರು ಆಚಾರ್ಯನಿಗೆ ಅಥವಾ ಋತ್ವಿಕ್ಕಿಗೆ ಋಗ್ವೇದ ಚೆನ್ನಾಗಿ ಹೇಳಿದವನು ಯಜುರ್ವೇದ ಹೇಳಿದವನು ಅಥವಾ ಸಂಬಂಧಿಗಳಿಗೆ ತುಂಬ ವಿದ್ಯಾವಂತರಾದಂತಹ ಸ್ನಾತಕರಿಗೆ ಅನೇಕ ಶಾಸ್ತ್ರ ಓದಿದವರಿಗೆ ಒಟ್ಟು ಆರು ಜನರಿಗೆ ಅಂತ ಹೇಳಿದ್ದಾರೆ ಇದರಲ್ಲೂ ಒಂದು ಕ್ರಮ ಆರರಲ್ಲಿ ಯಾರು ಮೊದಲು ಅದು ಒಂದು ಪ್ರಶ್ನೆ ಬರ್ತದೆ ತೈಮೇ ಕಾಲಪೂಗ ಪೂಗಸ್ಯ ಮಹತೋಸ್ಮಾನುಪಾಗತ ಸಂವತ್ಸರೋಷಿತಾನ್ ರಾಜಸೂಯಾಗ ಒಂದು ವರ್ಷದಿಂದ ನಡೀತಾ ಇದೆ ವಸಂತ ಋತುವಿನಲ್ಲಿ ಆರಂಭಿಸಿ ವಸಂತ ಋತುವಿನಲ್ಲಿ ಮುಗಿಸ್ತಾ ಇದ್ದಾರೆ ಆ ಒಂದು ವರ್ಷದಲ್ಲಿ ಪ್ರಾರಂಭ ದಿವಸದಿಂದ ಎಷ್ಟು ಸಾವಿರ ಜನ ಬರ್ತಿದ್ರು ಊಟ ಮಾಡ್ತಿದ್ರು ಎಲ್ಲಿಂದ ಸಾಮಾನು ಸರಂಜಾಮು ಬೆಣ್ಣೆ ಗಿಣ್ಣೆ ತುಪ್ಪ ಎಲ್ಲಿಂದ ತಂದಿದ್ರು ಮಾಡಿದ್ರು ಆ ವೈಭವ ನೀಡಿಕೊಳ್ಳಿ ಎಲ್ಲಿ ಎಲ್ಲ ಸ್ಟೋರೇಜ್ ಮಾಡಿದ್ರು ಎಲ್ಲಿದ್ದವು ಇಲಿಗಳು ಬೆಕ್ಕುಗಳು ಗೊತ್ತೇ ಇಲ್ಲ ನೆನ್ನೆಯಿಂದ ಪತಿಯೇ ಇಲ್ಲ ಎಲ್ಲ ಸ್ಟೋರ್ ಮಾಡಿದ್ದಾರೆ ಅಷ್ಟೊಂದು ಅದ್ಭುತವಾದ ಯಾಗ ಪಾಪ ವರ್ಷ ಪೂರ್ತಿ ಬಂದು ಸಹಕಾರ ಕೊಟ್ಟಿದ್ದಾರೆ ಧರ್ಮರಾಜ ಅವರೆಲ್ಲರಿಗೂ ಯಥಾ ಯೋಗ್ಯವಾಗಿ ಮಾಡು ಯುಧಿಷ್ಠಿರ ನೋಡಿದ ಈ ಭೀಷ್ಮ ಕಳ್ಳನರಿ ಅಡ್ಗೋಡೆ ಮೇಲೆ ದೀಪ ಹಾಗೆ ಯಥಾಯೋಗ್ಯವಾಗಿ ಮಾಡು ಅವರೇನ್ ಮಾಡೋದು ಸ್ವಾಮಿ ಪ್ರವಚನ ಆರಂಭ ಮಾಡಬೇಕು ಅಂತ ಒಬ್ಬರನ್ನು ಕೇಳಿದ್ರೆ ತಮಗೆ ಸರಿ ಅನ್ನಿಸಿದ್ರೆ ಶುರು ಮಾಡ್ಬೋದು ಅಂತ ಕೇಳಿದ್ರೆ ಆದರೆ ನೀವೇ ಹೇಳೋದು ಸರಿ ಇಲ್ಸ ನಾವು ಮಾಡೇ ಮಾಡ್ತೇವೆ ನೀವೇ ಹೇಳೋದು ಅದು ಒಗಟೆ ಒಡೆಯುವಂತೆ ಧರ್ಮರಾಜ ಕೇಳಿದ ಕಸ್ಮೈ ಭವಾನ್ ಮನ್ಯತೆ ಅರ್ಘ್ಯಂ ಏಕಸ್ಮೈ ಕುರುನಂದನ ಅರ್ಘ ಅಂದ್ರೆ ಗೌರವ ಅರ್ಘ್ಯ ಅಂದ್ರೆ ಗೌರವ ಸೂಚಕವಾದ ಪದಾರ್ಥ ಸೂರ್ಯನಿಗೆ ಏನು ಕೊಡ್ತೇವೆ ಭಗವಂತನಿಗೆ ಪರಿಶುದ್ಧವಾದ ಉಂಪು ಹೈ ಪೂವೆ ಎಂದು ಆಳ್ವಾರರು ಪರಿಶುದ್ಧವಾದ ತೀರ್ಥ ಅರ್ಘ್ಯ ಕೊಡುವ ಕ್ರಮ ತಿಳಿದುಕೊಳ್ಳಿ ಆ ಸಂಧ್ಯಾವನ್ನು ಮಾಡತಕ್ಕವರು ಮಾಡದೇ ಇದ್ದವರಿಗೆ ಪಾಪ ಬರುವುದಿಲ್ಲ ನಾನೇನು ಹೇಳಕ್ಕೆ ಹೋಗುವುದಿಲ್ಲ ಸಂಧ್ಯಾವನ್ನು ಮಾಡುವವರು ಪ್ರತಿನಿತ್ಯ ಅರ್ಘ್ಯದಲ್ಲಿ ಪರಿಶುದ್ಧ ತೀರ್ಥದಲ್ಲಿ ತುಳಸಿ ದಳವನ್ನು ದೂರ್ವ ಅಂದರೆ ಗರಿಕೆ ಹುಲ್ಲನ್ನು ಪಚ್ಚಕರ್ಪೂರಾದಿ ಪರಿಕರ ಸಾಮಗ್ರಿಗಳನ್ನು ಅಕ್ಷತೆಯನ್ನು ಹಾಕಿ ಅರ್ಘ್ಯವನ್ನು ಕೊಡಬೇಕು ಇಷ್ಟೆಲ್ಲ ಕಾಸ್ಟ್ಲಿ ಅಂತ ಗೊತ್ತಿದ್ರು ನಾವು ಸಂಧ್ಯಾವಂದನೆ ಮಾಡ್ತಿರ್ಲಿಲ್ಲವಲ್ಲ ಅಂತ ಅನ್ಬೋದು ಕೆಲವರು ಅದಾಗದೇ ಇದ್ರೆ ಬರೀ ತೀರ್ಥವನ್ನೇ ತಗೊಂಡು ಸೂರ್ಯನಲ್ಲಿರ್ತಕ್ಕ ಭಗವಂತನಿಗೆ ತೋರಿಸಿ ಇವತ್ತು ರಥಸಪ್ತಮಿ ಆ ಸೂರ್ಯನಿಗೆ ಅಂದ್ರೆ ಭಗವಂತನಿಗೆ ಹೋಗಿ ಇರುತ್ತೆ ಅದಕ್ಕೆ ಅರ್ಘ್ಯ ಅಂತೇವೆ ನಾವು ಕೊಡುವುದೇನಿದೆ ನೀರನ್ನು ನೀವು ತಯಾರು ಮಾಡಿದವರಲ್ಲ ತುಳಸಿ ನೀವು ತಯಾರು ಮಾಡಿದ್ದಲ್ಲ ಪರಿಸರ ದ್ರವ್ಯ ನಿಮ್ಮದಲ್ಲ ಅರ್ಪಣೆ ಮಾಡುವಾಗ ಸ್ವಾಮಿ ಅರ್ಪಿಸಿದ್ದೇನೆ ಎಂದು ವಾಕು ಹೃದಯ ಮಾತು ಇದು ನಿಮ್ಮದಾದರೆ ಅದಕ್ಕೆ ಭಗವಂತ ಸಂತೋಷ ಪಡ್ತಾನೆ ಅವನಿಗೆ ಅಂತ ಕೊಡುವುದಕ್ಕೆ ಏನಿದೆ ನಿಮ್ಮದೆನ್ನುವುದು ಏನಿದೆ ಹೇಳಿ ಆದರೆ ಒಂದು ದ್ಯೋತಕ ಹೂವು ಹೂವು ನೀವು ಬೆಳೆದದ್ದಲ್ಲ ಯಾರ ಮನೆಯಲ್ಲೂ ಇರುತ್ತೆ ಎಲ್ಲೋ ಇರುತ್ತೆ ಯಾವುದೋ ತೋಟದ್ದು ಬೆಲ್ಲ ಕಕ್ಕ ಸಕ್ಕರೆ ಕಾಯಿ ಯಾವುದೂ ನಿಮ್ಮದಲ್ಲ ದೇವರು ಕೊಡುವುದಕ್ಕೆ ನಿಮ್ಮದೆಂಬುದು ಏನೂ ಇಲ್ಲ ನಿಮ್ಮ ಹೃದಯವೂ ನಿಮ್ಮದಲ್ಲ ಯಾನೇ ಎಂದನದೇ ಎಂದಿರಂದೇ ನಾಳ್ವಾರೆಲ್ಲ ಹೇಳಿಬಿಟ್ರು ಅಹಂಕಾರ ನಾಶವಾಗಬೇಕು ಇವತ್ತು ಸಾಕಷ್ಟು ವಚನಗಳು ತಮಿಳಲ್ಲಿ ಬರ್ತವೆ ಬಿಲ್ಲಿ ಭಾರತದಿಂದ ಕೆಲವು ಓದಿ ತೋರಿಸ್ತೇನೆ ಯಾರು ಕೊಡಬೇಕು ತಾತ ಕಸ್ಮೈ ಭವಾನ್ ಮನ್ಯತೆಯರ್ಘ್ಯಂ ಕಸ್ಮೈ ಕುರುನಂದನ ಉಪನೀಯಮಾನಂ ಯುಕ್ತಂಚ ತನ್ನೇ ಬ್ರೂಹಿ ಪಿತಾಮಹ ಅರ್ಹಣವೆಲ್ಲ ಸಿದ್ಧವಾಗಿದೆ ಸುಮ್ಮನೆ ಕಾಲು ತೊಳೆಯೋದು ಮಾತ್ರ ಅಲ್ಲ ಅವನಿಗೆ ಅತ್ಯಂತ ಬೆಲೆ ಬಾಳುವ ಪೀತಾಂಬರವನ್ನು ರೇಷ್ಮೆ ಹೊದ್ದಿಕೆಗಳನ್ನು ತುಂಬ ಬೆಲೆ ಬಾಳತಕ್ಕ ರತ್ನ ಮೊದಲಾದವನ್ನು ಆಭರಣಗಳನ್ನು ಗೋದಾನಾದಿಗಳನ್ನು ಮಾಡಬೇಕೆಲ್ಲ ಸಿದ್ಧವಾಗಿದೆ ಅಗ್ರಪೂಜೆಗೆ ಅಂತ ಬೋರ್ಡ್ ಹಾಕಿ ಇಟ್ಟುಬಿಟ್ಟಿದ್ದಾರೆ ಬಂದವರೆಲ್ಲ ನೋಡಿ ಕೈಯಲ್ಲಿ ಮುಟ್ಟಿ ಸಂತೋಷ ಪಡ್ತಾ ಇದ್ದಾರೆ ಇದನ್ಯಾರಿಗೆ ಕೊಡಬೇಕು ಅಂತ ಹೇಳಿದ ಕೂಡಲೇ ಏನೋ ಹೀಗೆ ಕೇಳ್ತೀಯ ಎಂದ ಭೀಷ್ಮ ಏಷಶ್ಯೇಷಾಂ ಸಮಸ್ತಾನಾಂ ತೇಜೋಬಲ ಪರಾಕ್ರಮೈ ಮಧ್ಯೆ ತಪಸ್ವಿನ ತಪಸ್ವಿನ್ ಮಧ್ಯೆ ತಪನ್ವಾ ಭಾತಿ ಜ್ಯೋತಿಷಾಮಿವ ಭಾಸ್ಕರ ಅಸೂರ್ಯಮಿವ ಸೂರ್ಯೇಣ ವೇದಾಂತ ಈ ವಾಕ್ಯವನ್ನು ಬಹಳ ಸಲ ಉದಾಹರಣೆ ಕೊಡ್ತಾರೆ ಅಸೂರ್ಯಮಿವ ಸೂರ್ಯೇಣ ನಿರ್ವಾತಮಿವ ವಾಯುನ ಭಾಸಿತಂ ಹ್ಲಾದಿತಂಚೈವ ಕೃಷ್ಣೇನ ಇದಂ ಸದೋಹಿನಃ ಏಷ ಸಮಸ್ತಾನಾಂ ತೇಜೋಬಲ ಪರಾಕ್ರಮೈ ತೇಜಸ್ಸಿನಲ್ಲಿ ನೋಡ್ತೀಯಾ ಕೃಷ್ಣ ಬಲದಲ್ಲಿ ನೋಡ್ತೀಯಾ ಕೃಷ್ಣ ಪರಾಕ್ರಮದಲ್ಲಿ ನೋಡ್ತೀಯಾ ಕೃಷ್ಣ ಮಧ್ಯೆ ತಪನ್ನಿವಾಭಾತಿ ಸೂರ್ಯನಂತೆ ಕಂಬಳಿಸ್ತಾ ಇದ್ದಾನೆ ಸೂರ್ಯ ಇದ್ರೆ ನಕ್ಷತ್ರವನ್ನು ಯಾರು ನೋಡ್ತಾರೆ ನಕ್ಷತ್ರ ಕಾಣಿಸೋದೇ ಇಲ್ಲ ಆ ಹೊತ್ತಲ್ಲಿ ಇವನ ತೇಜಸ್ಸಿನಲ್ಲಿ ಸಭೆಯಲ್ಲಿದ್ದವರ ತೇಜಸ್ಸೆಲ್ಲ ಮುಳುಗಿ ಹೋಯಿತು ಅಲ್ಲ ಕಪ್ಪಾಗಿದ್ದಾನೆ ಸಾಲಗ್ರಾಮ ಮಣಿಯಂತೆ ಅವನ ಸಭೆಯಲ್ಲಿ ಬಂದು ಕೂತ್ರೆ ಉಳಿದವರ ಎಲ್ಲವನ್ನ ಅಪಹಾರ ಮಾಡಿಬಿಡ್ತಾನೆ ನೋಡಿದವರೆಲ್ಲ ಜಪ ಮುಂಚತ ಆ ಸಭೆಗೆ ಧೃತರಾಷ್ಟ್ರದ ಸಭೆಗೆ ಬಂದ್ರೆ ಜಪ ಮಾಡ್ತಿದ್ದವರು ಜಪಮಣಿ ಬಿದ್ದು ಹೋಯಿತು ಮಂತ್ರ ನಿಂತು ಹೋಯಿತು ಆ ಗೊಲ್ಲ ಬಂದ್ರೆ ಯಾರು ಹೇಳಬಾರ್ದು ಅಂತ ಹೇಳಿದ್ದ ದುರ್ಯೋಧನ ಮುಂದೆ ಬರುತ್ತೆ ಉದ್ಯೋಗ ಪರ್ವದಲ್ಲಿ ಒಬ್ರು ಹೇಳಬಾರ್ದು ಎದ್ದು ಶಿರಚ್ಛೇದ ಮಾಡ್ತೇನೆ ಅದೆಲ್ಲ ಎಲ್ಲ ಎದ್ದು ನಿಂತು ಜಪ ಮಾಡ್ತಿದ್ದವರು ಹೋಮ ಮಾಡ್ತಿದ್ದವರು ಎಲ್ಲರ ಕೈ ನಿಂತು ಹೋಯಿತು ಸಭೆ ವ್ಯರ್ಥವಾಯಿತು ರಾಯಭಾರ ನಡೀಲಿಲ್ಲ ಕೃಷ್ಣ ವಾಪಸ್ ಹೋದ ಮೇಲೆ ಎಲ್ಲ ಯಾಕೋ ಇದ್ ನಿಂತ್ರಿ ಬೈಬಿಲ್ ಅಷ್ಟು ಜನ ಇದ್ ನಿಂತಿದ್ದಾರೆ ಒಬ್ಬರು ತಲೆ ಇಲ್ಲ ಎಲ್ಲ ತಲೆ ತೆಗಿಬೇಕೀಗ ಯಾಕೆ ಎದ್ದು ನಿಂತ್ರಿ ಅಂದ್ರೆ ಅವ್ರು ಹೇಳಿದ್ರು ಮಹಾರಾಜರೇ ನೀವೇ ಮೊದಲೇ ಎದ್ದು ನಿಂತ್ರಿ ಅದಕ್ಕೆ ನಾವೆದ್ದು ನಿಲ್ಬೇಕಾಯಿತು ಕೃಷ್ಣನ ತೇಜಸ್ಸು ಸ್ವಾಮಿ ತೇಜಸ್ಸು ಅಂತಹ ವಿವಾದ ತೇಜಸ್ಸು ಉಪನಿಷತ್ತುಗಳು ಹೇಳ್ತಾರೆ ಸಸ್ಯ ಭಾಷಾ ಸರ್ವವಿಧಂ ವಿಭಾತಿ ಉಪನಿಷತ್ತಲ್ಲಿ ಬರ್ತದೆ ಗೀತೆಯಲ್ಲಿ ಬರ್ತದೆ ಇದು ಆದಿತ್ಯಗತಂ ತೇಜ ಜಗದ್ಭಾಸಯಿತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಯಮಾಮಕಂ ತೇಜಸಾಮಿ ತತ್ತೇಜ ಜ್ಯೋತಿಷಾಮಿ ತಜ್ಜ್ಯೋತಿ ತಮಸ ಪರಮುಚ್ಯತೆ ಎಲ್ಲ ಉಪನಿಷತ್ತಲ್ಲಿ ಬರ್ತದೆ ಪರಂಜ್ಯೋತಿ ಸ್ವರೂಪ ಭಗವಂತ ಆದ್ರಿಂದ ಅವನಿಗೆ ಮಾಡಬೇಕು ಮಧ್ಯೆ ತಪನ್ನಿವಾ ಭಾತಿ ಜ್ಯೋತಿಷಾಮಿವ ಭಾಸ್ಕರ ಈ ಕೃಷ್ಣ ನಮ್ಮ ಸಭೆಯಲ್ಲಿಲ್ಲದೆ ಇದ್ರೆ ದುರ್ಯೋಧನ ಉಳಿದವರ ಗತಿಯನ್ನು ಯೋಚನೆ ಮಾಡಿಕೋ ಅಸೂರ್ಯಮಿವ ಸೂರ್ಯೇಣ ಸೂರ್ಯ ಇಲ್ಲದೆ ಇದ್ರೆ ಜಗತ್ತು ಹೇಗಾಗ್ತಿತ್ತೋ ಕತ್ತಲೆಯಿಂದ ನಿವಾತಮಿವ ವಾಯುನ ವಾಯು ಇಲ್ಲದೆ ಇದ್ರೆ ಉಸಿರಾಟ ಇಲ್ಲದೆ ಇದ್ದಿತ್ತೋ ಭಾಸಿತಂ ಹ್ಲಾದಿತಂಚೈವ ಕೃಷ್ಣೇನ ಇದಂ ಸದೋಹಿನಃ ಹೂ ಪುಷ್ಪ ಕಮಲ ಪುಷ್ಪ ಅರಳಿದಂತ ನಮ್ಮೆಲ್ಲರನ್ನು ಈ ಕೃಷ್ಣ ಅವನಿರೋದ್ರಿಂದ ಮಾತನಾಡ್ತಾ ಇದ್ದೇನೋ ಧರ್ಮರಾಜ ನಾನು ಅವನಿರೋದ್ರಿಂದ ನೀವು ಪ್ರಶ್ನೆ ಕೇಳ್ತಾ ಇದ್ದೀಯೇ ಆ ಕೃಷ್ಣನಿಗಲ್ಲದೆ ಯಾರಿಗೂ ಮಾಡಬೇಕು ಅವನಿಗೆ ಮಾಡು ಎಂಬುದಾಗಿ ಹೇಳಲಾಗಿ ತಸ್ಮೈ ಭೀಷ್ಮಾಧ್ಯನುಜ್ಞಾತ ಸಹದೇವ ಪ್ರತಾಪವಾನೇ ಈ ಪ್ರಕ್ಷಾಳನ ಪ್ರಕ್ರಿಯೆ ಮಹಾಭಾಗ್ಯ ಸಿಕ್ಕಿದ್ದು ಮಾದರಿ ಪುತ್ರ ಸಹದೇವನಿಗೆ ಧರ್ಮರಾಜ ಪೀಠ ಬಿಟ್ಟು ಹೇಳೋ ಹಾಗೆ ಲಾಭ ಹುರ್ತಾಗಬೇಕು ಅವನಿಗಿನ್ನು ಸನ್ನೆ ಮಾಡಿದ ಸಹದೇವ ಬಂದ ದೊಡ್ಡ ಬಂಗಾರದ ಕಟ್ಟೆ ಅದಕ್ಕೇನು ಮುತ್ತು ರತ್ನ ಅಲಂಕಾರ ಮಾಡಿದ್ದಾರೆ ಅದನ್ನು ತಂದರು ಸ್ವಾಮಿ ಕೃಷ್ಣ ಕೂತಿರೋ ಜಾಗದಲ್ಲಿ ಅವನ ಪಾದದ ಅಳಿಯಲ್ಲಿಟ್ಟರು ಆ ಅಗ್ರಪೂಜೆ ಸಂದರ್ಭದ ಚಿತ್ರವನ್ನು ರಾಜ ರವಿವರ್ಮ ಬರೆದಿದ್ದಾನೆ ಮೈಸೂರು ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಆ ಚಿತ್ರವಿದೆ ತಾವು ನೋಡಬೇಕು ಕೃಷ್ಣನಿಗೆ ಎತ್ತರ ಪೀಠವನ್ನು ಹಾಕಿದ್ದಾರೆ ಸಭೆಯಲ್ಲಿ ಧರ್ಮರಾಜನ ಎದುರುಗಡೆಯೇ ಕಣ್ಣಿಂದಲೇ ರಕ್ಷಣೆ ಮಾಡ್ತಾ ಇದ್ದಾನೆ ಯಾರ ದೃಷ್ಟಿ ಬೀಳಬಾರದು ಪಟ್ಟಾಭಿಷೇಕವಾಗಿದೆ ಎಂಬುದಾಗಿ ಕಣ್ಣಿಂದ ನೋಡ್ತಾ ಕೂತಿದ್ದಾನೆ ಅವನ ಪಾದದ ಬುಡದಲ್ಲಿ ಈ ಚಿತ್ರ ಇವತ್ತಿ ಪ್ರಸಂಗ ಹೇಳುವಂತಹ ಭಾಗ್ಯ ನಡೆಯುವಂತಲ್ಲ ಎಂತಹ ಭಾಗ್ಯ ನೋಡಿ ಅಗ್ರಪೂಜಾ ಭಾಗ್ಯ ತಂದಿಟ್ಟ ಉಪಜಕ್ರೇತ ಪ್ರತಿ ಪ್ರತಿ ಜಗ್ರಾಹ ತತ್ಕೃಷ್ಣ ಶಾಸ್ತ್ರದೃಷ್ಟೇನ ಕರ್ಮಣ ಅವನ ಕೊರಳಿಗೆ ದಿವ್ಯ ಮಾಲಿಕೆಯನ್ನು ಹಾಕಿದರು ಸ್ವಾಮಿ ಈ ಪದಾರ್ಥನೆಯನ್ನು ಕಲ್ಪಿಸ್ತಾ ಇದ್ದೇನೆ ಅಂತ ಕೈಗೆ ತೋಡ ಈಡ ಎಲ್ಲ ಹಾಕಿದ್ದಾರೆ ತುಂಬ ಬೆಲೆ ಬಾಳುವ ಸಾಲುವನ್ನು ಹೊದಿಸಿದ್ದಾನೆ ಕಾಲಿಗೆ ಕಡಗಳನ್ನು ಜೋಡಿಸಿದ್ದಾನೆ ತಟ್ಟೆಯನ್ನು ಕೆಳಗಿಟ್ಟ ಸ್ವಲ್ಪ ಪೀತಾಂಬರ ಮೇಲೆ ತಗೊಂಡ ನಂತರ ಬಂಗಾರದ ಬಿಂದಿಗೆಯಲ್ಲಿ ಸಹದೇವನ ಪತ್ನಿ ಬಂದು ತೀರ್ಥವನ್ನು ಹೊಯ್ತಾ ಇದ್ದಾಳೆ ಸ್ವಾಮಿಯ ಪಾದವನ್ನು ಚೆನ್ನಾಗಿ ತೊಳೆದ ಅರಿಶಿನ ಕುಂಕುಮ ಗಂಧ ಪುಷ್ಪ ಎಲ್ಲ ಇಟ್ಟು ಧೂಪ ದೀಪ ಎಲ್ಲ ಆರತಿ ಮಾಡಿದ ಸ್ವಾಮಿಗೆ ಅವನು ಭಾಗ್ಯವನ್ನು ನೋಡಿ ಅಸೂಯಾಗ್ತಾ ಇದೆ ನಮಗೆ ಅಲ್ಲಿ ತನಕ ಸುಮ್ಮನೆ ಇದ್ದವನು ಸ್ತುತಾಂ ಪೂಜಾಂ ವಾಸುದೇವೇನ ಚಕ್ರಮೇ ಅಲ್ಲಿ ತನಕ ಸುಮ್ಮನೆ ಕೂತಿದ್ದ ಶಿಶುಪಾಲ ಆಗ ಎದ್ದ ನೋಡಿ ಮೇಲಕ್ಕೊಂದು ಆಭಾಸ ಮಾಡಿದ ಅವನು ಆ ಆಭಾಸವನ್ನು ಬಹಳ ಹೊತ್ತು ಹೇಳಬೇಕಾಗಿದೆ ಪೂಜೆ ಬೇಗ ಮುಗಿದು ಹೋಯಿತು ಆಭಾಸ ಹೊತ್ತು ಯಾವಾಗಲೂ ಸಮುಪಾಲಭ್ಯ ಭೀಷ್ಮಂಚ ಧರ್ಮರಾಜಂಚ ಸಂಸದಿ ಅಪಾಕ್ಷಿಪತಿ ವಾಸುದೇವಂ ರಾಜೋ ಮಹಾಬಲ ಅವನು ಬಲಿಷ್ಠ ಇದ್ದ ಭೀಷ್ಮನನ್ನ ಬಾಯಿಗೆ ಬಂದಾಗ ಬೈತಾನೆ ಮುದುಗೂಬೇ ನೀನು ಹೊಂದ ಮೊದಲನೇ ಸಹಸ್ರನಾಮ ಏ ಮುದುಗೂಬೇ ನೀನು ಗಂಡು ಅಲ್ಲ ಹೆಣ್ಣು ಅಲ್ಲ ನಿನ್ನ ಬ್ರಹ್ಮಚರ್ಯ ವ್ಯರ್ಥ ಅಂತ ಹೇಳಿದ ಅದು ಮುಂದೆ ಹೇಳ್ತಾನೆ ಶಬ್ದ ಒಂದು ಶ್ಲೋಕದಲ್ಲಿ ಅಧ್ಯಾಯ ಮುಗಿಸೋದಕ್ಕೋಸ್ಕರ ಇದು ಮೂವತ್ತಾರನೇ ಅಧ್ಯಾಯ ಸಭಾಪರ್ವದಲ್ಲಿ ಅದರಲ್ಲಿ ಕೊನೆ ಶ್ಲೋಕ ಓದಿದ್ದೇನೆ ವಿವರಿಸಬೇಕಿನ್ನು ಹೇ ಅವನಿಗೆ ಎಲ್ಲ ಬಿಟ್ಟು ಗೊಲ್ಲನಿಗೆ ಪೂಜೆ ಮಾಡು ಅಂತ ಹೇಳಿದ ನಿನ್ನ ಬುದ್ಧಿ ಅಷ್ಟೇ ಎಂಬುದಾಗಿ ಭೀಷ್ಮನನ್ನು ಬೈದ ಧರ್ಮರಾಜಂಚ ನೀನೆಂಥ ರಾಜನು ಆ ಗೊಲ್ಲನಿಗೆ ಪೂಜೆ ಅವನು ಮಾಡ್ತಾ ಇದ್ದಾನೆ ಕೇಳಿದಾಗ ನಾಟಕ ಮಾಡಿದ್ದಿ ಅವನು ಹೇಳಿದಾಗ ನಾಟಕ ಮಾಡಿದ್ದೆ ಎಲ್ಲ ಪೂರ್ವ ಸಂಚು ಮಾಡಿದ್ದೀರಿ ಮೊದಲೇ ನೀವು ಅಪಾಕ್ಷಿಪತಿ ವಾಸುದೇವಂ ಇವನೇನಂಥ ದೊಡ್ಡ ಮನುಷ್ಯನೇ ಎಂಬುದಾಗಿ ಇವನು ಮೇಲಕ್ಕೆದ್ದ ಬೈತಾ ಇದ್ದಾನೆ ಜಗನ್ನಾಥ ವಿಜಯ ಚಂಪು ಅಂತ ಒಂದು ಮಹಾಕಾವ್ಯ ಕನ್ನಡದಲ್ಲಿ ಹನ್ನೆರಡನೇ ಶತಮಾನದ ರುದ್ರಭಟ್ಟನೆಂಬ ಮಹಾಕವಿ ಹಳೇಬೀಡಿನವನು ಶಿಶುಪಾಲ ಈ ವಧ ಪ್ರಸಂಗವನ್ನು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾನೆ ನಿರ್ಮಾನಿಸಂ ಹೇ ಭೀಷ್ಮ ನೀನು ಹುಟ್ಟಿದ್ದು ನೀರಿನಲ್ಲಿ ತಲೆ ತುಂಬ ನೀರು ತುಂಬ್ಕೊಂಡ್ಬಿಟ್ಟಿದೆ ತುಂಬ ನೆಗಡಿ ನಿನಗೆ ಆದ್ರಿಂದ ಬುದ್ಧಿ ಕೆಟ್ಟು ಹೋಗಿದೆ ನೀರಲ್ಲಿ ತಲೆ ಅದ್ದು ಬಿಟ್ಟರೆ ಬುದ್ಧಿ ಕೆಟ್ಟು ಹೋಗುತ್ತಂತೆ ಧಾರವಾಡದಲ್ಲಿ ನಮ್ಮ ಮನೆ ಹತ್ರ ಒಬ್ಬರಿದ್ರು ಅವರೆಲ್ಲೋ ಸ್ಕೂಲಲ್ಲಿ ಗೀಸ್ಟ್ರ್ ಆಗಿದ್ದವರು ಯಾರ ಕಂಟೆಗೆ ಬರ್ತಾ ಇರಲಿಲ್ಲ ಒಂದು ಬಸ್ ಆಕ್ಸಿಡೆಂಟ್ ಆಗಿ ಬಸ್ ಸಮೇತ ಹೋಗಿ ಅವರು ನೀರಲ್ಲಿ ಅನೇಕ ಜನರಂತೆ ಬಿದ್ದರು ಉಳಿದವರು ಸತ್ತು ಇವರು ಬದುಕಿದರು ಮೊದಲು ಬುದ್ಧಿ ಭ್ರಮಣಿಯಾಯಿತು ಏನ್ ಮಾಡ್ತಿದ್ರು ಪ್ರತಿಯೊಬ್ಬರು ಮನೆಗೆ ಕಾಂಪೌಂಡ್ ಬಾಗಲ್ ಗೇಟ್ ಗೇಟ್ ಹಾಕಿದ್ರೆ ನುಗ್ಗವರು ತುಳಸಿ ಕಿತ್ತು ಕಿತ್ತು ಕಿತ್ತು ತಿನ್ನುವವರು ನಮಗೂ ಕಷ್ಟಪಟ್ಟು ಬೆಳೆಸಿದ್ದೇವೆ ಅದು ಮೊದಲೇ ನೆರಳು ತುಳಸಿ ಬೆಳೆಯೋದು ಕಷ್ಟ ಇವರು ಬೇರೆ ಕಿತ್ಕೊಂಡು ಹೋಗ್ತಾರಲ್ಲ ಅಂತ ಅವ್ರನ್ನ ದಬ್ಬು ಬೇಕಾದ ಪರಿಸ್ಥಿತಿ ಉಂಟಾಯಿತು ತಲೆ ಬಹಳ ಹೊತ್ತು ನೀರಲ್ಲಿದ್ದರೆ ಬುದ್ಧಿ ಕೆಡ್ತದೆ ಯಾರಿಗಾದರೂ ಅಗ್ನಿಯಲ್ಲಿರಬೇಕು ವಾಯುವಲ್ಲಿರಬೇಕು ಜಲ ಎಲ್ಲಿರಬೇಕು ಶರೀರದಲ್ಲಿಯೂ ಅದೇ ಪ್ರಮಾಣದಲ್ಲಿರಬೇಕು ನೀರ್ಮಾನಿ ಇದೊಂದು ಶಬ್ದ ನೆನಪಾಯಿತು ಜಗನ್ನಾಥ ವಿಜಯ ಬೈದ್ರೆ ಹ್ಯಾಕ್ ಬೈತಾ ಇದ್ದ ಶಿಶುಪಾಲ ಹಳೆಗನ್ನಡ ಕಾವ್ಯ ಅದನ್ನು ಓದಬೇಕು ಶಿಶುಪಾಲ ವದಾಂತ ಮಾಘಕವಿ ಒಂದು ಬರೆದಿದ್ದಾನೆ ಕುಮಾರ ವ್ಯಾಸ ಬರೆದಿದ್ದಾನೆ ತಮಿಳಲ್ಲಿ ವಿಲ್ಲಿ ಭಾರತ ಅಂತ ರಾನ್ ಒಬ್ಬರು ಮಹಾಕವಿಗಳು ಈಗ ಸುಮಾರು ನಾಲ್ಕೈದು ನೂರು ವರ್ಷಗಳ ಹಿಂದೆ ಅದ್ಭುತವಾದ ಒಂದು ಮಹಾಭಾರತ ತಮಿಳಲ್ಲಿ ಬರೆದಿದ್ದಾರೆ ಅವೆಲ್ಲವನ್ನು ಓದಬೇಕು ಮೂಲದಲ್ಲಿ ಮಹಾಭಾರತ ವ್ಯಾಸದೇ ಬರೆದದ್ದು ನೋಡಬೇಕು ಎಲ್ಲರಿಗೂ ಭಯವಾಯಿತು ಕ್ಷಣ ಮಾತ್ರದಲ್ಲಿ ಅವರಿಗೆಲ್ಲ ಆಗಿದ್ದ ಆನಂದದ ಅನುಭವಕ್ಕೆ ಒಂದು ತಡೆ ಉಂಟಾಯಿತು ತುಂಬಾ ಚೆನ್ನಾಗಿದೆ ಮೊಸರನ್ನ ಅಂತ ತಿನ್ನುವಾಗ ಒಂದು ದಪ್ಪ ಕಲ್ಲು ಸಿಕ್ಕಿದ್ರೆ ಆ ಕಲ್ಲನ್ನು ಎತ್ತಿ ಹೊರಗಿಡುವಷ್ಟು ಹೊತ್ತು ಅದರ ಆಸ್ವಾದನೆ ರುಚಿ ಹೇಗೆ ಬಾಯಿ ಕೆಡ್ತದೆಯೋ ಸಣ್ಣ ಕಲ್ಲಾದ್ರೆ ಇನ್ನೂ ಕಷ್ಟ ದೊಡ್ಡದಾದ್ರೆ ಬೇಗ ಸಿಗುತ್ತೆ ತೆಗೆದಿಡ್ಬೋದು ಸಣ್ಣ ಕಲ್ಲಾದ್ರೆ ಅದು ಬಾಯಲ್ಲಿ ಹಲ್ಲು ಸಂದಿಗಳು ಬೇರೆ ಇದ್ದು ಇಲ್ಲಿ ನುಗ್ಗಿ ಅಲ್ಲಿ ನುಗ್ಗಿ ಇಲ್ಲಿ ನುಗ್ಗಿ ಎಲ್ಲೆಲ್ಲೋ ಹೋಗಿ ಕೈಗೆ ಸಿಕ್ಕದೆ ನಿಮಗೆ ತಿಂದಿದ್ದೆಲ್ಲ ವಾಂತಿ ಮಾಡೋ ತನಕ ಬಿಡೋದಿಲ್ಲ ಅದು ಮೊಸರ ರುಚಿಯೇ ಕೆಡಿಸ್ಬಿಡ್ತು ಒಂದು ಸಣ್ಣ ಕಲ್ಲು ಇದು ಸಣ್ಣ ಕಲ್ಲಲ್ಲ ಇದು ನಾಯಮರ್ಹಜಿವಾರ್ ಸ್ನೇಹ ತಿಷ್ಠತು ಇಹ ತಿಷ್ಠತ್ಸ್ವಿಹ ಮಹಾತ್ಮಸು ಮೊದಲು ಮೂಲ ಗ್ರಂಥವನ್ನು ಓದ್ತೇನೆ ಅದ್ರಲ್ಲಿ ಬರೆದಿದ್ದ ಭಾಗ ಇದ್ರೆ ಕುಮಾರವ್ಯಾಸ ತುಂಬಾ ಸೊಗಸಾಗಿ ಬರೆದಿದ್ದಾನೆ ಓದಿ ತೋರಿಸ್ತೇನೆ ಈ ಸಭೆಯಲ್ಲಿ ಮಹಾತ್ಮರೇ ತುಂಬಿರುವ ಸಭೆ ಸಾಮಾನ್ಯರು ಬಂದಿದ್ದಾರೆ ಇಲ್ಲಿ ಸಾಮಾನ್ಯರಿಗೆ ಪ್ರವೇಶವೇ ಇಲ್ಲ ಈ ಸಭೆಯಲ್ಲಿ ಸಾಮಾನ್ಯರಿಂದ ಯಾರು ಟಿಕೆಟ್ ತಗೊಳ್ಳೇ ಬಂದವರು ಅವ್ರು ಯಾರೂ ಇಲ್ಲ ಇಲ್ಲಿ ಎಲ್ಲರೂ ಟಿಕೆಟ್ ತಗೊಂಡು ಬಂದಿದ್ದಾರೆ ಋಷಿಗಳು ಕೂಡ ಬಂಗಾರದ ಕಮಂಡ್ಲು ಕೊಟ್ಟಿದ್ದಾರೆ ಆಫ್ರಿಕಾದಿಂದ ತರಿಸಿದ್ದು ಏನೆಲ್ಲ ಕೊಟ್ಟು ಬಂದಿದ್ದಾರೆ ಋಷಿಗಳು ಎಂತೆಂತ ಅವರು ಬಂದಿದ್ದಾರೆ ಬ್ರಹ್ಮರ್ಷಿಗಳು ರಾಜರ್ಷಿಗಳು ಮಹೀಪತಿಷು ಕೌರವ್ಯ ರಾಜವತೆ ಪಾರ್ಥಿವಾರ್ಹಣಂ ಮೂರ್ಧಾಭಿಷೇಕವಾದಂತಹ ದೊರೆಗಳೆಲ್ಲ ಬಂದಿದ್ದಾರೆ ಅವರ ಮಧ್ಯದಲ್ಲಿ ಈ ಗೊಲ್ಲನಿಗೆ ಮಾಡಿದ್ದೀರಲ್ಲ ಯತ್ ಕಾಮಾತ್ ಪುಂಡರೀಕಾಕ್ಷಂ ಪಾಂಡವಾರ್ಚಿತ ವಾನಸಿ ಪುಂಡರೀಕಾಕ್ಷಂ ಶಿಶುಪಾಲ ನೆನೆಸ್ಕೊಳ್ಳುವ ಕಣ್ಣು ತುಂಬ ಒದ್ದೆಯಾಗತ್ತೆ ಯಾಕೆಂದ್ರೆ ಅವನು ಕೃಷ್ಣ ಚರಿತ್ರೆಯನ್ನು ಚೆನ್ನಾಗಿ ಸ್ಟಡಿ ಮಾಡಿದ್ದ ಅಭ್ಯಾಸ ಮಾಡಿದ್ದ ಬಾಲಲೀಲಗಳೆಂದು ಹಿಡಿದು ತಾನು ಸಾಯುವ ತನಕ ಕೃಷ್ಣ ಮಾಡಿದ ಎಲ್ಲ ವ್ಯಾಪಾರಗಳನ್ನ ಅದು ವಿಲ್ಲಿ ಭಾರತದಲ್ಲಿ ಓದಿ ತೋರಿಸಬೇಕು ಒಂದೊಂದನ್ನು ಹೇಳ್ತಾನೆ ವಿತ್ ಮೈನ್ಯೂಟ್ ಡೀಟೇಲ್ಸ್ ಮಾಡಿದ್ದನ್ನ ಆ ಚರಿತ್ರೆಯ ವರ್ಣನೆಯಲ್ಲಿ ಏನು ತಪ್ಪಿಲ್ಲ ದೃಷ್ಟಿ ಒಂದೇ ತಪ್ಪು ಒಂದು ಕೆಲವರು ಹೇಳ್ತಾರೆ ಹೀಗೆ ಬರೆದಿದ್ದಾರೆ ಏನು ಉತ್ತರ ಕೊಡಬೇಕು ಬರೆದಿದ್ದು ಸರಿ ದೃಷ್ಟಿ ಆಂಗಲ್ ಸರಿ ಇಲ್ಲ ಆಂಗಲ್ ಸರಿ ಇದೆ ಅಂತವ್ರಿಗೆ ಏನು ಉತ್ತರ ಕೊಡ್ತೀರಿ ರಾಮಚಂದ್ರ ಕಲ್ಲಿನಲ್ಲಿ ಸೇತುವೆಯನ್ನು ಕಟ್ಟಿದ್ನಲ್ಲ ಸಮುದ್ರದ ಮೇಲೆ ಇದು ನ್ಯಾಯವೇ ಸ್ವಾಮಿ ಅಂತ ಒಬ್ಬರು ಕೇಳಿದ್ರೆ ಏನು ಹೇಳ್ತೀರಿ ಹತ್ತು ತಿಂಗಳು ಸೀತೆಯನ್ನ ಅಪಹಾರ ಮಾಡ್ಕೊಂಡು ಹೋಗಿದ್ದ ಇನ್ನೆರಡು ತಿಂಗಳಾಗಿದ್ದರೆ ಅನಾಮತ್ತಾಗಿ ರಾವಣ ವಶ ಆಗ್ತಿದ್ಲು ನೋಡೋ ಕುಂಭಕರ್ಣ ಸೀತೆ ನನ್ನ ವಶ ಆಗೋದಲ್ಲಿರುವಾಗ ಈ ರಾಮ ಹಳೆ ಗಂಡ ಬಂದು ವಾಪಸ್ಸು ಬಾ ಅಂತ ಕರೀತಾ ಇದ್ದಾನಲ್ಲ ಇದು ನ್ಯಾಯವೇನು ಅಂತ ರಾವಣ ಕುಂಭಕರ್ಣನಿಗೆ ಒಪ್ಪಿಸಿದಂತೆ ಕಥೆಯೆಲ್ಲ ಚೆನ್ನಾಗಿ ಹೇಳ್ತಾರೆ ಅಡ್ಡ ಮಾತು ದೃಷ್ಟಿ ಸರಿಯಿಲ್ಲ ದೃಷ್ಟಿ ಸರಿಯಿಲ್ಲದೆ ಇದ್ದವರಿಗೆ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಭಾಗವತ ಓದ್ತಾರೆ ರಾಮಾಯಣ ಓದ್ತಾರೆ ಮಹಾಭಾರತ ಓದ್ತಾರೆ ದೃಷ್ಟಿ ಶುದ್ಧವಿಲ್ಲದೆ ಇದ್ದವರಿಗೆ ಕಣ್ಣು ಮಾಡಬೇಕು ಬೇರೆ ಇಲ್ಲ ಆ ಕಣ್ಣಿರೋ ತನಕ ಕೆಟ್ಟದ್ದೇ ಕಾಣುವಂತೆ ಅವನಿಗೆ ತವಕ ಈ ಜನ್ಮ ಸಾಕು ಭಗವಂತನ ಪಾದವನ್ನು ಹೊಂದಬೇಕು ವೈಕುಂಠ ದ್ವಾರಕ್ಕೆ ಮತ್ತೆ ಹೋಗಿ ನಿಂತುಕೊಳ್ಳಬೇಕು ಭಾಗವತ ಕಥೆ ಆ ತವಕಕ್ಕೋಸ್ಕರವಾಗಿ ಒಂದರ ಮೇಲೊಂದು ಹೇಳ್ತಾನೆ ಬಾಳಾಯೋಯಂ ನ ಧ್ವಂ ಧರ್ಮ ಸೂಕ್ಷ್ಮೋ ಹಿ ಪಾಂಡವಾಹ ಹೇ ಪಾಂಡವರೇ ಧರ್ಮವೆಂಬುದು ಬಹಳ ಸೂಕ್ಷ್ಮ ನೀವೆಲ್ಲ ಹುಡುಗರು ನಿಮಗೆ ಬುದ್ಧಿ ಇಲ್ಲ ಅಂದ ಇವನು ಮುದುಕನಾಗಿದ್ದೇನು ಇವನೇನು ಮುದುಕಾಗಿರಲಿಲ್ಲ ಇವನು ಧರ್ಮರಾಜನ ವಯಸ್ಸೇ ಹೆಚ್ಚು ಕಮ್ಮಿ ಕುಂತಿಗೊಬ್ಬ ತಂಗಿ ಇದ್ದಳು ಶ್ರುತಶ್ರವ ಎಂಬುದಾಗಿ ಅವಳ ಹೆಸರು ಆ ಕುಂತಿ ಮಗ ಧರ್ಮರಾಜ ಶ್ರುತಶ್ರವೆಯ ಮಗ ಈ ಶಿಶುಪಾಲ ಕೃಷ್ಣನಿಗಿಬ್ಬರು ಒಂದೇ ಸಂಬಂಧದವರು ಸೋದರಳಿ ಎಂದರು ಒಬ್ಬನನ್ನು ಅನುಗ್ರಹ ಮಾಡಿದ ಇನ್ನೊಬ್ಬನನ್ನು ನಿಗ್ರಹ ಮಾಡಿದ ನಿಗ್ರಹ ಅನುಗ್ರಹ ಮಾಡುವುದಕ್ಕೆ ಏನು ಕಾರಣ ಕೆಲವರು ಅದು ಹೇಳ್ತಾರೆ ಭಕ್ತಿ ಅಂತ ಹೊಗಳಿದವ್ರಿಗೆ ಮಾತ್ರ ದೇವರು ಮೋಕ್ಷ ಕೊಡ್ತಾನೆ ಬೈದವ್ರಿಗೆ ಮೋಕ್ಷ ಕೊಡೋದಿಲ್ಲ ಪಕ್ಷಪಾತ ಆಗಲಿಲ್ಲವೋ ಗಾಡ್ ಇಸ್ ನಾಟ್ ಸೆಕ್ಯುಲರ್ ಏನ್ ಮಾಡೋಣ ಅಂದ್ರೆ ಇವರಿಗೆ ಸೆಕ್ಯುಲರ್ ಅಂತ ಹೇಳ್ತೀರಾ ಭಕ್ತಿ ಸ್ವರೂಪವನ್ನು ಹೇಳ್ತೀರಾ ದ್ವೇಷ ಸ್ವರೂಪವನ್ನು ಹೇಳ್ತೀರಾ ಜೀವನ ಸ್ವರೂಪವನ್ನು ಹೇಳ್ತಾರೆ ಯಾವ ವೇದ ಯಾವ ಬಾಯಿಂದ ಹೇಳ್ತೀರಿ ಏನೂ ಗೊತ್ತಿಲ್ಲದೆ ಇದ್ದವರಿಗೆ ಏನನ್ನು ಹೇಳ್ತೀರಿ ಅಕ್ಷರ ಒಂದು ಗೊತ್ತಿದೆ ಮಾತನಾಡೋದು ಬರುತ್ತೆ ಬಾಯಿಗೆ ಬಂದದ್ದೇ ಹೇಳ್ತಾರೆ ಅಯಂಚ ಸ್ಮೃತಿ ಅತಿಕ್ರಾಂತ ಅಪಯೋಗೋ ಅಲ್ಪದರ್ಶನ ಅಲ್ಪದರ್ಶನ ಈ ಕೃಷ್ಣ ನೋಡಬಾರದು ವಸ್ತು ಇವತ್ತು ಅವನು ನೋಡಿದ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದ ಎಂತ ಮಾತಾಡ್ಬಿಟ್ಟ ಎಲ್ಲರೂ ಹೊರಟಿರ್ತೀರಿ ಎದುರುಗಡೆ ಒಂದು ನಾಯಿಯೋ ಬೆಕ್ಕೋ ಅಡ್ಡ ಬಂದ್ರೆ ಥೂ ಅಂತ ಒಯ್ಕೊಳ್ಳುವ ಹಾಗೆ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂತಿದ್ದ ಮುಸುಕು ಹಾಕೊಂಡು ಈ ಕೃಷ್ಣ ನಮ್ಮ ಕಣ್ಣು ಕಾಣಿಸ್ದೆ ಹೋಗ್ರಿ ಸುಮ್ಮನೆ ಇದ್ದು ಮೇಲ್ ಕೂಡಿಸಿ ಪೀಠದಲ್ಲಿ ಪಾದ ಪ್ರಕ್ಷಾಳನೆ ಬೇರೆ ಮಾಡ್ತಾ ಇದ್ದೀರಿ ಆ ಅಪಗೇಯ ಈ ಭೀಷ್ಮ ಇವನಿಗೆ ಕಣ್ಣು ಸರಿಯಾಗಿಲ್ಲ ಎಲ್ಲ ಬಿಟ್ಟು ಪಕ್ಷಪಾತ ಕೃಷ್ಣನನ್ನು ಕೊಂಡಾಡ್ತಾ ಇದ್ದಾನೆ ತ್ವಾದೃಶೋ ಧರ್ಮಯುಕ್ತೋ ಹಿ ಕುರ್ವಾನ ಪ್ರಿಯಕಾಮ್ಯಯ ಆ ಭೀಷ್ಮನಿಗಂತೂ ಬುದ್ಧಿ ಇಲ್ಲ ಧರ್ಮರಾಜ ನಿನಗೆ ಬುದ್ಧಿ ಬೇಡವೆ ಧರ್ಮರಾಜ ಆಹಾ ಧರ್ಮವನ್ನು ನೀವನು ಭವತಿ ಅಭ್ಯತಿಕಂ ಭೀಷ್ಮ ಲೋಕೇಶು ಅವಮತಃ ಸತಾ ಸತ್ಪುರುಷರ ಅವಮಾನವೆಂಬುದನ್ನು ಸಭೆಯಲ್ಲಿ ಮಾಡುವಂತೆ ಯಾರಯ್ಯ ಹೇಳಿದರು ನಿನಗೆ ಹೌದಯ್ಯ ಕೃಷ್ಣನ ಪೂಜೆ ಮಾಡಿದ ನಿನಗೇನು ಏನಷ್ಟ ಅಂದ್ರೆ ಕೃಷ್ಣನ ಪೂಜೆ ಮಾಡಿದ್ರೆ ನನಗೆ ಅವಮಾನ ಮಾಡಿದ ಅವನು ಹೇಗಿದೆ ನೋಡಿ ಇದು ಚಿಕ್ಕಪೇಟೆಯಲ್ಲಿ ಒಬ್ಬರು ಶೆಟ್ರು ಪ್ಲಸ್ ಮೈನಸ್ ಅಕೌಂಟ್ ಇಟ್ಟಿದ್ರು ತಮ್ಮ ಅಂಗಡಿಗೆ ಎಷ್ಟು ಜನ ಬಂದರು ಎಷ್ಟು ಸೀರೆ ಇವತ್ತು ರೇಷ್ಮೆ ಖರ್ಚಾಯಿತು ಅದು ಪ್ಲಸ್ಸು ಪಕ್ಕದ ಅಂಗಡಿಗೆ ಯಾರ್ಯಾರು ಹೋದರು ಅದೆಲ್ಲ ಮೈನಸ್ ಅಂತ ಬರೀತಾ ಇದ್ರು ಅವರು ನಮ್ಮ ಅಂಗಡಿಗೆ ಬಂದಿದ್ರೆ ಇನ್ನೆಷ್ಟೆಲ್ಲ ಸೀರೆ ಖರ್ಚಾಗ್ತಿತ್ತೋ ನಮಗೆ ಅಂತ ಈ ರೀತಿ ಪ್ಲಸ್ ಮೈನಸ್ ಬರೋವನಿಗೆ ನಾವು ಲೋಕದಲ್ಲಿ ಏನು ಹೇಳೋಕ್ಕಾಗತ್ತೆ ಅದು ಇದು ಕೆಲವು ನೀವು ಬೇಕಾದಷ್ಟು ಹೇಳಬೇಕು ಭಕ್ತಿ ಎನ್ನುವುದನ್ನು ಹೇಗಯ್ಯ ಉಂಟು ಮಾಡ್ತೀರಿ ಲೋಕ ಜನರಿಗೆ ನಮ್ಮ ದೊಡ್ಡ ಸಮಸ್ಯೆ ಕಲಿಯುಗದ ಸಮಸ್ಯೆ ಭಗವಂತನಲ್ಲಿ ಸರಿಯಾದ ದೃಷ್ಟಿ ಫೋಕಸ್ ನಿಮಗಿದ್ರೆ ಉಳಿದೆಲ್ಲ ವಸ್ತುಗಳಲ್ಲಿ ಸರಿಯಾದ ದೃಷ್ಟಿ ಇರ್ತದೆ ಭಗವಂತನಲ್ಲಿ ಗೌರವ ಇದ್ರೆ ತಂದೆ ತಾಯಿಯಲ್ಲಿ ಗೌರವ ಬರ್ತದೆ ನದಿಯಲ್ಲಿ ಗೌರವ ಬರ್ತದೆ ಬೆಟ್ಟದಲ್ಲಿ ಗೌರವ ಬರ್ತದೆ ಆಕಾಶ ಭೂಮಿ ಪಂಚಭೂತಗಳು ಪೂಜ್ಯಾರ್ಹ ಯಾವುದು ಅಂತ ತಿಳಿಬೇಕಾದ್ರೆ ಪೂಜೆ ಅಂತ ತಿಳಿಬೇಕು ಅದಕ್ಕೆ ಮುಖ್ಯವಾದದ್ದು ಭಗವದ್ಭಕ್ತಿ ಅದು ಬರುವುದು ಹೇಗೆ ನೃಣಾಂ ಜನ್ಮ ಸಹಸ್ರೇಣ ಭಕ್ತವು ಪ್ರೀತಿ ವಿಹಿಜಾಯತೆ ಸಾವಿರ ಸಾವಿರ ಜನ್ಮ ಎತ್ತಿದ ಮೇಲೆ ಯಾವನೋ ಒಬ್ಬನಿಗೆ ಭಕ್ತಿ ಎಂಬುದು ಉಂಟಾಗ್ತದೆ ಕಲವು ಭಕ್ತಿ ಕಲವು ಭಕ್ತಿ ಭಕ್ತಿಯ ಕೃಷ್ಣ ಪುರಸ್ಥಿತ ಭಕ್ತಿ ಇದ್ರೆ ಅದರಿಗೆ ನಿಂತ್ಕೊಳ್ತಾನೆ ಕೃಷ್ಣ ಅಲಂವ್ರತೈ ಭಾಗವತ ಮಹಾತ್ಮ ಹೇಳ್ತಾ ಇರೋದು ಅಲಂ ವ್ರತೈ ಅಲಂ ತೀರ್ಥೈ ಅಲಂ ಯೋಗೈ ಅಲಂ ಮಖೈ ವ್ರತ ಬೇಡ ತೀರ್ಥ ಬೇಡ ಬರೀ ಯೋಗಾಚಾರ ಬೇಡ ಯಜ್ಞಾಗಗಳು ಬೇಡ ಅಲಂ ಜ್ಞಾನ ಕಥಾಲಾಪೈ ಭಕ್ತಿರೇ ಕೈವ ಮುಕ್ತಿದ ಭಕ್ತಿ ಒಂದಿದ್ರೆ ಮೋಕ್ಷವನ್ನು ಕೊಡ್ತಾನೆ ಭಗವಂತ ಯತ್ಫಲಂ ನಾಸ್ತಿ ತಪಸಾದ ಯೋಗೇನ ಸಮಾಜಿನ ಯಾವ ಫಲವನ್ನ ಬರೀ ತಪಸ್ಸಿನಿಂದ ಪಡೆಯಲಾರಿರಿ ಯೋಗದಿಂದ ಸಮಾಧಿಯಿಂದ ಅಷ್ಟಾಂಗ ಯೋಗದಿಂದ ಪಾಚಂದ್ರ ಯೋಗದಿಂದ ಪಡೆಯಲಾರಿರಿ ತತ್ಫಲಂ ಲಭತೆ ಸಮ್ಯಕಿ ಕಲವು ಕೇಶವ ಕೀರ್ತನಾತ್ ಭಗವಂತನ ಮಹಿಮೆಯನ್ನು ಕೊಂಡಾಡುವಂತಹ ಭಾಗ್ಯ ಉಂಟಾದರೆ ಕೊಂಡಾಡುವ ನಾಲಿಗೆ ಇರುವ ಒಳಗೆ ಅದಕ್ಕೆ ಪರಾಲಿಸಿಸ್ ಬರುವುದರೊಳಗೆ ಮೊಬ್ಬಾಗುವುದರೊಳಗೆ ಆ ಭಗವಂತನನ್ನು ಕೊಂಡಾಡುವಂತಹ ಬುದ್ಧಿ ಉಂಟಾದರೆ ನಾಲಿಗೆ ಹೋದ ಮೇಲೆಯೂ ಹೃದಯದಲ್ಲಿ ಜ್ಞಾನವಿರುತ್ತದೆ ಬುದ್ಧಿ ಇರುತ್ತದೆ ಅದರಿಂದ ಮೋಕ್ಷವಾಗ್ತದೆ ಅದಾಗಲಿ ಅಂತ ದೇವರು ನಮ್ಗೆ ಏನೇ ನೋವು ಕೊಟ್ಟ ನಾವೇನು ಮಾಡ್ತಾ ಇದ್ದೇವೆ ಈ ವಾಕ್ಯ ವೇದಾಂತೇಶಕರು ಎಲ್ಲಿ ಹುಡುಕಿದರೋ ಮಹಾನುಭಾವರು ತಮ್ಮ ಗ್ರಂಥಗಳಲ್ಲಿ ಪದೇ ಪದೇ ಕೊಡ್ತಾರೆ ಆರೋಗ್ಯಂ ಭಾಸ್ಕರಾದಿ ಅಂತೇವೆ ಭಗವಂತ ಕೊಡೋದಿಲ್ವೇ ಸೂರ್ಯ ಕೊಡ್ತಾನೆ ರೀಟೈಲ್ ಸೆಲರ್ ಭಗವಂತ ಕೊಡ್ತಾನೆ ಹೋಲ್ಸೇಲ್ ಸೆಲರ್ ಅವನು ಆರೋಗ್ಯಂ ಹೌದು ಐಶ್ವರ್ಯಂ ಕೆಲವರು ಆರೋಗ್ಯ ಕೇಳಿ ಸ್ವಾಮಿ ನನಗೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಕೂತ್ಕೊಳ್ಳೋಕ್ಕೊಂದು ಶಕ್ತಿ ಇದ್ದು ಬಿಟ್ಟಿದ್ರೆ ರಾಮಾಯಣವನ್ನು ಹತ್ತು ಸಲ ಪಾರಾಯಣ ಮಾಡ್ತಾ ಇದ್ದೆ ಹೌದು ಆರೋಗ್ಯ ಕೊಟ್ಟಾಗ ಏನು ಮಾಡಿದ್ರಿ ಇಸ್ಪೀಟ್ ಆಡಿದ್ರಿ ಹೋಗಬಾರ್ದು ಜಾಗಕ್ಕೆ ಹೋದ್ರಿ ದನ ತಿಂದ್ರಿ ಐಶ್ವರ್ಯ ಕೊಟ್ಟಲ್ಲ ಭಗವಂತ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿ ಪುಸ್ತಕ ತಗೊಳ್ಳಿ ಓದಿ ಆಯುಷ್ಯಂ ಆಯುಷ್ಯವನ್ನು ಕೊಟ್ಟ ಶಾಸ್ತ್ರಜ್ಞಾನವನ್ನು ಕೊಟ್ಟ ಉದ್ಧಾರಕ್ಕೆ ಅಂತ ಕೊಟ್ಟ ನಾವು ಮಾಡ್ತಾ ಇರೋದೇನು ಆರೋಗ್ಯಂ ಇಂದ್ರಿಯ ಉಲ್ಬಣ್ಯಂ ಇಂದ್ರಿಯಗಳ ದುರುಪಯೋಗ ಮಾಡಿ ಮಾಡಿ ಮಾಡಿ ಮೂವತ್ತು ವರ್ಷಕ್ಕೆ ರೋಗ ಬರ್ತದೆ ಇಪ್ಪತ್ತೈದು ವರ್ಷಕ್ಕೆ ಏಡ್ಸ್ ರೋಗ ಬರ್ತದೆ ಹದಿನೈದು ವರ್ಷಕ್ಕೆ ಹಲ್ಲೆಲ್ಲ ಉದುರ್ತದೆ ಟಿವಿ ನೋಡಿ ನೋಡಿ ಕಣ್ಣು ಹಾಳಾಗ್ತದೆ ಭಗವದ್ಗುಣದಲ್ಲಿ ಹತ್ತಿರ ಕಣ್ಣು ಚುರುಕಾಗ್ತದೆ ಭಗವಂತನ ಗುಣಾನುಭವದಲ್ಲಿ ಹತ್ರ ಕಣ್ಣು ವೃದ್ಧಿ ಆಗುತ್ತೆ ಆರೋಗ್ಯ ಕೊಟ್ರ ಇಂದ್ರಿಯ ಉಲ್ಬಣ್ಯಂ ಐಶ್ವರ್ಯ ಕೊಟ್ರ ಐಶ್ವರ್ಯಂ ಶತ್ರುಶಾಲಿತ ಎಲೆಕ್ಷನ್ ನಿಲ್ತಾನೆ ಅವನು ಸೋಲಿಸ್ಬೇಕು ಇವನು ಸೋಲಿಸ್ಬೇಕು ಅವನು ಕೊಲ್ಲಬೇಕು ಐಶ್ವರ್ಯ ಇದ್ರೆ ಶತ್ರುಗಳನ್ನು ಹೆಚ್ಚು ಮಾಡಿಕೊಳ್ತಾನೆ ಮನುಷ್ಯ ಆಯುಷ್ಯಂ ದೀರ್ಘಾಯುಷ್ಯ ಕೊಟ್ರೆ ಬಂಧು ಮರಣಂ ನಮ್ಮ ಕಣ್ಣೆದುರಿಗೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಹೋಗೋದು ನೋಡುವಂತಾದವ್ರ ಭಾಗ್ಯ ಶಾಸ್ತ್ರಜ್ಞಾನಂ ಮದೋನ್ನತಿಂ ಶಾಸ್ತ್ರಜ್ಞಾನದಿಂದ ಸೊಕ್ಕು ಉಂಟಾಗಿ ಅವರನ್ನು ಗೆಲ್ಲಬೇಕು ಇವರನ್ನು ಗೆಲ್ಲಬೇಕು ಉಳಿದವ್ರಿಗೆ ಏನು ಗೊತ್ತಿರಬೇಕು ಅಂತ ಮಾಡ್ತೇವೆ ದುರ್ಬುದ್ಧಿ ಇರೋ ತನಕ ದೇವರು ಕೊಟ್ಟು ಯಾವ ಪದಾರ್ಥ ಸದುಪಯೋಗ ಬರುತ್ತೆ ಯೋಚನೆ ಮಾಡಿ ಕಿಂ ಕಿಂ ತದಸ್ತಿ ಲೋಕೇಸ್ಮಿನ್ ಈ ಲೋಕದಲ್ಲಿ ಇನ್ನೇನೇನಿದೆ ಹೇಳಿ ಏನ ಜೀವೋ ನದೂಷ್ಯತೆ ಜೀವಾತ್ಮ ಹಾಳಾಗುವುದಕ್ಕೆ ಅವನಿಗೆ ಉಪಯೋಗಕ್ಕೆ ಬರದೇ ಇರುವಂತಹ ಪದಾರ್ಥ ಯಾವುದಿದೆ ಹೇಳಿ ಯೋಚನೆ ಮಾಡಿ ಏನು ಕೊಟ್ಟರು ಬುದ್ಧಿ ನಟ್ಟಿಗೆಲ್ಲದೆ ಇದ್ದವನಿಗೆ ಯಾತಕ್ಕೂ ಉಪಯೋಗ ಬರುವುದಿಲ್ಲ ಶಿಶುಪಾಲ ಪ್ರಭೃತಿಗಳಿಗೆ ಶಿಶುಪಾಲನಂತಹ ವ್ಯಕ್ತಿಗಳು ಇವತ್ತೂ ಇದ್ದಾರೆ ಲೋಕದಲ್ಲಿ ಶಿಶುಪಾಲನೊಬ್ಬನಿಗೆ ಮೋಕ್ಷವಾಯಿತು ಅವನಿಗೆ ರಾವಣ ಜನ್ಮದಲ್ಲಾಗಲಿಲ್ಲ ಅವನಿಗೆ ಹಿರಣ್ಯ ಕಶುವಾಗಿದ್ದಾಗ ಮೋಕ್ಷವಾಗಲಿಲ್ಲ ಶಿಶುಪಾಲ ಜನ್ಮದಲ್ಲಿ ಮೋಕ್ಷವಾಯಿತು ಯಾಕೆ ಕೃಷ್ಣ ಚರಿತ್ರೆ ಸ್ಟಡಿ ಮಾಡಿದ್ದ ಅವನು ಪೂರ್ತಿ ಸ್ಟಡಿ ಮಾಡಿದ್ದ ಆದರೆ ಚಕ್ರ ಪ್ರಯೋಗದಿಂದ ಯಾತಕ್ಕಾಯಿತು ಅಂದರೆ ದುರ್ಬುದ್ಧಿ ಇದ್ದದ್ರಿಂದ ಗುಣಗಳೆಲ್ಲವನ್ನೂ ದೋಷಗಳನ್ನಾಗಿ ನೋಡಿದ್ರಿಂದ ಆ ಗುಣಗಳಲ್ಲಿ ಗುಣದ ಭಾವವಿಲ್ಲದೆ ಕರಗಿ ಹೋಗದೇ ಇದ್ದದ್ರಿಂದ ಕರ್ಪೂರವನ್ನು ಹಚ್ಚಿದ್ರೆ ಆರತಿಗೆ ಬರ್ತದೆ ಕಲ್ಲನ್ನು ಹಚ್ಚಿದ್ರೆ ಆಟಕ್ಕೆ ಬರುತ್ತೆ ಕಲ್ಲಿಂದ ಆರತಿ ಮಾಡೋಕ್ಕಾಗತ್ತೆ ನೋಡಿ ಕಲ್ಲು ಕಲ್ಲೆ ಹೊಡೆಯೋಕೆ ಬರುತ್ತೆ ಪಕ್ಷಿ ಪ್ರಾಣಿಗಳನ್ನು ಹೊಡೆಯಬಹುದಷ್ಟೇ ಅಷ್ಟೇ ಅದು ಕರ್ಪೂರವಾಗಿದ್ರೆ ತಾನು ಸುಟ್ಟದರ ಗುರುತನ್ನು ಕೊಡದಂತೆ ಇದ್ದಾಗ ಪತ್ತೆ ಇಲ್ಲದಂತೆ ಅಹಂಕಾರವಿಲ್ಲದೆ ಗಾಳಿಯಲ್ಲಿ ಲೀನವಾಗ್ತದೆ ಭಗವಂತನ ಮುಖಮಂಡಲದವರೆಗೆ ತಗೊಂಡು ಹೋಗಿ ತೋರಿಸ್ತಾರೆ ಭಗವಂತನ ಪಾದದವರೆಗೆ ತೋರಿಸ್ತಾರೆ ಎಲ್ಲ ಕೆಣುವ ಗುಣ ಮನುಷ್ಯನಿಗಿಲ್ಲದೆ ಹೋಯ್ತಲ್ಲ ಒಂದು ಊದಿನ ಕಡ್ಡಿಗಿರೋ ಗುಣ ನಮಗಿಲ್ಲದೆ ಹೋಯ್ತಲ್ಲ ಊದಿನ ಕಡ್ಡಿ ಪರಿಮಳವನ್ನು ಕೊಡುತ್ತೆ ತಾನು ಸುಟ್ಟುಕೊಳ್ಳುತ್ತೆ ಗಾಳಿಯಲ್ಲಿ ಲೀನವಾಗಿ ಹೋಗುತ್ತೆ ಎಲ್ಲಿ ಹುಟ್ಟಿತು ಎಲ್ಲಿ ಹೋಯಿತು ಗೊತ್ತೇ ಇರುವುದಿಲ್ಲ ಅಹಂಕಾರ ಅವಲೇಶವಿಲ್ಲ ಈ ಧೂಪ ದೀಪ ಯಾತಕ್ಕಿರ್ತಾರೆ ಭಗವಂತನಿಗೆ ಅಂದ್ರೆ ಅಹಂಕಾರವಿಲ್ಲದ ವಸ್ತುಗಳು ಅದಕ್ಕಿಂತ ಕಡೆಯಾಗ್ತಾ ಇದ್ದಾನೆ ಮನುಷ್ಯ ಆದರೆ ಶಿಶುಪಾಲ ಹೇಳ್ತಾ ಹೇಳ್ತಾ ಹೋದ ಕಥಂ ಹಿ ಅರಾಜ ದಾಸಾರ್ಹ ಮಧ್ಯೆ ಸರ್ವಮಹೀಕ್ಷಿತಾಂ ಇಷ್ಟೊಂದು ದೊರೆಗಳ ಮಧ್ಯೆ ಕೃಷ್ಣನಿಗೆ ನೀನು ಪೂಜೆ ಮಾಡಿದೆಲ್ಲೋ ಸಹದೇವ ಹೇ ಧರ್ಮರಾಜ ನೀ ಹೇಳಿದೆಲ್ಲ ಈ ಕೃಷ್ಣನಿಗೆ ಏನು ಪಟ್ಟಾಭಿಷೇಕ ಆಗಿದೆಯೇ ಯಾವ ದೇಶಕ್ಕೆ ರಾಜ ಅವನು ಹೇಳು ಅಂತ ಕೇಳಿದೆ ಏ ಕೃಷ್ಣನಿಗೆ ಗೋವಿಂದ ಪಟ್ಟಾಭಿಷೇಕ ಮಾಡಿದ್ದೇವೆ ನೀನೇನ್ ಮಾಡಿದೆ ಯಾವುದೋ ಬುದ್ಧಿ ಇಲ್ಲದೆ ಒಂದು ಆಕಳ ಒಂದು ಗೋವು ಬಂದವನು ಪಟ್ಟಾಭಿಷೇಕ ಮಾಡಿರಬಹುದು ಬಹಳ ಅಂದ್ರೆ ಗೋಪರಾಜ ಆಗಿರಬಹುದು ಯಾದವರು ಬಾಹಿರರು ಅವರಿಗೆ ಅಧಿಕಾರವಿಲ್ಲ ಯಾಯಾತಿ ಶಾಪವಿದೆ ಇಷ್ಟೊಂದು ರಾಜ್ಯ ರಾಜ್ಯಬಾಹಿರನ ಪಟ್ಟಾಭಿಷೇಕ ಮಾಡಿದ್ದೀಯೇ ಮಾಡಬೇಕ ಹೋಗಲಿ ಯದುಗಳಲ್ಲಿ ಸ್ವಲ್ಪ ಇದ್ದಿದ್ದಲ್ವಾಸಿ ವಸುದೇವೇ ಸ್ಥಿತೇ ವೃದ್ಧೇ ಕೃಷ್ಣನ್ ತಂದೆ ಇದ್ದ ವಸುದೇವ ಅವನಿಗಾದ್ರೂ ಮಾಡಿದೆಯಾ ಅದು ಮಾಡಲಿಲ್ಲ ದೃಪದಿ ತಿಷ್ಠತಿ ದ್ರುಪದನಿಗೆ ಮಾಡಿದ್ಯಾ ಅವನಿಗೂ ಮಾಡಲಿಲ್ಲ ಹೋಗಲಿ ಆಚಾರ್ಯ ಸ್ಥಾನ ನೋಡಬೇಕು ಅಂದ್ರೆ ಕೃಪಾಚಾರ್ಯ ಇದ್ದ ಚಿರಂಜೀವಿ ವಯಸ್ಸಾದವನು ಅವನಿಗೂ ಮಾಡಲಿಲ್ಲ ನಿಮಗೆ ಪಾಠ ಹೇಳ್ಕೊಟ್ನಲ್ಲ ದ್ರೋಣಿ ತಿಷ್ಠತಿ ಸ್ನೇಹಂ ದ್ರೋಣನಿಗೆ ಮಾಡಿದ್ರ ಬ್ರಾಹ್ಮಣ ಶಾಪಾದಪಿ ಶರಾದಪಿ ನಾಲ್ಕು ವೇದ ಬಾಯಲ್ಲಿ ಹೇಳುವವನು ಬಿಲ್ಲು ಬಾಣಗಳನ್ನು ಹೆಗಲ ಮೇಲೆ ಹಾಕೊಂಡಿರುವವನು ಅವನಿಗೂ ಮಾಡಲಿಲ್ಲ ಮೃತ್ವಿಕೆಗಳು ಮಾಡಬೇಕು ಅಂದ್ರೆ ದ್ವೈಪಾಯನೇ ಸ್ಥಿತೇ ವೃದ್ಧೇ ವೇದವ್ಯಾಸರು ಮಾಡಿದೆಯಾ ಹೋಗಲಿ ಭೀಷ್ಮ ನಿನಗೇನಾದ್ರು ಮಾಡಿಸಿಕೊಂಡ್ಯಾ ನಿನಗೆ ಸ್ವಾರ್ಥವೂ ಗೊತ್ತಿಲ್ಲ ಭೀಷ್ಮೇ ಶಾಂತನವೇ ರಾಜನ್ನೇ ಭಯಂಕರ ಪ್ರತಿಜ್ಞೆ ಮಾಡಿದ್ದ ಅದಕ್ಕಾದ್ರೂ ಅಂತಹ ಪ್ರತಿಜ್ಞೆ ಆ ಸಭೆಯಲ್ಲಿ ಮಾಡಿದವರು ಇನ್ನೊಬ್ಬರು ಇರಲಿಲ್ಲ ಅವನಿಗೂ ಮಾಡಲಿಲ್ಲ ಅಶ್ವತ್ಥಾಮ್ ಸ್ಥಿತೆ ಅವನ ಕಣ್ಣಿಗೆ ಉಳಿದವರೆಲ್ಲ ಶ್ರೇಷ್ಠ ಚೋಟುದ್ದ ಬಾಲ ಒಂದಿಲ್ಲ ಅಶ್ವತ್ಥಾಮನಿಗೆ ಮಲಗಿದ್ದ ದ್ರೌಪದಿ ಮಕ್ಕಳನ್ನು ಕೊಂದು ಮಹಾಪಾಪಿ ಅವನು ಮಹಾ ದುಡುಕ ಸಿಡುಕ ದ್ರೋಣಾಚಾರನೇ ಶಾಪ ಹಾಕ್ತಾನವನಿಗೆ ಅವನಿಗೆ ಅಶ್ವತ್ಥಾಮ ಇರುವಾಗ ಇನ್ನು ಕಿಂ ಪುರುಷರೊದರೆ ಧ್ರುವಾಂತ ಒಬ್ಬ ಇದ್ದಾನೆ ರುಕ್ಮಿಣಿ ತಂದೆ ಭೀಷ್ಮಕ ಬಂದಿದ್ದಾನೆ ಅವನಿಗೆ ಮಾಡಿದೆಯಾ ಅಥವಾ ರುಕ್ಮಿ ಬಂದಿದ್ದಾನೆ ಅವನಿಗಾರು ಮಾಡಿದೆಯಾ ಏಕಲವ್ಯ ಬಂದಿದ್ದಾನೆ ಅವನಿಗೆ ಅಂತ ಮಾಡಿದೆಯಾ ಶಲ್ಯನಿಗೆ ಮಾಡಿದೆ ಮದ್ರಾಧಿಪತಿಗೆ ಪರಶುರಾಮರು ಬಂದಿದ್ದಾರೆ ಜಾಮದಜ್ಞರು ಅವರಿಗಾದರೂ ಮಾಡಿದೆಯಾ ಎಲ್ಲ ಹೋಗಲಿ ಕರ್ಣನಿಗೆ ಮಾಡಿದೆಯಾ ಕರ್ಣನು ಮಾಡಬೇಕಾಗಿತ್ತಂತೆ ಎಲ್ಲ ಕರ್ಣನು ಒಂದು ಪಾರ್ಟಿ ಕಟ್ಟಿದ್ದಾನೆ ನೋಡ್ರಿ ಯಾರ್ಯಾರ ಹೆಸರು ಅವನು ಕೃಷ್ಣನೊಂದು ಬಿಟ್ಟು ತನಗೊಂದು ಹೇಳ್ಕೊಳ್ಳಿಲ್ಲ ಅಷ್ಟೇ ಉಳಿದವರೆಲ್ಲರೂ ಹೇಳ್ತಾ ಇದ್ದಾನೆ ಕಿಮನ್ಯತ್ ಪ್ರಿಯ ಕಾಮ್ಯಯ ಇವರೆಲ್ಲರನ್ನು ಬಿಟ್ಟು ಕೃಷ್ಣನಿಗೆ ಅಂತ ಮಾಡಿದ್ದೀಯ ಯಾತಕ್ಕೆ ಅಂದ್ರೆ ಕುಸಲಾವಣೆ ಅವನು ನಿಮಗೆ ಬೇಕು ಬೇಕಾದ್ದೆಲ್ಲ ಮಾಡಿದ್ದಾನೆ ಸಹಾಯ ಮಾಡಿದ್ದಾನೆ ಹೆಲ್ಪರ್ ಅಂತ ಮಾಡಿದ್ದೀರಿ ಪ್ರೈವೇಟ್ ಆಗಿ ಮಾಡ್ಕೊಂಡು ಸಾಯಿರಿ ಯಾರು ಬೇಡ ಅಂತೀರಿ ಕೃಷ್ಣ ನಿಮಗೂ ಉಪಕಾರ ಮಾಡಿದ್ದಾನೆ ನೀವು ಅವನಿಗೆ ಉಪಕಾರ ಮಾಡಿ ಯಾರು ಬೇಡ ಅಂತಾರೆ ನಮ್ಮೆಲ್ಲದರಿಗೆ ನಮ್ಗೆ ಸಿರಿಚೇಜ್ ಜಾಕ್ ಮಾಡ್ತಿದ್ದೀರಿ ನಾವೇನು ಬಾಯದಿಂದ ಕಪ್ಪ ಕಾಣಿಕೆ ಅಂತ ಪಾಲಿಟಿಕ್ಸ್ ತೆಗೆದ ಈಗ ಲೇ ಶಿಶುಪಾಲ ಏ ಸಹದೇವ ದಕ್ಷಿಣ ದಿಕ್ಕಿಗೆ ನೀನು ಬಂದಿದ್ದೆ ನಿನಗೆ ನಾನು ಕಪ್ಪ ಕಾಣಿಕೆ ಕೊಟ್ಟೆ ನಿಮ್ಮ ಅಣ್ಣ ಯಾಗ ಮಾಡ್ತಾನೆ ಅಂತ ಮಾಡಿದೆ ಇದ್ರೆ ಶಿರಚ್ಛೇದ ಮಾಡ್ತಾರೆ ಅಂತ ಭಯದಿಂದ ಏನು ಮಾಡಲಿಲ್ಲ ನಾನು ಏನೋ ಅಪರೂಪದ್ದು ರಾಜಸು ಯಾಗ ನಾವು ನೋಡಿಲ್ಲ ಧರ್ಮರಾಜನಿಗೆ ಹೆಸರು ಧರ್ಮ ಅಂತಿದೆ ಮಾಡ್ತೀವಿ ಅಂತ ತಿಳ್ಕೊಂಡು ನಾವು ಕೊಟ್ರೆ ಅಕಸ್ಮಾತ್ ಧರ್ಮಪುತ್ರಸ್ಯ ಧರ್ಮಾತ್ಮೇತಿ ಯಶೋಗತಂ ಅಕಸ್ಮಾತ್ ಅವನಿಗೆ ಯಾರೋ ಧರ್ಮರಾಜ ಅಂದ್ರು ಧರ್ಮರಾಜ ಅಂತ ಹೆಸರು ಉಳಿದು ಬಿಡ್ತು ಮಹಾತ್ಮ ಅಂತ ಕರೆದಾಗ ಒಬ್ಬರನ್ನ ಯಾರು ಮಹಾತ್ಮರು ಯಾರು ಮಹಾತ್ಮರಲ್ಲ ಮಹಾತ್ಮ ಗಾಂಧಿ ಅಂತ ಅವ್ರಿಗೆ ಹೆಸರಿಟ್ಟವ್ರು ಯಾರು ಸುಭಾಷ್ ಚಂದ್ರ ಬೋಸ್ ಅವರನ್ನೇ ಬಲಿ ತಗೊಂಡ್ರು ಗೊತ್ತಿಲ್ಲ ಅನೇಕರಿಗೆ ಕತೆ ಸಮಹಾತ್ಮ ಸುದುರ್ಲಭ ಕೃಷ್ಣ ಹೇಳ್ತಾನೆ ಭಕ್ತನಿಗೆ ಹೇಳ್ತಾನೆ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿಯ ವಿಶಿಷ್ಟತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸತ ಮಮ ಪ್ರಿಯ ಭಕ್ತನಿಗೆ ಭಗವಂತ ಮಹಾತ್ಮ ಅಂತ ಕೊಟ್ಟ ಬಿರುದನ್ನು ಇದು ಯಾಕೆ ಹೇಳ್ತೇವೆ ಅಂದರೆ ಕೆಲವೊಂದು ಆಕಸ್ಮಿಕವಾಗಿ ಬಿರುದುಗಳು ನಿಂತುಕೊಂಡು ಬಿಡ್ತವೆ ಆದ್ರಿಂದ ನಿನಗೆ ಧರ್ಮ ಧರ್ಮರಾಜ ಧರ್ಮರಾಜ ಯಾರೋ ಹೇಳಿದರು ಹೋಗ್ಲಿ ಕಣೋ ಜರಾಸಂತಂ ಮಹಾತ್ಮಾನಂ ಅನ್ಯಾಯೇನ ದುರಾತ್ಮವಾನೇ ಈ ಕೃಷ್ಣ ಏನು ಮಾಡಿದೆ ಹೇಳ ಸೋದರ ಮಾವನನ್ನೇ ಕೊಂದ ಪಾಪಿ ಜರಾಸಂತನನ್ನು ಮೋಸದಿಂದ ಕೊಂದ ಹಾಲು ಕೊಡಬೇಕು ಅಂತ ಬಂದವಳನ್ನ ಪ್ರಾಣ ತೆಗೆದುಬಿಟ್ಟ ಆ ಪೂಸನೆಯನ್ನ ಪೂಸನೆಗೊಂದು ವಕಾಲತ್ತು ಅಯುಕ್ತ ಆತ್ಮನ ಪೂಜಾ ಇಂಥವನಿಗೆ ಯಾತ್ರೆ ಮಾಡಿದೆ ಕ್ರೀಬೇದಾರ ಕ್ರಿಯಾಂ ಯಾತಕ ನಪುಂಸಕನಿಗೆ ಹೆಣ್ಣು ಕೊಟ್ಟಂತೆಯೂ ಅಂಧೇವಾರೂಪ ರೂಪದರ್ಶನಂ ಕುರುಡನಿಗೆ ಕನ್ನಡಿ ಹಿಡಿದಂತೆಯೂ ಅರಾಜ್ಞೋ ರಾಜವತ್ ಪೂಜಾ ರಾಜನಲ್ಲದೆ ದೌಡರಾಜನಂತ ಪೂಜೆ ಮಾಡುವುದು ತಥಾ ತೇ ಮಧುಸೂದನ ಕೃಷ್ಣನಿಗೆ ತಿರುಕೊಂಡ ಲೇ ಅವರು ಬುದ್ಧಿ ಇಲ್ಲದೆ ಇದ್ದವ್ರು ಪೂಜೆ ಮಾಡಿದ್ರು ನನಗೆ ಬೇಡ ಅಂತ ಯಾಕೆ ಹೇಳಲಿಲ್ಲ ನೀನು ಏನು ಬೈತಾಗ ನೋಡಿ ಸಿಸ್ಟಮ್ಯಾಟಿಕ್ ಅದು ಅವರು ಕೊಡೋರು ಕೊಟ್ಟು ನೀನು ಹೇಗಯ್ಯ ತಗೊಂಡೆ எனக்கு வேண்டாம் சொல்ல வேண்டாமோ ನೀವು ಎರಡ பெரியவா இருக்கா அவளுக்கெல்லாம் முன்னி சொல்ல வேண்டாமோ ದೊಡ್ಡವರು ಇದ್ದಾರೆ ಪೂಜೆ ಅವ್ರಿಗಾಗಲಿ ಇವ್ರಿಗಾಗಲಿ ನೀ ಹೇಳೋದು ಬಿಟ್ಟು ನೀ ಯಾಕಯ್ಯ ಮಾಡಿಸ್ಕೊಂಡೆ ಅದು ವಾಸುದೇವೋಪ್ಯಯಂ ದೃಷ್ಟ ಸರ್ವಮೇತ ಯಥಾದಿ ಎಲ್ಲ ನೋಡಿ ಆಯ್ತು ಈ ಸಭೆಯಲ್ಲಿ ದೃಷ್ಟೋ ಯುಧಿಷ್ಠಿರೋ ರಾಜ ನಿನ್ನ ಯೋಗ್ಯತೆ ನೋಡಿ ಆಯ್ತು ಧರ್ಮರಾಜ ದೃಷ್ಟೋ ಭೀಷ್ಮಶ್ಚ ಯಾದೃಶ ಭೀಷ್ಮ ಯಾರು ಅಂತ ಇವತ್ತು ಬಯಲಾಯಿತು ಕೃಷ್ಣ ನೀ ಯಾರು ಅಂತ ನಿನಗೂ ಪೂಜೆ ಬೇಕಾಗಿತ್ತು ನೀನು ಸ್ವಾರ್ಥಿ ಎಲ್ಲರೂ ಸ್ವಾರ್ಥಿಗಳು ಇವತ್ತು ಗೊತ್ತಾಯಿತು ಸರ್ವಮೇತದೇ ಯಥಾತತಂ ಇತ್ಯುಕ್ತ ಶಿಶುಪಾಲಸ್ತಾನ್ ಉತ್ಥಾಯ ಪರಮಾಸನಾತ್ ಇಷ್ಟು ಅವಮಾನ ಆಗಿರುವ ಸಭೆಯಲ್ಲಿ ನಾನಿರೋದಿಲ್ಲ ಅಂತ ಜಗತ್ತಿನಲ್ಲೇ ಪ್ರಪ್ರಥಮ ಸಭಾತ್ಯಾಗವನ್ನು ಮಾಡಿದ ಪಾರ್ಲಿಮೆಂಟಲ್ಲಿ ಮಾಡುವಂತೆ ಸಭಾತ್ಯಾಗ ಸಭಾತ್ಯಾಗ ಏನದ್ರಲ್ಲಿ ಕೆಟ್ಟ ಹೋಯಿತು ಹೋದ್ರೆ ಹೋಗ್ತಾನೆ ಸುಮ್ಮನೆ ಇದ್ರೆ ತಂಟೆ ಇರಲಿಲ್ಲ ಧರ್ಮರಾಜ ಪೀಠವನ್ನು ಬಿಟ್ಟು ಹೇಳಬಾರದವನು ಕೃಷ್ಣನಿಗೆ ಪಾದ ಪೂಜೆ ಮಾಡುವುದು ಕೇಳದೆ ಇದ್ದವನು ಸಭೆಯಿಂದ ಎದ್ದು ಹೋಗಿ ಲೇ ಶಿಶುಪಾಲ ತಪ್ಪಾಯಿತೋ ತಪ್ಪಾಯಿತೋ ಹಾಗಲ್ಲ ಹೀಗಲ್ಲ ಅಂತ ಪುಸಲಾಯಿಸಿ ಕೈ ಹಿಡಿದು ಕರ್ಕೊಂಡ್ಬರೋದಕ್ಕೆ ಹೋದ ಅದು ಸಭೆಯಲ್ಲಿದ್ದವರಿಗೆ ರೇಗಿ ಹೋಯಿತು ಅವನು ಹೇಳಿದ್ದ ಅಬದ್ಧವಾದ ಮಾತು ಅವನಿಗೆ ಯಾಕೆ ಅನುನಯ ಮಾಡಬೇಕು ಎಂಬುದಾಗಿ ಉಳಿದವರೆಲ್ಲ ಅವನನ್ನ ಧರ್ಮರಾಜನ ಥೂ ಯಾಕೋ ಮೇಲಕ್ಕೆದ್ದೆ ಎದ್ದೆ ಏಕಾಸನ ಕೂತಿರಬೇಕು ಎಂಬುದಾಗಿ ಭೀಷ್ಮ ಹೇಳ್ತಾ ಇದ್ದಾನೆ ನಾಸ್ಮೈದೇಯೋ ಶನುನಯ ಭೀಷ್ಮ ಹೇಳಿದ ಧರ್ಮರಾಜ ನೀನ್ ಯಾಕೆ ಬಿಡಿದ್ದೆ ಅವನಿಗೇನು ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಅಷ್ಟು ದೊಡ್ಡ ಮನುಷ್ಯನೇ ಅವನು ಹೋದ್ರೆ ಹೋಗ್ತಾನೆ ಬಿಡು ಲೋಕವೃದ್ಧತಮೇ ಕೃಷ್ಣೇ ಯೋರ್ಹಣಾಂನ ಅಭಿಮನ್ಯತೆ ಲೋಕದಲ್ಲೇ ತುಂಬ ಹಿರಿಯ ತುಂಬ ದೊಡ್ಡವನು ಕೃಷ್ಣ ಪುರಾಣ ಪುರುಷ ಅವನು ಪುರಾಣವ ಎಷ್ಟು ಹಳವನೋ ಯ ಪೂರ್ಯಾಯ ವೇಧಸೆ ನವೀಯಸೆ ಸುಮಜ್ಜಾನೆಯೇ ವಿಷ್ಣ ವೇದದಾಶತಿ ಅಂತ ಹೇಳ್ತಿರಲ್ಲ ದೇವರಿಗೆ ಮರ್ಯಾದೆ ಕೊಡುವಂತಹ ಮಂತ್ರ ವಿಷ್ಣು ಸೂಕ್ತ ಯ ಪೂರ್ಯಾಯ ವೇಧಸೆ ಪೂರ್ವ್ಯ ಎಲ್ಲರಿಗಿಂತ ಹಳವ ನವೀಯಸೆ ಅಷ್ಟೇ ಹೊಸವ ಎಷ್ಟು ಹಳಬನೋ ಅಷ್ಟು ಹೊಸಬ ಇದು ನಮಗೆ ಯಾರಿಗೂ ಇಲ್ಲ ಹಳಬರಾದ್ರೂ ಹೊಸಬರಾಗೋದಿಲ್ಲ ಹೊಸಬರಾದ್ರೂ ಹಳಬರಾಗೋದಿಲ್ಲ ಏನು ಮೇಕಪ್ ಮಾಡಿಕೊಂಡ್ರೂ ಇಲ್ಲ ಭಗವಂತನಿಗೆ ಮೇಕಪ್ ಬೇಕಿಲ್ಲ ಯ ಪೂರ್ವ್ಯಾಯ ವೇಧಸೆ ಎಲ್ಲವನ್ನು ತಿಳಿದವನು ಸುಮಜ್ಜಾನೆಯೇ ತುಂಬ ಬುದ್ಧಿಯುಳ್ಳವನು ಹಂಸಮತ್ಸ ಕೂರ್ಮ ದೇವತಾರಗಳನ್ನು ಯಾವ ಯಾವಾಗ ಎತ್ತಬೇಕು ಯಾರಿಗೋಸ್ಕರ ಮಾಡಬೇಕು ಅಂತ ಭಗವಂತನಿಗೆ ಮರ್ಯಾದೆಯನ್ನೆತ್ತಬೇಕು ಇಂಥ ಲೋಕವೃದ್ಧತಮೇ ಕೃಷ್ಣೇ ಯೋರ್ಹಣಾಂ ನಾಭಿಮನ್ಯತೆ ಇವನೊಬ್ಬ ಒಪ್ಪಿಕೊಳ್ಳಲಿಲ್ಲ ಉಳಿದವರೆಲ್ಲ ಒಪ್ಪಿದ್ದಾರಲ್ಲ ಕ್ಷತ್ರಿಯ ಕ್ಷತ್ರಿಯಂಜಿತ್ವ ರಣೇ ರಣಕೃತಾಂವರ ಯೋ ಮುಂಚಚ ವಶೇ ಕೃತ್ವ ಗುರುರ್ಭವತಿ ತಸ್ಯ ಸಹ ಒಬ್ಬ ಕ್ಷತ್ರಿಯ ಇನ್ನೊಬ್ಬ ಕ್ಷತ್ರಿಯನನ್ನು ಗೆದ್ದು ಯುದ್ಧದಲ್ಲಿ ಜೀವ ಭಿಕ್ಷೆ ಕೊಟ್ಟು ಯಾವನು ಹೊರಗೆ ಹೋಗು ಅಂತ ಕಳಿಸ್ತಾನೆಯೋ ಅವನಿಗೆ ಅವನು ಗುರು ಅಂತ ಹೇಳಬೇಕು ಶಿಶುಪಾಲನಿಗೆ ಪ್ರಾಣದಾನ ಮಾಡಿದವನೋ ಈ ಕೃಷ್ಣ ಅವತ್ತೇ ಕೊಲ್ಬೋದಾಗಿತ್ತು ಇವತ್ತು ಬಿಟ್ಟಿದ್ದಾನೆ ಶಿಶುಪಾಲನಿಗೂ ಕೃಷ್ಣನೇ ಗುರು ಅಂದ ಭೀಷ್ಮ ಈ ಎಷ್ಟು ಚೆನ್ನಾಗಿದೆ ನೋಡಿ ಶಿಶುಪಾಲನ ಕಥೆ ಹೇಳಬೇಕು ಅವನು ಹುಟ್ಟಿದಾಗ ಹಣೆಯಲ್ಲಿ ಒಂದು ಕಣ್ಣು ಶಿವನಂತೆ ಮೂರನೇ ಕಣ್ಣು ಬಹಳಷ್ಟು ಕೈಗಳು ಕಾಲುಗಳು ಕಿರಿಸ್ತಾ ಇದ್ದಾನೆ ಬಹಳ ದೊಡ್ಡ ಸ್ವರದಲ್ಲಿ ಭೂಮಿ ಆಕಾಶ ಎಲ್ಲ ಒಂದಾಗುವಂತೆ ಹಡೆದ ತಾಯಿಗೆ ಭಯವಾಯಿತು ತೂ ಈ ಮಗುವಂತೆ ಕೆಳಗೆ ತಳ್ಳಿದಳು ಅಶ್ರೀರವಾಣಿ ಹೇಳಿತು ಇಲ್ಲ ಈ ಮಗುವಿಗೆ ಸ್ವರೂಪ ಬರ್ತದೆ ತಳ್ಳಬೇಡ ತಾಯಿ ಆದರೆ ಯಾವಾಗ ಬರ್ತದೆ ಅಂದರೆ ನಿನ್ನ ಮನೆಗೆ ಬಂದ ಅತಿಥಿಗಳಲ್ಲಿ ಯಾರ ಮುಡಿಲಲ್ಲಿ ಈ ಮಗುವನ್ನು ಮಲಗಿಸಿದಾಗ ಸ್ವರೂಪ ಬರ್ತದೆಯೋ ಅವನಿಂದಲೇ ಅದಕ್ಕೆ ಮೃತ್ಯು ಎಂಬುದಾಗಿ ಶ್ರೀರವಾಣಿ ಹೇಳಿತು ಸೂತಿಕಾಗ್ರಹದಲ್ಲಿ ಮಲಗಿದ್ದ ಅವೆಲ್ಲ ಆಸ್ಪತ್ರೆ ಈಸ್ಪತ್ರೆ ಎಲ್ಲ ಇಲ್ಲ ಮನೆಯಲ್ಲೇ ಒಂದು ರೂಮ್ನಲ್ಲಿ ಹೆರಿಗೆ ಆಗ್ತಿತ್ತು ಹತ್ತು ದಿವಸದ ತನಕ ಬಾಣಂತಿಯರು ಯಾರೂ ಹೋಗುವಾಗಿಲ್ಲ ಅವಳು ಊಟ ಕೊಡುವವರು ಕೈ ಕಾಲು ತೊಳ್ಕೊಂಡು ಮಾಡಿ ಬಹಳ ಪರಿಶುದ್ಧವಾದ ಹಳೆ ಕಾಲದ ನೋಡಿದ್ದವ್ರಿಗೆ ಅರ್ಥವಾಗುತ್ತೆ ಕಾಲು ಧೂಳು ಕೈ ಧೂಳು ಆಗಬಾರದು ಅಂತ ಒಂದು ಮೊರದಲ್ಲಿ ಮಗುವನ್ನು ಬಿಟ್ಟು ಯಾರು ಹೊರಗಡೆ ದೊಡ್ಡವರು ಬಂದ್ರೆ ತೋರಿಸ್ತಿದ್ರು ಒಳಗೆ ತಗೊಂಡು ಹೋಗ್ತಿದ್ರು ಕುಂತಿ ಬಂದ್ರು ಅವರು ಬಂದ್ರು ಇವರು ಬಂದ್ರು ಎಲ್ಲರೂ ಬಂದ್ರು ಆಯಿತು ಆಯಿತು ಒಂದು ದಿವಸ ಇಷ್ಟೆಲ್ಲಾ ಕಾರ್ಯಕ್ರಮದ ಮಧ್ಯದಲ್ಲಿ ಕೃಷ್ಣನೋ ಬಿಡು ಮಾಡಿಕೊಂಡು ಸೋದರತೆ ನೋಡಬೇಕು ಅಂತ ಹೋದ ಆ ಫಸ್ಲಲ್ಲೇ ಕೂತಿದ್ದಾನೆ ಇವಳು ತಾಯಿ ಮುಸುಗುಗಿಸ್ಕು ಹಾಕೊಂಡು ಎಲೆ ಅಡಿಕೆ ಬಾಯಿ ತುಂಬ ತುಂಬಿಕೊಂಡಿದ್ದವಳು ಸೋದರಿನ ಮಡಿಯಲ್ಲಿಯೇ ತಂದು ಬಿಟ್ಲು ಆ ಮಗುವನ್ನು ಬಿಟ್ಟ ಕೂಡಲೇ ಹಣೆಗಣ್ಣು ಮಾಯವಾಯಿತು ಭಯಂಕರ ಕೈಗಳು ಹೋದವು ಅತ್ಯಂತ ಸುಂದರವಾದ ಮಗುವಾಯಿತು ಧ್ವನಿ ಚೆನ್ನಾಗಾಯಿತು ಅದಾದ ಕೂಡಲೇ ಅಗೀತಾ ಇದ್ದ ತಾಂಬೋಲ ನಿಂತು ಹೋಯ್ತವಳು ಬಾಯಲ್ಲಿ ಕೃಷ್ಣನ ಎರಡೂ ಪಾದಗಳನ್ನು ಹಿಡ್ಕೊಂಡ್ಲು ಈ ಮಗುವನ್ನು ನಿನ್ನ ಗುಡಿಯಲ್ಲಿ ಹಾಕಿದ್ದೇನೆ ಕೃಷ್ಣ ಇದ್ರ ಪ್ರಾಣ ನಿನ್ನ ಕೈಯಲ್ಲಿದೆ ಕಾಪಾಡು ಅಂತ ಕೇಳಿಬಿಟ್ಟು ಸೋದರತ್ತೆ ಅವಳು ಮಾಡಿದ ತಪ್ಪೇನು ಅವಳನ್ನು ಆರಿಸಿಕೊಂಡ ಭಗವಂತ ಉಪಕರಣವಾಗಿ ಈ ಮಗು ಅಲ್ಲಿ ಹುಟ್ಟಿತು ಇವನ ಜನ್ಮ ವಿಮೋಚನೆಗೆ ನಿನ್ನ ಕಾಲು ಹಿಡ್ಕೊಂಡು ಅಯ್ಯೋ ಸೋದರತ್ತೆ ಏನು ಮಾಡ್ತಿದ್ದೀಯ ಇಲ್ಲಪ್ಪ ನಿನ್ನ ಕೈಲಿ ಇದಕ್ಕೆ ಮೃತ್ಯು ಅಶರೀರವಾಣಿ ಹೀಗೆ ಹೇಳ್ತು ನೀನು ಇದನ್ನು ಕಾಪಾಡಬೇಕು ಕೃಷ್ಣ ಹೇಳಿದ ಇಷ್ಟೇ ತಾನೇ ಅವನು ನೂರು ತಪ್ಪು ಮಾಡಿದ್ರು ನಾನು ಸಹಿಸ್ಕೊಳ್ತೇನೆ ಹೋಗಮ್ಮ ಅಂದ ಈ ಕಳ್ಳ ನೂರಂದ್ರೆ ನೂರೇ ಅಂತ ಲೆಕ್ಕ ಇಡ್ತಾನೆ ಅಂತ ಅವಳಿಗೆ ಗೊತ್ತಿಲ್ಲ ನೈಂಟಿ ನೈನ್ ಪ್ಲಸ್ ಒನ್ ಅಂತ ಗೊತ್ತಿಲ್ಲ hundred and one minus one ಅಂತ ಗೊತ್ತಿಲ್ಲ ಅವಳೇನು ತಿಳ್ಕೊಂಡು ನೂರು ತಪ್ಪು ಮಾಡಿದ್ರು ನೂರು ಅಂದ್ರೆ ಅಸಂಖ್ಯವಾಚಿ ಎಷ್ಟೇ ತಪ್ಪು ಮಾಡಿದ್ರು ಸಹಿಸ್ಕೊಳ್ತೇನೆ ಅಂತ ಎಷ್ಟಾದರೂ ಸೋದರ ಮಾವ ಹೇಳಿದ್ದಾನೆ ಅಂತ ತಿಳ್ಕೊಂಡು ಸಭೆಯಲ್ಲಿ ಕೂತಿದ್ದಾನೆ ಇವನು ಬೈತಾ ಇದ್ದಾನೆ ಕೃಷ್ಣ ಒಂದು ಎರಡು ಮೂರು ಎಣಿಸ್ತಾ ಇದ್ದಾನೆ ಎಷ್ಟಾಯಿತು ಎಂಬತ್ತಾಯಿತು ತೊಂಬತ್ತಾಯಿತು ತೊಂಬತ್ತೊಂಬತ್ತಾಯಿತು ಆ ಹೊತ್ತಿಗೆ ಚಕ್ರವನ್ನು ಸ್ಮರಣೆ ಮಾಡಿ ಅವನ ಜನ್ಮವನ್ನು ವಿಮೋಚನೆ ಮಾಡ್ತಾನೆ ನೂರಂದ್ರೆ ನೂರೇ ಲೆಕ್ಕ ಇಟ್ಟಿದ್ದಾನೆ ಕೃಷ್ಣ ಅವನದನ್ನೆಲ್ಲ ವರ್ಣನೆ ಮಾಡ್ತಾ ಗುರು ಅಂದ್ರೆ ಯಾರು ಅಂತ ಮೊದಲು ವರ್ಣನೆ ಮಾಡಿದ ಭೀಷ್ಮನ ವಾಕ್ಯಗಳನ್ನು ತುಂಬಾ ಚೆನ್ನಾಗಿ ವಿವರಿಸಬೇಕು ಒಂದು ಘಟ್ಟಕ್ಕೆ ನಿಲ್ಲಿಸಿಕೊಂಡು ಬೇರೆ ತಗೊಳ್ತೇನೆ ಗ್ರಂಥವನ್ನ ಜ್ಞಾನವೃದ್ಧಾಮಯ ರಾಜನ್ನೇ ಬಹವಹ ಪರ್ಯುಪಾಸಿತಾ ತೇಷಾಂ ಕಥಯತಾಂ ಶೌರೇ ಅಹಂ ಗುಣವತೋ ಗುಣಾನ್ ನಿನಗೆ ಯಾರಯ್ಯ ಹೇಳಿದ್ರು ಕೃಷ್ಣನೇ ಎಲ್ಲರಿಗಿಂತ ಪೂಜ್ಯ ಅಂತ ಶಿಶುಪಾಲ ಕೇಳಿದ್ನಲ್ಲ ಅದು ಉತ್ತರ ಹೇಳ್ತಾನೆ ಭೀಷ್ಮ ಬಹಳ ಜ್ಞಾನವುಳ್ಳ ಅನೇಕ ಹಿರಿಯರನ್ನು ಉಪಾಸನೆ ಮಾಡಿ ಅವರ ಬಾಯಲ್ಲಿಯೂ ಕೇಳಿದ್ದೇನೆ ಕೃಷ್ಣನೇ ಅವತಾರಿ ಪುರುಷ ಎಂಬುದಾಗಿ ನಾನು ಒಬ್ಬನೇ ಅಲ್ಲ ಈ ಸಭೆಯಲ್ಲಿ ಯಾರಿದ್ದಾರೆ ವೇದವ್ಯಾಸನ ಕೇಳು ವೈಶಂಪಾರನ ಕೇಳು ಪರಶುರಾಮರನ್ನು ಕೇಳು ಅವರೆಲ್ಲ ಸುಮ್ಮನೆ ಕೂತಿದ್ದಾರೆ ಇವನೊಬ್ಬ ಯಾತಕ್ಕೆ ನಾಯಿ ಅಂತ ಬೊಗಳ್ತಾ ಇದ್ದಾನೆ ಇವನು ಅವನಿಗೆ ಯಾಕೆ ಪುಸ್ಲಾವಣೆ ಮಾಡ್ತಿದ್ದೆ ಧರ್ಮರಾಜ ನೀನು ಅರ್ಚಾಮಹೇ ಅರ್ಚಿತಂ ಸದ್ಧಿ ಇವನು ನಾವು ಮಾಡೋದೇನು ಹೊಸ ಪೂಜೆ ಏನು ನಾವು ರಾಜಸೋ ಸಭೆಯಲ್ಲಿ ಅದ್ರ ಪೂಜೆ ಕೊಡದೇ ಇದ್ರೆ ಅವನಿಗೇನು ಕಡಿಮೆ ಆಗ್ತಿತ್ತ ಎಲ್ಲರೂ ಮಾಡಿದ್ದ ನಾವು ಮಾಡುವುದು ಅತ್ಯಂತ ಸಣ್ಣ ಪೂಜೆ ದೊಡ್ಡ ದೊಡ್ಡ ಅವಾರ್ಡ್ ಬಂದವರಿಗೆ ನೀವು ಒಂದು ಅವಾರ್ಡ್ ಕೊಟ್ಟರೆ ಅದರಿಂದ ಅವರೇನು ದೊಡ್ಡವರಾಗೋದಿಲ್ಲ ನೀವು ದೊಡ್ಡವರಾಗ್ತೀರಿ ಅವಾರ್ಡ್ ಕೊಟ್ಟ ಹಾಗೆ ಕೃಷ್ಣನಿಗೆ ನಾವು ಮಾಡ್ತಾ ಇರೋದು ಮೊದಲನೇ ಪೂಜೆಯಲ್ಲ ಅವನಲ್ಲಿ ಏನಿಲ್ಲ ಯಶಃ ಶೌರ್ಯಂ ಜಯಂ ಚ ಹಾಸ್ಯ ವಿಜ್ಞಾಯ ಅರ್ಚಾಂ ಪ್ರಯುಂಜಾಮಹೆ ಗುಣೈರ್ವೃದ್ಧಾನ ತಿಕ್ರಮ್ಯ ಹರಿಹಿ ಮತಃ ಬೇರೆಯವರಲ್ಲಿ ಅಲ್ಪ ಸ್ವಲ್ಪ ಗುಣಗಳಿರಬಹುದು ಅವೆಲ್ಲವನ್ನ ಮೀರಿಸಿದ ಗುಣಗಳು ಈ ಜಗನ್ನಾಥನಲ್ಲಿ ಉಂಟು ವೈಶ್ಯರಲ್ಲಿ ಐಶ್ವರ್ಯದಿಂದ ಜ್ಯೇಷ್ಠತ್ವ ಹೇಳ್ತಾರೆ ಬ್ರಾಹ್ಮಣರಲ್ಲಿ ಜ್ಞಾನದಿಂದ ಜ್ಯೇಷ್ಠತೆ ಹೇಳ್ತಾರೆ ಕ್ಷತ್ರಿಯರಲ್ಲಿ ಬಾಹುಬಲದಿಂದ ಸೈನ್ಯ ಬಲದಿಂದ ರಾಜ್ಯ ಬಲದಿಂದ ಹಿರಿಯರು ಅಂತ ಹೇಳ್ತಾರೆ ಭಗವಂತನಲ್ಲಿ ಯಾವ ದೃಷ್ಟಿಯಿಂದ ಹೇಳಬೇಕು ಸಕಲ ಗುಣಸ್ವರೂಪನಾಗಿದ್ದಾನೆ ಗುಣನಿಧಿಯಾಗಿದ್ದಾನೆ ಪೂಜ್ಯಾನ ಪೂಜನಾಂಚ ಪೂಜ್ಯತಾಯಾಂಚ ಗೋವಿಂದೇ ಹೇತು ದ್ವಾವಪಿ ಸಂಸ್ಥಿತವು ಕೃಷ್ಣನಿಗೆ ಪೂಜೆ ಅನ್ನೋದಕ್ಕೆ ಎರಡು ಮುಖ್ಯವಾದ ಗುಣಗಳು ವೇದ ವೇದಾಂಗ ವಿಜ್ಞಾನಂ ಬಲಂಚ ಅಭ್ಯತಿಗಂತತಃ ಜ್ಞಾನಶಕ್ತಿ ಶಕ್ತಿ ವೀರ್ಯ ಬಲ ತೇಜಸ್ಸು ಐಶ್ವರ್ಯ ಷಡ್ಗುಣಗಳು ಭಗವಂತನನ್ನು ಆಶ್ರಯಿಸಿವೆ ಮನುಷ್ಯರಲ್ಲಿ ಒಂದಿದ್ರೆ ಒಂದಿರುವುದಿಲ್ಲ ಒಂದು ಕಾಲದಲ್ಲಿ ಒಂದಿದ್ರೆ ಒಂದಿರುವುದಿಲ್ಲ ದಾನಂ ದಾಕ್ಷ್ಯಂ ಶತಂ ಶೌರ್ಯಂ ಶ್ರೀಹಿ ಕೀರ್ತಿ ಬುದ್ಧಿರುತ್ತಮ ಸನ್ನತಿ ಶ್ರೀಹಿ ಧೃತಿ ತುಷ್ಟಿ ಪುಷ್ಟಿಷ ನಿಹಿತ ಅಚ್ಯುತೆ ತಮಿಮಂ ಗುಣಸಂಪನ್ನಂ ಆಚಾರ್ಯಂ ಪಿತರಂಗುರುಂ ಅರ್ಘ್ಯಂ ಅರ್ಚಿತಂ ಅರ್ಚಾಹಂ ಸರ್ವೇ ಸಂಕ್ಷಂತುಮರ್ಹತ ಶಿಶುಪಾಲನ್ನು ಮರೆತು ಬಿಡಿ ಸಭೆಯವರಿಗೆಲ್ಲ ಕೈ ಮುಗಿದ ಬ್ರಾಹ್ಮಣರೇ ಕ್ಷತ್ರಿಯೋತ್ತಮರೇ ಅವನು ಹೋದ್ರೆ ಹೋಗ್ತಾನೆ ಪಿಶಾಚಿ ನೀವೆಲ್ಲರೂ ನಾವು ಮಾಡಿದ ಪೂಜೆಯನ್ನು ಒಪ್ಪಿ ಎಲ್ಲಿ ಎಲ್ಲರೂ ಒಂದು ಕೈ ಚಪ್ಪಾಳೆ ಹಾಕಿ ಭೀಷ್ಮ ಕೇಳಿದ ಸಭೆಯಲ್ಲಿ ಎಲ್ಲರೂ ಚಪ್ಪಾಳೆ ಹಾಕಿಬಿಟ್ರು ದುರ್ಯೋಧನ ಮುಖ ಇಷ್ಟಾಯಿತು ಅಯ್ಯೋ ನಮ್ಮ ಪಾರ್ಟಿ ಏನು ಮಾಡಲಿ ಪ್ರಕಟವಾಗಿ ಶಿಶುಪಾಲನ ಕಡೆ ನಿಂತರೆ ಅವನಿಗಾದ ಗತಿ ನನಗಾಗತ್ತೆ ಚಪ್ಪಾಳೆ ಹಾಕೋಣ ಅಂತ ಕೈ ಬರ್ತಾ ಇಲ್ಲ ಎಷ್ಟು ಸಂಕಟಪಟ್ಟರು ಬೇಕಾಗುತ್ತೋ ದುರ್ಯೋಧನ ರಾಜಾಮುಖಂ ಮನುಷ್ಯಾಣ ಭೀಷ್ಮ ಹೇಳ್ತಾನೆ ಪ್ರಧಾನ ಪ್ರಧಾನ ಅಂತ ರಾಜನನ್ನು ಮುಂದಿಟ್ಟುಕೊಂಡು ಸಮಾಜ ನದಿ ಸಾಗರೋ ಮುಖಂ ನದಿಗಳಲ್ಲಿ ಸಮುದ್ರಕ್ಕೆ ಹೋಗ್ತವೆ ನಕ್ಷತ್ರಾಣಾಂ ಮುಖಂ ಚಂದ್ರ ಆದಿತ್ಯ ತೇಜಸಾಂ ಮುಖಂ ಪರ್ವತಾನಾಂ ಮುಖಂ ಮೇರು ಗರುಡ ಪತತಾಂ ಮುಖಂ ಊರ್ಧ್ವಂ ತಿರ್ಯಕ್ ಅದಶ್ಚೈವ ಯಾವತೀ ಜಗತೋ ಗತಿ ಈ ಜಗತ್ತಿಗೆ ಮೇಲೆ ಕೆಳಗೆ ಹತ್ತು ದಿಕ್ಕುಗಳಲ್ಲಿ ಏನು ಗತಿ ಅಂತ ಮುಂದುಂಟೋ ಸದೇವ ಕೇಶು ಲೋಕೇಶು ದೇವ ಮನುಷ್ಯ ಯಕ್ಷ ಪಿಶಾಚ ಎಲ್ಲರಿಗೂ ಗತಿ ತೋರಿಸುವವನು ಭಗವಾನ್ ಕೇಶವೋ ಮುಖಂ ಉತ್ತಮ ಗತಿ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನೇ ಎಲ್ಲರಿಗೂ ಗತಿ ಎನ್ನುವ ಶ್ರೀನಾಮ ಬರುತ್ತದೆ ಉತ್ತಮ ಗತಿ ಒಂದು ಶ್ರೀನಾಮಕ್ಕೆ ಅರ್ಥ ಮಾಡಬಹುದು ಇದೆಲ್ಲ ಹೇಳಿದ ಮೇಲೆ ಮತ್ತೆ ಮೇಲೆ ಕೆದ್ದ ಶಿಶುಪಾಲ ನಾ ಹೇಳಿದ್ದೆ ಸಾಕು ತಿನ್ನಷ್ಟು ಅಬದ್ಧಕ್ಕೆ ಅಪಣಿ ಅಂತ ಶುರು ಮಾಡಿದೆಯಲ್ಲ ಅಂತ ಹೇಳಿ ಇನ್ನಷ್ಟು ಬಾಯಿಗೆ ಬಂದು ಬೈತಾನೆ ಆಗ ಭೀಷ್ಮ ಭಗವಂತನ ದಶಾವತಾರಗಳನ್ನು ವರ್ಣನೆ ಮಾಡ್ತಾನೆ ನಮ್ಮ ದಾಕ್ಷಿಣಾತ್ಯ ಮಹಾಭಾರತದಲ್ಲಿ ವಿಶೇಷ ಪಾಠ ಇವೆಲ್ಲ ಔತ್ರೇಯ ಪಾಠದಲ್ಲಿಲ್ಲ ಕೃಷ್ಣನ ಒಂದೊಂದೇ ಒಂದೊಂದೇ ಲೀಲಗಳನ್ನು ಹಿಡಿದು ಹಿಡಿದು ಹಿಡಿದು ಜರಿದು ತಪ್ಪು ತಪ್ಪಾಗಿ ನೋಡ್ತಾನೆ ಶಿಶುಪಾಲ சூரன் குலத்தோர் குபேரன் குலத்தோர் சுடர் பாவக பேரன் குலத்தோர்கள் முதலோர் இருந்தார்கள் பேர் பெத்தவி பேர் வீரங்கொலோ வாகுசாரங்கொலோ சல்வமிச்சங்கொலோ பூரம்புராசிபுவிக்கு என்றும் முதுவோர்கள் புதுவோர்களோ இது தமிழிನ மகாபாரத சூரன் குலத்தோர் ಸೂರ್ಯ ಅನ್ನೋದು ಈ ಸಭೆಯಲ್ಲಿ ಸೂರ್ಯವಂಶದವರಿದ್ದಾರೆ ಕುಬೇರನ್ ಕುಲತ್ತೋರ್ ಗಂಧರ್ವರು ಕುಲದವರಿದ್ದಾರೆ ಶುಡರ್ ಪಾವಕ ಪೇರನ್ ಅಗ್ನಿ ಕುಲದವರಿದ್ದಾರೆ ಅಗ್ನಿ ಕುಲದವರೆಂದ್ರೆ ಯಾರು ಕ್ಷತ್ರಿಯರಲ್ಲಿ ಇವತ್ತು ಮೂರು ವಂಶ ಹೇಳ್ತೇವೆ ಸೂರ್ಯವಂಶ ಚಂದ್ರವಂಶ ಎರಡು ಮೂರನೇದು ಅಗ್ನಿವಂಶದ ಕ್ಷತ್ರಿಯರು ಕರ್ನಾಟಕದಲ್ಲಿದ್ದಾರೆ ತಿಗುಳರು ಧರ್ಮರಾಜನ್ ದೇವಸ್ಥಾನ ನಡೆಸ್ತಾರೆ ನೋಡಿ ತಿರು ವನ್ನಿ ಕುಲದವರು ಅಂತ ಹೇಳ್ಕೊಳ್ತಾರೆ ಅಗ್ನಿ ಕುಲದ ಕ್ಷತ್ರಿಯರವರು ಎಷ್ಟು ಸೂಕ್ಷ್ಮ ವಿಷಯ ಮಹಾಭಾರತದಲ್ಲಿದೆ ತಿಗುಳರು ಗೊತ್ತಿಲ್ಲ ಇದು ಈ ತಿಗುಳ ಶಬ್ದ ಹೇಗೆ ಬಂತು ತ್ರಿಕುಲ ಅವರಲ್ಲಿ ಮೂರು ಫ್ಯಾಮಿಲಿ ಇತ್ತು ಅದು ತ್ರಿಕುಲ ಹೋಗಿ ತಿಗುಳರು ಅಂತ ಆಯಿತು ಅವರೆಲ್ಲ ಕ್ಷತ್ರಿಯರು ಅನೇಕರು ಗೊತ್ತಿಲ್ಲ ಅದು ಶೂರನ್ ಕುಲತ್ತೋರ್ ಕುಬೇರನ್ ಕುಲತ್ತೋರ್ சுடற்பாவகப்பேரன் குலத்தோர்கள் முதலோர் இருந்தார்கள் பெயர் பெற்று ಪ್ರಸಿದ್ಧ ಹೆಸರಿನವರೆಲ್ಲ ಇದ್ದಾರೆ ಈ ಸಭೆಯಲ್ಲಿ ಪೆತ್ತ ಪೇರ್ ವೀರಂಗೊಲೋ ಬಾಹುಸಾರಂಗೊಲೋ ಬಾಹುಸಾರ ಕ್ಷತ್ರಿಯರು ನೋಡಿ ಮಹಾಭಾರತದಲ್ಲಿ ಇಲ್ಲಿ ಭಾರತದಲ್ಲಿ ವಾಹು ಬಾಹು ಅನ್ನೋದನ್ನು ವಾಹು ಮಾಡಿದ್ರು ವಾಹುಸಾರಂಗೊಲೋ ಸಲ್ವಮಿಚ್ಚಂಗೊಲೋ ಐಶ್ವರ್ಯ ಎಷ್ಟು ಕಳಿಸಿರವರಲ್ಲಿ ಪೂರ ಮುರಾಶಿ ಭುವಿಕ್ಕೆ ಸಮುದ್ರ ಪೂರ್ತಿ ಸುತ್ತುವರೆದಿರುವ ಈ ಭೂಮಿಯಲ್ಲಿ ಎನ್ರು ಮುದುವೋರ್ಗಳು ಪುದುವೋರ್ಹಲ್ಲೋ ಮುದುಗೋರ್ಹಳಿ ಗೊಲ್ಲರು ಈ ಗೊಲ್ಲರನ್ನು ಯಾರಾದರೂ ದೊರೆಗಳು ತಪ್ಪಿದ್ದಾರೆಯೇ ಗೊಲ್ಲರ ರಾಜ ಯಾರಿದ್ದಾರೆಯೇ ಸಭೆಯಲ್ಲಿ ಇವನಿಗೆ ಅದು ಪೂಜೆ ಮಾಡ್ತೀರಿ ಕೃಷ್ಣನಿಗೆ ಪರಾಶರ ಮುನಿವನ್ ಮೊದಲಯಾಂ ಪಡಿಯೇ ಪಹರ್ಣನೈ ಇಲ್ಲಿ ಭಾರತದಲ್ಲಿ ಕೃಷ್ಣನಿಗೆ ಪೂಜೆ ಅಂತ ಹೇಳಿದವರು ಭೀಷ್ಮರಲ್ಲ ವೇದವ್ಯಾಸರು ಹೇಳಿದರು ಅಂತ ಬರೆದಿದ್ದಾರೆ ತಮಿಳು ಭಾರತದಲ್ಲಿ ಅವರನ್ನು ಬೈಬೇಕು ಬಾಯಿ ಬರ್ತಾ ಇಲ್ಲ ಭೀಷ್ಮನಾದರೂ ಬೈತಿದ್ದ ಮದುಗುವೆ ಅಂತ ವೇದವ್ಯಾಸನ ಹಾಗೆ ಅದಕ್ಕೊಂದು ಉಪಾಯ ಹುಡುಕಿದ ಪರಾಶರ ಮುನಿವನ್ ಮೊದಲಯಾಂ ಪಡಿಯೇ ಏ ಭೀಷ್ಮ ಅವ್ರು ಹೇಳಿಬಿಟ್ಟ ವೇದವ್ಯಾಸ ನಿನಗೆ ಬುದ್ಧಿ ಇಲ್ಲ ಮಂಕಾಯಿತು ಅವ್ರು ಹೇಳಿದ ಕೇಳಿಬಿಟ್ಟೆ ನೀನು ಪಳುದಿಲ ಮಾತಂ ಈ ರಾಜಮಂಡಲ ತಿನ್ಮರಭಿನಾಲ್ ಪಳುದು ದೋಷ ಎಳ್ಳಷ್ಟು ಇಲ್ಲದೆ ಇರ್ತಕ್ಕಂಥ ಚಕ್ರವರ್ತಿಯ ಕುಲದಲ್ಲಿ ಒಲಿಯಾಲ್ ಏತ್ತಂ ಪರಂಪರೆಯಿಂದ ಮರಭಿನಾಲ್ ಪರಂಪರೆಯಿಂದ ಯಾರು ದೊಡ್ಡವರು ಒಲಿಯ ಒಲಿ ಅಂದ್ರೆ ಬಲವುಳ್ಳವರು ಯಾರು ಏತ್ತಮಂ ತೋತ್ತಮಂ ಉಡೆಯೋನ್ ಸುರಾಸುರರು ಯಕ್ಕಂ ಕಂಜನೆ ದೇವತೆಗಳು ಅಸುರರು ಏಕಪ್ರಕಾರವಾಗಿ ಜಗತ್ತಿನಲ್ಲಿ ತುಂಬಾ ಕೊಂಡಾಡ್ತಿದ್ದ ಒಬ್ಬ ದೊರೆ ಇದ್ದ ಅವನೇ ಕಂಸ ಮಹಾರಾಜ ನೋಡಿ ಕಂಸನಿಗೆ ಇವನು ವಕಾಲತ್ ವಹಿಸ್ತಾ ಇದ್ದಾನೆ ಯಾರು ಪರಾಶರ ಮುನಿಯವರು ಮಗನ್ ಮಾತು ಬಿಟ್ಬಿಡು ಪಳುಜಿಲ ಮಾತಂ ಇರಾಜ ಮಂಡಲತ್ತೆನ್ಮರವಿನಾಲ್ ಒಲಿಯಾಲ್ ಏತ್ತಮಂ ತೋತ್ತಮಂ ಉಡೆಯೋನ್ ಸುರಾಸುರರು ಯಕ್ಕಂ ಕಂಜನ ಇಮಲೆವಾನ್ ಆ ಕಂಸನನ್ನೇ ಕೊಂದ ಇವನು ರಾಜಹತ್ಯೆಯಾಯಿತು ರಾಜದ್ರೋಹಿ ಕೃಷ್ಣನಿಗೆ ರಾಜದ್ರೋಹಿ ಅಂತ ಪಟ್ಟ ಕಟ್ಟಿದ ಗುರುದ್ರೋಹಿ ಸೋದರ ಮಾವನನ್ನು ಶೂರನ್ ಶೂರನ್ಮಾಮಹನ್ ಶೂರನ ಮಗ ಶೌರಿ ವಸುದೇವ ಅವನ ಮಗ ಇವನು ಅವನು ವೈತ್ತು ಉದಿತ್ತಾನ್ ಹೊಟ್ಟೆ ತೊಳೆಯೋದು ಕೊಟ್ಟಿದ್ದಾನೆ ವಸುದೇವನ ಕುಟುಂಬದಲ್ಲಿ ದರಾದರ ಮಿಷೆಯೇ ಪಿರಂದೆ ಈ ಭೂಮಿಯಲ್ಲಿ ಹುಟ್ಟಿದ ಜಾತಿಗೆ ಬರೀ ಅನ್ಯಾಯಗಳ ಪರಂಪರೆ ಮಾಡುವುದಕ್ಕೆ ಇವನ್ ಕತ್ತದ ಎತ್ತನ ಇಂದಿರಜಾಲಂ ಇವನು ಮಾಡೋದೆಲ್ಲ ಮೋಸ ಬರೀ ಇಂದ್ರಜಾಲ ಆಹಾ ಆಹಾ ಇಂದ್ರನ ತಮ್ಮ ಅಲ್ಲವೇ ಉಪೇಂದ್ರ ಅದಕ್ಕೆ ಇಂದ್ರನ ಮೋಸ ಎಲ್ಲ ಬಂದ್ಬಿಡ್ತವನಿಗೆ ಬರೀ ತಪ್ಪನ್ನೇ ಮಾಡ್ತಿದ್ದಾನೆ ಏನು ಮೋಸ ಮಾಡಿದ ಏನು ಮಾಯ ಮಾಡಿದ ஷொற்றவானென்று சுகந்திருத்தாதை சூதிகை தோன்றிய பொழுதே ನೀ ನೀ ಹೇಳೋ ಹೇಳಿದೆಯಲ್ಲ ಸುಖಂತಿರುತ್ತಾದೆ ಸುಖನ ಪಿತಾವೇದ ವ್ಯಾಸ ನೀ ಹೇಳಿದೆಯಲ್ಲ ಶೂದಿಗೈ ತೋನ್ರಿಯ ಪೊಳುದೇ ಸೂಚಿಕಾಗ್ರಹದಲ್ಲಿ ಇವನು ಹುಟ್ಟುವಾಗಲೇ ಕೃಷ್ಣನ ಜನ್ಮದಿಂದ ಆರಂಭ ಮಾಡಿದ ಬಯ್ಯುವುದಕ್ಕೆ ನಮ್ಮ ಮೈ ಬರ್ತಾ ಇದೆ ಅಲ್ಲ ಅವತಾರ ಕಾಲದಲ್ಲಿ ಬಯ್ಯೋದಕ್ಕೇನಿದೆ ಏನಿದೆ ಕೃಷ್ಣನಿಗೆ ಅಂತ ಕೇಳಿದ್ರೆ ಪೆಟ್ಟ ನುಂಪಿತಾ ಪಿತಾವಂ ಮುನ್ವಣಂಗ ಅಪ್ಪ ಅಮ್ಮ ಅಬ್ರು ವಸುದೇವ ದೇವಿಕೆಯರು ತಮಂಬುಜಂ ಬಾಲಕಮಂಬುಜಕ್ಷಣಂ ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಧಾರಿಯಾಗಿ ಶ್ರೀವತ್ಸ ಕೌಸ್ತುಭ ವನಮಾಲೆ ಧರಿಸಿಕೊಂಡು ಆ ಬಂದಿಖಾನೆಯಲ್ಲೇ ಬೆಳಗುವಂತ ಹುಟ್ಟಿದ ಮುಖವನ್ನು ಅತ್ಯಂತ ಗೌರವದಿಂದ ಭಕ್ತಿಯಿಂದ ವಸುದೇವನು ದೇವಿಕೆಯು ನಮಸ್ಕಾರ ಮಾಡಿ ಅಯ್ಯೋ ಇಷ್ಟು ಶ್ರೇಷ್ಠನಾದ ನೀನು ಬಂದಿಖಾನೆಯಲ್ಲಿ ಹುಟ್ಟಿದ್ದಿಲ್ಲ ಅಯಂತು ಅಸಭ್ಯ ಇದು ಒಂದೇ ತಪ್ಪು ನೀವು ಮಾಡಿದ್ದು ಪಾಪಿಗಳ ಹೊಟ್ಟೆಯಲ್ಲಿ ಬಂದಿಯಲ್ಲ ಅಂತ ಅವರೇನೋ ಗೌರವಕ್ಕೆ ಅಂತ ನಾಲ್ಕು ಮಾತನ್ನಾಡಿದರೆ ಇವನೇನು ಮಾಡಿದ ಕೃಷ್ಣ ಪೇಷಲ ಉರಯಲಾಂ ಪೇಶಿ ಹೇಳಬಾರ್ದೆಲ್ಲ ಹೇಳಿ ತಲೆ ಕಳಿಸಿ ಅವರಿಗೆ ಕತ್ರ ಮಾಯಿನ ಏನು ಹೇಳಿದ ಅವರಿಗೆ ಅಮ್ಮ ನೀನೇ ಪ್ರಾರ್ಥನೆ ಮಾಡಿದ್ದೆ ಮೂರು ಜನ್ಮದಲ್ಲಿ ನಾನು ಮಗ ಆಗಬೇಕು ಅಂತ ಒಂದನೇ ಜನ್ಮದಲ್ಲಿ ಕೃಷ್ಣ ಎಂಬುದಾಗಿ ಹೆಸರು ಎರಡನೇ ಜನ್ಮದಲ್ಲಿ ಅದಿತಿ ಎಂಬುದಾಗಿ ಹೆಸರು ಇದೆಲ್ಲ ಕೇಳಿದ್ದೆ ಅವಳು ಅವಳು ನೆನಪೇ ಇರಲಿಲ್ಲ ಪಾಪ ಇದೆಲ್ಲ ಹೇಳಿ ತಲೆ ಕೆಡಿಸಿ ಕೊನೆಗೇನು ಮಾಡಿದ ಆ ಹಡದವಳ ಹೊಟ್ಟೆಗೆ ದಕ್ಕದೇ ಇರುವಂತೆ ಕೈ ಕೊಟ್ಟು ಅಲ್ಲಿಂದಲ್ಲೇ ಹೊರಗೆ ಬಂದ್ರಲ್ಲ ಈ ಪಾಪಿ ಇವನಿಗೆ ಪೂಜೆ ಅರ್ಹವೆ ಎಂಬುದಾಗಿ ಆ ಕೃಷ್ಣಾವತಾರಕ್ಕೆ ಶಾಸನ ಮಾಡ್ತಿದ್ದಾನೆ ಬೇರೆ ಭಾರತದಲ್ಲಿಲ್ಲ ಹೋಗಲಿ ಸುಮ್ಮನೆ ಹೋದ್ನೆ ಅಂದ್ರೆ ಕನ್ನಿ ಅಂಗಿರಪ್ಪ ನಂದಗೋಪುರಗೊಂದು ಕನ್ನಿಕೆ ಹುಟ್ಟಿದಳು ದುರ್ಗೆ ಕಾರಿರುಳು ಕಾಳಿಂದಿನಿಂದಿ ಆ ಕಪ್ಪು ಕತ್ತಲೆ ನದಿಯೂ ಕತ್ತಲೆ ಇವನು ಕಪ್ಪು ಹೊತ್ಕೊಂಡು ಹೋಗಿವರಪ್ಪ ನದಿ ಆಚೆಗೆ ಅತ್ರೈನಾಳ್ ಹುಟ್ಟಿದ ಅದೇ ದಿವಸ ಅಂಡರಾನವರ್ಕ್ ಆ ನಂದಗೋಪುರು ವೈಶ್ಯ ಕುಲ ಕರೆಯರಿದ್ದರು ಅವರಿಗೆ ಎಲ್ಲ ಅರಸನಕ್ಕೆ ಅವರು ಮಹಾನಾನ ಎಲ್ಲ ಬಿಟ್ಟು ಗೊಲ್ಲ ಕುಲಕ್ಕೆ ಹೋಗಿ ಗೊಲ್ಲದ ಕುಲ ಆಲಿಸಿಕೊಂಡ ಹುಟ್ಟಿದ ಮನೆಯೆಲ್ಲರೂ ಇದ್ರೆ ಅದು ವಸುದೇವರ ಮಗ ಎಷ್ಟಾದರೂ ಅಧಮಕುಲವೋ ಎಂಥದೋ ಒಂದು ಕ್ಷತ್ರಿಯರ ಮಗ ಅಂತ ಅನ್ಸ್ಕೋಬಹುದಾಗಿತ್ತು ಎಲ್ಲಿ ಹೋಗುತ್ತೆ ಅವನು ಕಲ್ತ ಚಾಲು ಆ ಬುದ್ಧಿ ಅಂತಹದ್ದು ಇವನು ಯೋಗ್ಯತೆ ಅಂತಹದ್ದು ಗೊಲ್ಲರ ಕುಲ ಆಯಿಸಿಕೊಂಡ ಈಂದ ತಾಯಿ ಒಡಿವಂಕೊಂಡು ಪೂತನಾ ಪ್ರಸಂಗ ತಗೊಂಡ ನಿಮ್ಮ ಕಣ್ಣಲ್ಲಿ ನೀರು ಬಿಡುತ್ತೆ ಇದು ಇಲ್ಲಿ ಭಾರತ ಓದಿದ್ರೆ ಅಳಬೇಕು ಅನಿಸುತ್ತೆ ಇವತ್ತೆಲ್ಲ ನಾನು ವಿಶ್ರಾಂತಿಯೇ ತಗೊಂಡಿಲ್ಲ ಬೆಳಿಗ್ಗೆಯಿಂದ ಓದ್ತಾ ಕೂತಿದ್ದೇನೆ ನಾನು ಅವನು ಹೇಳಿದ್ದೆಲ್ಲ ನಿಜ ದೃಷ್ಟಿ ಸರಿಯಿಲ್ಲ ಅಷ್ಟೇ ಅದು ಈಂದ್ರ ತಾಯಿ ಒಡಿವಂಕೊಂಡು ಉಳಮುರುಹಿ ಹಡದ ತಾಯಿ ದೇವಕಿ ಅಂತ ವೇಷಭೂಷಣ ತೊಟ್ಟುಕೊಂಡು ಪಾಪ ಆ ಪೂಸನೆ ಬಂದಳು ಉಳಮುರುಹಿ ಹೃದಯ ಕರಗಿ ಇಣಮುಲೈ ತಡತ್ತು ಅಣೆಯಿತು ಅವಳಲ್ಲಿದ್ದು ಎದೆ ಹಾಲು ಒಂದೇ ಅದನ್ನು ಕೊಡಬೇಕು ಅಂತ ಬಾಯಿಗೂಡಿಸಿದರೆ ಅಮುದಂಪೋ ಪಾಲ್ ಕೊಡುಪ್ಪ ಅಮೃತದಂತ ಹಾಲು ಕೊಟ್ಟಳಂತೆ ಇವ ರುಚಿ ಈ ಭಂಡ ತಮಿಳು ಅರ್ಥವಾಗುತ್ತೆ ನೋಡಿ ವಿಲಿ ಭಾರತ ತಮಿಳು ಅಮುದಂಪೋ ಪೋನ್ರಪ ಅಲ್ಕೊಡಪ್ಪ ಪೊಳಿಮುಲೈ ಪಾಲೋ ಪೂತನೈ உயிர் ಹೊಲೋ ಇವನುಂಡನಲ್ಲ ಅವಳು ಕೊಟ್ಟ ಹಾಲನ್ನೇ ಇವನು ಸ್ವೀಕಾರ ಮಾಡಿದನೋ ಅಥವಾ ಪ್ರಾಣವನ್ನೇ ತಗೊಂಡು ಹೋಗಿಬಿಟ್ನೋ ನುಹರಂಡಾನ್ ಶಾಂದ್ರ ಪೇರ್ ಉರಲಾಲ್ ಉರಿದೋರುಂ ಎಟ್ಟ ತೈರುಡನ್ ನರುನೈಪ ಅಲರೆಂದೇ ಅದು ಬಿಟ್ಬಿಡಿ ಇವನು ಹಾಡದೇ ಇರೋ ಮನೆ ಇದೆಯೇ ನೋಡಿ ಗೋಕುಲದಲ್ಲಿ ಕೇಳ್ಕೊಂಬನ್ನಿ ಇವನು ನಟನ ಮಾಡದೇ ಇರೋ ಮನೆ ಒಂದು ಒಂದು ಚೂರು ಬೆಣ್ಣೆ ಭಿಕ್ಷೆ ಎತ್ತಿದ್ದಾನೆ ಮನೆ ಮನೆಗೆ ಹೋಗಿ ಇವನು ಹಾಲು ಕೊಡಿ ಬೆಣ್ಣೆ ಕೊಡಿ ತುಪ್ಪ ಕೊಡಿ ನಾಟ್ಯ ಮಾಡಿದ್ದಾನೆ ಒಂದೊಂದು ಮನೆಯಲ್ಲಿ ಚಂಡಾಳ ಅಷ್ಟು ಭಿಕ್ಷೆ ಎತ್ತಿದವನು ಅವನಿಗೆ ಪಟ್ಟಾಭಿಷೇಕ ಮಾಡುವುದೇ ನಾವ್ಯಾರು ಮಾಡಿದ್ವಿ ಕೆಲಸವನ್ನ ಶಿಶುಪಾಲ ಮಾಡಿದ್ರೆ ಚೀಮಾರಿ ಹಾಕ್ತಿದ್ರು ಕೃಷ್ಣ ಮಾಡಿದ್ರಿಂದ ಅದಕ್ಕೆ ಭೋಗ್ಯತೆ ಉಂಟಾಯಿತು ಕೃಷ್ಣ ಮುಟ್ಟಿದ ಬೆಣ್ಣೆ ಅಂದ್ರೆ ಆ ನವನೀತ ಕೃಷ್ಣನ ದರ್ಶನ ಮಾಡಬೇಕು ನೀವು ಒಂದು ಕೈ ಮೇಲೆ ಕೆತ್ತಿದ್ದಾನೆ ಒಂದು ಕೈ ಬೆಣ್ಣೆ ಇಟ್ಕೊಂಡಿದ್ದಾನೆ ಕುಣಿದಾಡ್ತಾನೆ ಕಾಳಿಂಗ ನರ್ತನಕ್ಕಿಂತ ಮೋಹಕವಾದ ಲೀಲೆ ಅದ್ಯಾಕೆ ತೋರಿಸ್ತಾ ಇದ್ದಾನೆ ಅಂದರೆ ನಿಮ್ಮ ಮನಸ್ಸು ಬೆಣ್ಣೆ ಹಾಗಿದೆ ನಮಗೆ ಕೊಟ್ಟು ಬಿಡಿ ಅಂತ ಕೇಳ್ತಾನೆ ಕೃಷ್ಣ ಅದು ನನಗೆ ಸೇರಿದ್ದು ಕೊಡಿ ಎಂಬುದಾಗಿ ಲೀಲೆ ಸರಿ ಅರ್ಥ ತಪ್ಪು ಹಚ್ತಾ ಇದ್ದಾನೆ ನುಹರಂದ ಹರ್ಮ್ರ ಅನ್ಸಾನ್ರಪೇರ್ ಉರಲಾಲ್ ತಾಯಿ ಸಂಕಟಪಟ್ಟು ಒರಳಿನಲ್ಲಿ ಕಟ್ಟಾಕಿದ್ಲು ಉರಿದೋರು ಆ ಒರಳು ಮೇಲೆ ನಿಂತು ಮೇಲೆ ಏನಾರು ಇಟ್ಟಿದ್ದ ಶಿಕ್ಕೆಗಳಲ್ಲಿ ಎಟ್ಟ ಅದು எட்டையேறுவாக தயிருடன் நறுனை பால் ಪಾಲರುಂದಿ ಆಂಧ್ರ ತಾಯಿ ಕಂಡು ಬೆಳೆಸಿದ ತಾಯಿ ಈಂದ್ರ ತಾಯಿ ದೇವಕಿ ಆಂಧ್ರ ತಾಯಿ ಯಶೋದೆ ವಡತ್ತಿನಿನ್ ಪಿಡಿಪ್ಪ ವಡಂ ಅಂದ್ರೆ ಹಗ್ಗ ತಮಿಳಲ್ಲಿ ವಡಂ ಪಿಡಿಕ್ಕಿರದು ರಸ ಹಿಡಿಯುವಾಗ ಹಗ್ಗ ಕಟ್ಟಿರ್ತಾರಲ್ಲ ಆ ಹಗ್ಗಕ್ಕೆ ವಡ ಎಂಬುದಾಗಿ ಹೇಳ್ತಾರೆ ವಡೆಯಲ್ಲ ವಡತ್ತಿನಿನ್ ಪಿಡಿಪ್ಪ ಹಗ್ಗದಲ್ಲಿ ಕಟ್ಟಲಾಗಿ ಅಣಿ ಉರರುಡಂದಿರಂದು ಅಳುದಾನ್ ಸೊಂಟಕ್ಕಾಗ ಕರ್ಸ್ಕೊಂಡು ಅಮ್ಮ ಅಮ್ಮ ನನ್ನ ಬಿಟ್ಬಿಡೆ ನಾನು ಬಿಟ್ಬಿಡೆ ಅಂತ ಓಡಾಡಿದ್ನಲ್ಲ ಇವನು ಇವನಿಗೆ ಪೂಜೆ ಮಾಡುವುದು ಆಕ್ರೋಶ ಬಂದು ಬಿಡುತ್ತೆ ಹೇಳುವಾಗ ನಮಗೆ ಕೃಷ್ಣ ನಮ್ಮ ಅಪರಾಧಗಳನ್ನು ಮನ್ನಿಸಲಿ ಎಲ್ಲ ಲೋಕದಲ್ಲಿ ಯಾವ ಲೀಲೆಯನ್ನು ನೆನೆಸಿಕೊಂಡು ಕೊನೆ ತನಕ ಕೃಷ್ಣಾವತಾರ ಮುಗಿಯೋ ತನಕ ಭಕ್ತರು ಭಾಗವತರು ಕರಗುತ್ತಾರೆ ಅದಕ್ಕೆ ಇವನು ಮುಸುಳಿ ಇವನು ಅರ್ಥ ಮಾಡೋದನ್ನು ನೋಡಿ ಪರೀಕ್ಷಿತ ಮಗುವನ್ನ ಉರಿಗೊಳ್ಳಿಯನ್ನ ಕಾಲಿನಿಂದ ಮುಟ್ಟಿ ಉತ್ತರೆ ಗರ್ಭದಲ್ಲಿ ಸುಟ್ಟು ಹೋದವನನ್ನ ಉತ್ತರೆ ಅಳಬೇಡ ಮಗು ಕೊಟ್ಟಿದ್ದೇನೆ ಸೋದರತ್ತೆ ನಿಂತಿದ್ದಾಳೆ ಅಲ್ಲೇ ಪಕ್ಕದಲ್ಲಿ ಅಮ್ಮ ಸೋದರತ್ತೆ ನಿನ್ನ ಮಕ್ಕಳಿಗೆಲ್ಲ ರಾಜ್ಯವಾಯಿತು ವಂಶ ಉದ್ಧಾರವಾಯಿತು ಅವನು ಮಾಡಿ ಶಾಪ ಹಾಳಾಯಿತು ನಾ ಹೋಗಿ ಬರಲೇ ತಾಯಿ ಅಂತ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಕೃಷ್ಣ ಕುಂತಿ ಸ್ತುತಿ ಈ ಸಲ ನಿಮಗೆಲ್ಲ ಉಚಿತವಾಗಿ ಕೊಡಲ್ಪಡುವ ಬಹುಮಾನದ ಗ್ರಂಥ ಶ್ರೀಮತಿ ಪಡಿಯಾರವರು ನನ್ನ ಕೈಯಿಂದ ಬರೆಸಿ ಅಚ್ಚು ಮಾಡಿಸಿದ್ದಾರೆ ಒಂದೂರು ಸಾವಿರ ಪ್ರತಿ ಗೋಕರ್ಣದಲ್ಲಿ ಬರೆದು ಅಲ್ಲೇ ಅಚ್ಚು ಮಾಡಿಸಿ ತಂದು ಕೊಟ್ಟಿದ್ದೇನೆ ಅವರ ಕೈಗೆ ಆ ಕುಂತಿಯ ಸ್ತುತಿಯಲ್ಲಿ ಬರುವಂತಹ ಒಂದು ಶ್ಲೋಕ ಅವರ ದೊಡ್ಡತನ ಏನು ಅಂದ್ರೆ ಬರೀ ಲಾಡು ಗೀಡು ತಿಂಡಿ ತಿಂದ್ರೆ ಸಾಲದು ಒಂದು ಪುಸ್ತಕ ತಗೊಂಡು ಹೋಗಬೇಕು ಎಲ್ಲರೂ ಮನೆಗೆ ಭಕ್ತಿಯಿಂದ ಓದಬೇಕು ಇಪ್ಪತ್ತಾರು ಶ್ಲೋಕಗಳ ಘನಸ್ತೋತ್ರ ಕುಂತಿ ಸ್ತುತಿ ಅದರಲ್ಲಿ ಕೃಷ್ಣನನ್ನ ಎರಡು ಶ್ಲೋಕದಲ್ಲಿ ಏನು ಕೇಳ್ತಾಳೆ ಅಂದ್ರೆ ವಿಪದ ಸಂತುನ ಶಶ್ವತಿ ಮತ್ತು ಮತ್ತೆ ವಿಪತ್ತನ್ನು ಕೊಡು ಇದು ಪ್ರಾರಂಭದಲ್ಲಿ ಐದನೇದು ಆರನೇದೋ ಶ್ಲೋಕ ಇನ್ನಷ್ಟು ಮುಂದೆ ಹೋದ ಮೇಲೆ ಕೇಳ್ತಾಳೆ ಕೃಷ್ಣ ನನ್ನ ಕಷ್ಟಗಳಿಗೆಲ್ಲ ಯಾವುದು ಮೂಲ ಅಂದ್ರೆ ನಾನು ಮಕ್ಕಳಲ್ಲಿಟ್ಟ ಪಾಶ ಆ ಪ್ರೀತಿ ಯದುಕುಲ ನಾನು ಹುಟ್ಟಿದ ವಂಶ ವೃಷ್ಣಿಕುಲದ ಪ್ರೀತಿ ಎರಡೂ ಪ್ರೀತಿಗಳು ನನಗೆ ಹೋಗುವಂತೆ ಮಾಡು ಪ್ರೀತಿಯನ್ನು ಕಿತ್ತುಕೊಂಡು ಬಿಡು ನಿನ್ನೊಬ್ಬನಲ್ಲಿಯೇ ಪ್ರೀತಿ ಇರಲಿ ಅದಾದ ಮೇಲೆ ಮಾತಾಡಬೇಡಿಪ್ಪ ದಯವಿಟ್ಟು ಮಾತನಾಡಬೇಡಿ ಇನ್ನೇನಮ್ಮ ಬೇಕು ಅಂತ ಕೇಳಿದ್ರೆ ಅವಳು ಹೇಳ್ತಾಳೆ ನೀನು ಚಿಕ್ಕ ಮಗುವಾಗಿದ್ದಾಗ ಬೆಣ್ಣೆಯನ್ನ ಕದ್ದು ನಿನ್ನ ತಾಯಿ ಹೊಡೆಯೋದಿಕ್ಕೆ ಅಂತ ಕೈಯಲ್ಲಿ ಕೋಲು ಹಗ್ಗ ತಂದಾಗ ನೀನು ಅತಿಯಲ್ಲ ಆ ಸ್ವರೂಪ ತೋರಿಸು ಅಂತ ಕೇಳ್ತಾಳೆ ಅದನ್ನು ನೋಡಬೇಕು ಗೋಪ್ಯಾದದೇ ತ್ವಯಿ ಕೃತಾಗಸಿಧಾಮಯಾವತೆ ಯಾತೇ ದಶಾಶ್ರು ಕಲಿಲ ಅಂಜನ ಸಂಭ್ರಮಾಕ್ಷಂ ವಕ್ರಂ ನಿನೀಯ भयभावनया स्थितस्य सा माम् विमोहयति भीरपि ಗೋಪಿ ಆದದೆ ತ್ವಯಿ ನೀನೇನೋ ಚೇಷ್ಟೆ ಮಾಡಿದೆ ತಪ್ಪು ಮಾಡಿದೆ ಅಂತ ದಾಮತಾವತಿ ಹಗ್ಗಾಡ್ಕೊಂಡು ಬಂದ್ಲು ಯಾತೆ ದಶಾಶ್ರು ಕಲಿಲಾಂಜನ ಸಂಭ್ರಮಾಕ್ಷಂ ಆಗ ಅವಳು ಹೊಡೆಯೋದಕ್ಕೆ ಬಂದಾಗ ನೀನೊಂದು ಹತ್ತಿದ್ದೀಯೇ ಸ್ವಾಮಿ ಹೇಗತ್ತಿದ್ದೀಯ ದಶ ಅಶ್ರು ಕಲಿಲಾಂಜನ ಸಂಭ್ರಮಾಕ್ಷಂ ಕಣ್ಣಿಗೆ ಹಾಕಿದ್ದ ಕಾಡಿಗೆ ಎಲ್ಲ ಕರಿಗೆ ಹೋಯಿತು ಆಮ್ನಾಯ ಎರಡು ಕಣ್ಣಲ್ಲಿ ವೇದವನ್ನಳ್ತಾನಂತೆ ಗಂಗೆ ಯಮುನಿಯಂತೆ ಸ್ಫುರಿತಾಧರೋಷ್ಠಂ ಹಸ್ರಾವಿಲೇಕ್ಷಣಂ ಅನುಕ್ಷಣ ಮಂದಹಾಸಂ ಹರ್ತುಂ ಕುಂಭೇ ವಿನಿಹಿತಕರಃ ಸ್ವಾದು ಹಯ್ಯಂಗ ವೇದಾಂದೇಶಕರು ಕೃಷ್ಣ ಅನುಭವಿಸ್ತಾರೆ ವಕ್ರಂ ನಿನೀಯ ಮುಖವನ್ನು ಹೀಗೆ ತಿರುಗಿಸಿಕೊಂಡು ಇನ್ನೇನೆಟ್ ಬಿದ್ದೇ ಬಿಡ್ತು ಅನ್ನೋ ಹಾಗೆ ಕಣ್ಣು ಹೀಗೆ ಮಾಡ್ತಾ ಇದ್ದೀಯಲ್ಲ ಕೃಷ್ಣ ಹೆಲೋ ಸ್ವಾಮಿ ನಿನ್ನನ್ನು ನೆನೆಸಿಕೊಂಡ್ರೆ ಭಯದೇವತೆಯು ಹೆದರಿ ಹೋಗುವಾಗ ನೀನೇ ಭಯವನ್ನು ಅಭಿನಯ ಮಾಡಿದ್ಯಲ್ಲ ಸ್ವಾಮಿ ಅದನ್ನು ನೋಡಬೇಕು ಅಂತ ಆಸೆ ಪಡ್ತಾಳೆ ಅದಕ್ಕೆ ಈ ಪಾಪಿ ಏನರ್ಥ ಮಾಡ್ತಿದ್ದಾನೆ ಇವನು ಹೆದರಿಕೊಂಡ ತಾಯಿ ಹೊಡಕು ಬರ್ತಾಳೆ ಅಂತ ಅವನಿಗೆ ಅಗ್ರಪೂಜೆಯಂತೆ ಪಾಡಿನಾನ್ ಮುರುಹು ಪೆರುನಹೈ ವಿಳಯ್ಯಪ್ಪ ಇದೊಂದು ಹೇಳಿ ನಿಲ್ಲಿಸ್ಕೊಳ್ತೇನೆ ನಿಲ್ಲೋದೆಲ್ಲ ಕೃಷ್ಣಾವತಾರ ಪಾಡಿನಾನ್ ಮರುಹು ಪೆರುನಹೈ ವಿಳಯ್ಯಪ್ಪ ಎಲ್ಲರೂ ಚಪ್ಪಾಳೆ ಹಾಕಿ ನಗುತ್ತಾ ಇದ್ದಾರೆ ಗೋಕುಲದಲ್ಲಿ ಆಹಾ ಇಷ್ಟು ಬೆಣ್ಣೆಗೆ ಹಾಕಿ ಕುಣಿತಾ ಇದ್ದಾನೆ ನೋಡು ಹೊಡೆಯೋಕ್ ಬಂದ್ರೆ ಏಟ್ ಬಿದ್ದೇ ಬಿಡಿತು ಅನ್ನು ಹಗಳ್ತಾ ಇದ್ದಾನೆ ಪಾವಯರ್ ಮನೆದೋರಂ ವೆಣ್ಣೈಕ್ ಆಡಿನಾನ್ ಪಾಡಿನಾನ್ ಆಡಿನಾನ್ ಆಕಿನಾನ್ ಓಡಿನಾನ್ ಶಾಡಿನಾನ್ ತಾಲುವೋಡು ಇದು ಶಬ್ದ ಪ್ರಾಸ ಬಹಳ ಸುಂದರವಾದ ಕಾವ್ಯ ಮನೆದೋರು ಬೆಣ್ಣೆ ಕಾಡಿನ ಮನೆ ಮನೆಗೆ ಹೋಗಿ ಬೆಣ್ಣೆಗೋಸ್ಕರವಾಗಿ ಆಡ್ತಿದ್ದಾನೆ ಇಷ್ಟು ಇಷ್ಟು ಬೆಣ್ಣೆ ಕೊಡ್ತೀನಿ ಆಡೋ ಕೃಷ್ಣ ಬೆಣ್ಣೆ ಕೊಡ್ತೀನಿ ಮುದ್ದೆ ಕೊಡ್ತೀನಿ ಬಾರೋ ಹಳಸಿದ ಬೆಣ್ಣೆ ಎಲ್ಲ ತಾಜಾ ಬೆಣ್ಣೆ ಅಯ್ಯಂಗವೀನಂ ಅದಕ್ಕೆ ಏಲಕ್ಕಿ ಪಚ್ಚಕರ್ಪೂರ ದ್ರಾಕ್ಷಿ ಗೋಡಂಬಿ ಎಲ್ಲ ಪುಡಿ ಪುಡಿ ಮಾಡಿ ಹಾಕಿ ಕಲಸಿಟ್ಟು ಆ ಕೃಷ್ಣನಿಗೆ ಕೊಡ್ತಾ ಇದ್ದಾಳೆ ಆ ಮುದ್ದೆ ಅಕ್ರೂರ ಕರ್ಕೊಂಡು ಹೋಗುವಾಗಲೂ ಹದಿಮೂರು ವರ್ಷದ ಕೃಷ್ಣನಿಗೆ ಬುಟ್ಟಿ ತುಂಬ ಬೆಣ್ಣೆಯಿಂದ ಕೊಡ್ತಾಳೆ ಯಶೋದೆ ಆ ಕೃಷ್ಣನ ಮೇಲೆ ಪ್ರೀತಿ ತನ್ನ ಹೃದಯದ ಸರ್ವಸ್ವವನ್ನಾಗಿ ಕೊಟ್ಟಳು ಒಂದೊಂದು ಮನೆಯಲ್ಲಿ ಯಾಕೆ ಪಡೀತಾ ಇದ್ದಾನೆ ಅಂದ್ರೆ ಎಲ್ಲರಿಗೂ ಆ ಭಾಗ್ಯ ಸಿಕ್ಕಬೇಕು ಭಾಗ್ಯ ಇಲ್ದವ್ರು ಯಾರು ಇರಬಾರದು ಮನೆದೊರಂ ವೆಣ್ಣೈಕ್ ಆಡಿನಾನ್ ಅವರುಗಳು ಮುಖಂದೊರಂ ಎಚ್ಚಿಲ್ಲಾಕಿನಾನ್ ಆ ಬೆಣ್ಣೆ ಕೊಟ್ಟವರು ಮುಖವನ್ನೆಲ್ಲ ಎಂಜಲ್ ಮಾಡಿಬಿಟ್ಟ ಇವನು ಎಲ್ಲರಿಗೂ ಮುದ್ದು ಕೊಡ್ತಾ ಇದ್ದಾನೆ ಕೃಷ್ಣನ ಚುಂಬನವನ್ನು ಲೇವಡಿ ಮಾಡ್ತಾ ಇದ್ದಾನೆ ಪಾಪಿ ನಾವು ಅಳತೆ ಓದಿಕೊಂಡು ಅವರುಗಳ ಮುಹಂದೊರಂ ಎಚ್ಚಿಲಾಕಿನಾನ್ ಅಹಂಡ್ರ ಮುನ್ ಓಡವೋಡಿನಾನ್ ಅವರು ಕೊಲ್ಲ ಸ್ತ್ರೀಯರು ಅಲ್ಲಿ ಇಲ್ಲಿ ಬೇರೆ ಕೆಲಸಕ್ಕೆ ಅಂತ ಹೋದ್ರೆ ಅವರ ಬೆನ್ನ ಹಿಂದೆ ಓಡ್ತಾ ಇದ್ದಾನೆ ಆ ಆವಿನ್ ಪೇರ್ ಇಳಂಕನ್ರೈ ಉರುಡನ್ ಒರುತನಿ ವಿಳವಿಲ್ ಯಾವುದೋ ಒಂದು ಎಳೆ ಕರು ಇತ್ತು ಪಾಪ ಅದನ್ನು ತಗೊಂಡು ಕಂದನೈ ಮಾಲೋಲೈ ಕಟ್ಟಿ ಕಜರ ಅದನ್ನು ಎತ್ತಿ ಒಂದು ಬೇಲದ ಹಣ್ಣಿನ ಮೇಲೆ ಎಸೆದು ಇವನಿಗೆ ಆಗಬೇಕಾದ್ದೇನು ಅಲ್ಲೊಂದು ರಾಕ್ಷಸನನ್ನು ಬೇರೆ ಕೊಂದ ಇವೇನು ಸಾಮಾನ್ಯನೇ ಇವನು ಅರವಿನ್ ಮುದುಹಯ್ಯಂ ಹಾವಿನ ಹೆಗಲ ಮೇಲೆ ಕುಡಿದಿದ್ದಾನೆ ತಾಲುವಡು ಬಕಪಕ್ಷಿಯ ಕೊಕ್ಕನ್ನು ಹರಿದಿದ್ದಾನೆ ಅಲಹಯ್ಯಂ ಪಿಳಂದ ನಿಮಗೋಕರ ಪೂಜೆ ಎಂಬುದಾಗಿ ಆಲಾಪನ ಮಾಡ್ತಾ ಇದ್ದಾನೆ ಬಾಯಿಗೆ ಬಂದದ್ದೇ ಹೇಳ್ತಿದ್ದಾನೆ ಪ್ರಾಯಶಃ ಶಿಶುಪಾಲನು ಅಳತಾ ಇದ್ದಾನೆ ಇದನ್ನು ಹೇಳಿ ಶಿಶುಪಾಲ್ ನೋಡ್ತಾ ಇದ್ದಾನೆ ಕೃಷ್ಣಲೀಲೆಗಳನ್ನ ಈ ಜನ್ಮ ಹೋಗಬೇಕಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ ಆ ಅವತಾರದ ಲೀಲೆ ನೆನೆಸಿಕೊಂಡ್ರೆ ಪಿರಂದವಾರುಂ ವಳಂದವಾರುಂ பெரிய ಐವರ್ಕ್ கை ಕಾಕ್ಷಿ ಇಟ್ಟು ಬೋ ಸೈದು ಪೋಹನ செய்து ಈ ಮಾಯಾವಿತನ ಅಂತ ಹೇಳ್ತೇವೆ ಮಾಯನೈ ಮಣ್ಣು ವಡಮಧುರ ಮೈಂದರೆ ತಿರುಪಾವೆ ಪೂರ್ತ ಬರುತ್ತೆ ನೋಡಿ ಈ ಜಾಗದಲ್ಲಿ ವಿಲ್ಲಿ ಭಾರತ ಓದಬೇಕು ತಾವು ಕನ್ನಡದಲ್ಲಿ ಯಾರು ಮಾಡಿಲ್ಲ ಅಂತ ಗ್ರಂಥಗಳನ್ನ ಸ್ವಾಮಿ ಆಳ್ವಾರ ಹೇಳಿದರು ನೀ ಹುಟ್ಟಿದ್ದೇ ಒಂದು ವಿಚಿತ್ರ ದಶಾವತಾರದಲ್ಲಿ ಕೃಷ್ಣಾವತಾರದ ದಿವಸ ನಡೆದಂತಹ ಘಟನೆ ಬೇರೆ ಎಲ್ಲೂ ನಡೆಯಲಿಲ್ಲ ಹಾಕಿ ತೊಟ್ಲಲ್ಲೇ ಬಿದ್ದಿದ್ದ ರಾಮಚಂದ್ರ ಬಹಳ ಅಂದ್ರೆ ಅಳ್ತಾ ಇದ್ದ ಲಕ್ಷ್ಮಣ ಪಕ್ಕದಲ್ಲಿರಲಿಲ್ಲ ಅಂತ ಎಲ್ಲೋ ಹುಟ್ಟಿ ಎಲ್ಲೋ ಹೋಗಲಿಲ್ಲ ರಾಮಾವತಾರ ತುಂಬ ಗಂಭೀರವಾದದ್ದು ಮರ್ಯಾದಾ ಪುರುಷೋತ್ತಮ ಮರ್ಯಾದೆ ಕೆಟ್ಟ ಪುರುಷೋತ್ತಮ ಶ್ರೀಕೃಷ್ಣ ಮರ್ಯಾದೆ ಅಂದ್ರೆ ಮಿತಿ ಅನ್ನುವ ಅರ್ಥ ಈ ಮಿತಿ ಇಲ್ಲದ ಅವತಾರ ಇದೇನು ಅರ್ಥ ಆಗುತ್ತೆ ನಿಮ್ಮ ಕೃಷ್ಣಾವತಾರದಲ್ಲಿ ಮಾಯ ಒಂದು ಇಟ್ಕೋದಿಲ್ಲ ನಮಗೆ ಪಿರಂದವಾರಂ ನೀ ಹುಟ್ಟಿದ ರೀತಿ ನೋಡು ಚತುರ್ಭುಜನಾಗಿ ಹುಟ್ಟಿದ್ದೀಯೆ ಅಮ್ಮ ಹೇಳಿದ್ಲು ಅಂತ ಎದುರ್ಭುಜ ಆಗ್ತೀಯೇ ಅವಳು ಪೂರ್ವ ಜನ್ಮದ ಕತೆ ಹೇಳ್ತೀಯೆ ಮಗುವಾಗು ಅಂದ್ರೆ ಮಗುವಾಗ್ತೀಯೆ ಬೇಡ ಅಂತ ತಂದೆಗೆ ಹೇಳಿ ನದಿ ದಾಟ್ತೀಯೆ ಅಲ್ಲಿ ಹೋಗಿ ಅಲ್ಲಿದ್ದ ಮಗುವನ್ನು ಇಲ್ಲಿ ತಗೊಂಬ ಅಂತ ಹೇಳ್ತೀಯೆ ಅವಳು ಯಾರೋ ಇವಳು ಯಾರೋ ಯಾರಿಗೇನು ಸಂಬಂಧವೋ ಪಿರಂದವಾರಂ ಒಳರಂದವಾರಂ ನೀ ಬೆಳೆದಿದ್ದ ರೀತಿ ನೋಡು ಒಬ್ಬೊಬ್ಬ ದಿವಸಕ್ಕೊಬ್ಬರನ್ನು ಕೊಲ್ತಾ ಇದ್ದೆ ತೆಂಗಿನಕಾಯಿ ಹೊಡೆಯುವಂತೆ ಮಾಡಿದ್ದೇನು ಪೆರಿಯ ಭಾರತಂ ಕೈ ಸೈದು ಮಹಾಭಾರತ ಸಾಮಾನ್ಯವಾದದ್ದಲ್ಲ ಯಾರಿಗೋಸ್ಕರ ಐವರ್ಕ್ ತಿರಂಗಳ್ ಕಾಚಿಟ್ಟು ಸೈದು ಪೋಹರವಾಯಂಗಳು ಆ ಐವರಿಗೆ ಬಗವಿಗೆಯನ್ನು ಪಂಚವರೈ ಪಲವಹೆಯಂ ಕಾತ್ತಾರು ಒಂದಾರ್ ಕಣ್ಮಣಿಯಂತೆ ಕಾಪಾಡಿದ ಕೃಷ್ಣ ದುರ್ವಾಸರ ಕೋಪದಿಂದ ಅನೇಕರ ಕೋಪದಿಂದ ಭಯಂಕರ ಅಸ್ತ್ರಶಸ್ತ್ರಗಳಿಂದ ಭೀಷ್ಮ ದ್ರೋಣದಿಂದ ಕೊನೆಯ ತನಕ ಅವರನ್ನು ರಕ್ಷಣೆ ಮಾಡಿದ ಅವರು ಅರ್ಜಿ ಹಾಕಿದರೆ ಐವರ್ಕ್ ಚಿರಂಗಳ್ ಕಾಚಿಟ್ಟು ಸೈದು ಪೋನ ಮಾಯಂಗಳು ಚಿರಂತನ್ ನೂಡು ಮಾಂಸ ಮೂಳೆ ಅದರಲ್ಲಿರ್ತಕ್ಕಂಥ ಮಜ್ಜೆ ಅಂತಿದೆಯಲ್ಲ ಅದು ಕೂಡ ಕರಗಿ ಬರುವಂತೆ ನಿನ್ನ ಲೀಲೆ ನೆನೆಸಿಕೊಂಡ್ರೆ ಒಂದೊಂದು ಒಂದೊಂದು ನನಗೆ ಕೈ ಓಡೋದಿಲ್ಲ ಕಾಲು ಓಡೋದಿಲ್ಲ ಎಂಬುದಾಗಿ ಆಳ್ವಾರರು ಆರು ತಿಂಗಳ ಕಾಲ ಕೃಷ್ಣ ಅವತಾರದ ಲೀಲೆಗಳಲ್ಲಿ ಮೋಹಗೊಂಡು ಸಮಾಧಿಸ್ಥರಾಗಿದ್ದು ಬಿಟ್ರಂತೆ எனதாவியை நின்று நின்க உருக்கி உண்கின்ற இச்சிறந்தவான் சுடரೇ ಉನ್ನೈ ಎಂದು ಹೊಲ್ ಸೇರುವುದು ನಿನ್ನ ಯಾವ್ದು ಸೇರ್ತೇನಪ್ಪ ಕೃಷ್ಣಾವತಾರ ಪೂರ್ತಿ ಮಾಯ ಮಾಯ ಅಂದ್ರೆ ಮಾನಾದ್ಯಾತಿ ನಮ್ಮ ಅಳತೆಗೆ ಸಿಕ್ಕೋದಿಲ್ಲ ಕೃಷ್ಣಾವತಾರ ನಮ್ಮನ್ನು ಕರಗಿಸಿಬಿಡುತ್ತೆ ಕೃಷ್ಣಾವತಾರ ಭಗವಂತನ ಅವತಾರಗಳಲ್ಲಿ ತೀರ ಸಮೀಪವಾದದ್ದು ಎಷ್ಟು ಹೇಳಿ ಏನು ವರ್ಣನೆ ಮಾಡಲಿ ಶಿಶುಪಾಲ ಹೋಗಬೇಕು ಕೂತಿದ್ದಾನೆ ಶೀಲದಲ್ಲಿ ಪಾಪ ನಾನೇನು ಮಾಡಲಿ ದಶಾವತಾರಗಳನ್ನು ವರ್ಣನೆ ಮಾಡ್ತಾನೆ ಭೀಷ್ಮ ಏನು ಅನೇಕ ಪುಟಗಳು ಅನೇಕ ನೂರು ಶ್ಲೋಕಗಳು ಮತ್ಸ್ಯ ಕೂರ್ಮ ವರಾಹ ವಾಮನ ಒಂದೊಂದೇ ಪದ್ಯದಲ್ಲಿ ಕುಮಾರವ್ಯಾಸ ಅದನ್ನ ಅಳವಡಿಸಿದ್ದಾನೆ ಸ್ವಲ್ಪ ಕುಮಾರವ್ಯಾಸವನ್ನು ತಗೊಳ್ತೇನೆ ಇಲ್ಲಿ ಭಾರತ ಹೋದ್ಮೇಲೆ ನಮ್ಮ ಕನ್ನಡದ ಭಾರತ ಓದ್ದೇ ಇರಬಾರದು ತಪ್ಪಾಗುತ್ತೆ ಪದ್ಯಗಳ ಸೊಗಸು ವಾಚಾಮಗೋಚರವಾದದ್ದು ಈ ಋಷಿಗಳು ಈ ಮಂತ್ರ ಈ ಸಂಭಾರ ಈ ಪೌರಾಣ ಕಥೆ ಈ ಭೂರಿ ಭೋಜನ ಈ ಮಹಾಘೋರತ್ನ ಧನಧಾನ್ಯ ಸಾರತರ ವೇದೋಕ್ತ ಮಾರ್ಗ ವಿಚಾರವಿದ್ದುದು ಇಲ್ಲಿ ತನಕ ಯಾಗ ಸರಿಯಾಗಿ ನಡೆಯಿತು ಋಷಿಗಳು ಮಂತ್ರ ಏನು ಸಂಭಾರ ಸೇರಿಸಿದ್ದಾರೆ ಪುರಾಣ ಕಥೆ ಭೂರಿ ಭೋಜನ ರತ್ನ ಧನ ಧಾನ್ಯ ದಾನ ಮಾಡ್ತಾ ಇದ್ದಾರೆ ಇದೆಲ್ಲ ಸರಿಯಾಗಿತ್ತೆ ಹೊರಗೆ ಗೋಪೀಜಾರ ಸತ್ಕೃತಿಯೊಳಗೆ ವಿಷ ಕೃಷ್ಣ ಪೂಜೆಯಲ್ಲಿ ಒಂದು ವಿಷ ಬೇರೆ ಇಟ್ಬಿಟ್ಟ ಧರ್ಮರಾಜ ಇದನ್ನು ಅರಿದು ಇಲ್ಲೆಂದ ಲೇ ಧರ್ಮರಾಜ ಯಾಕೋ ಮಾಡಿದೆ ಅವನಿಗೆ ಪೂಜೆ ಸ್ನಾತಕ ವ್ರತಿಯಲ್ಲ ಸ್ನಾನೇ ಮಾಡಿದೆ ಇದು ವಂಶ ಅದು ಗೊಲ್ಲರ ವಂಶ ಯಾವ ವೇದಾಭ್ಯಾಸ ಮಾಡಿದ್ದಾನೆ ಇವನು ಪೃಥ್ವಿಜನೀತನಲ್ಲ ಆಚಾರ್ಯನಲ್ಲ ಮಹೀತಳಾಧಿಪನಲ್ಲ ಗುರುವಲ್ಲ ಅಸುರರಿಪು ನಿಮಗೆ ಈತನೇ ಪ್ರಿಯನೆಂದು ಕೃಷ್ಣಂಗೆ ಓತು ಕೊಡುವರೆ ಬೇರೆ ಕೊಡುವುದು ಹಿತ್ತ ನಿಲ್ಲಿಸಿಕೊಡಿ ಭೂತಳೇಶ್ವರರ ಮುಂದೆ ಮನ್ನಿಪುದು ಉಚಿತವಲ್ಲೆಂದ ಇನ್ನು ಹೇಳ್ತಾ ಹೋಗ್ತಾನೆ ಒಂದಕ್ಕೊಂದು ಇದು ಜಡ ಧರ್ಮರಾಜ ನಿನಗೆ ಜಡಬುದ್ಧಿ ಆಯಿತು ಅವನು ಹೇಳಿದ ಸೆಕೆಂಡ್ ಮಾಡಿಬಿಟ್ಟೆ ನೀನು ಕೃಷ್ಣ ಅರಿಯದವರ ಆಧರಿಸಿದರೆ ನೀನರಿಯಬೇಡವೇ ಅವರು ಬುದ್ಧಿ ಅದು ಪೂಜೆ ಕೊಟ್ಟರೆ ಬೇಡ ಅಂತ ಹೇಳಬೇಡವೆ ನಿನ್ನ ಕುಂದಿನ ಕೊರತೆಗಳನ್ನು ಅರರಿಯರು ಈ ಭೂಪಾಲ ಮಧ್ಯದಲ್ಲಿ ಕುರುಬರೂರಲ್ಲಿ ಗಾಜು ಮಾಣಿಕ ಕುರುಬರ ಊರಲ್ಲಿ ಗಾಜು ತೋರಿಸ ದಯ ಮಾಣಿಕ್ಯ ಅಂತ ತಿಳ್ಕೊಳ್ತಾರೆ ನಿಮ್ಮೂರಲ್ಲಿ ನೀನು ದೊಡ್ಡವನಿರ್ಬಹುದು ಈ ಸಭೆಯಲ್ಲಿ ಯಾರು ದೊಡ್ಡವರು ನೀನು ಅರಿಯದವರಿಗೆ ಕೃಷ್ಣ ನೀ ಕಡು ಬೆರೆತಲ ನೆರೆ ಮರೆದಲ ನಿನ್ನ ಅಂತರವನೆಂದ ನಿನ್ನ ಓಟಗುಳಿತನದ ನೀನು ಓಡುವುದನ್ನ ಯಾರು ಕೇಳಬೇಕು ಜರಾಸಂಧನನ್ನು ಕೇಳಬೇಕು ಹದಿನೇಳು ಸಲ ಅವನಿಗೆ ಹೆದರ್ಕೊಂಡು ಓಡಿಯಲ್ಲ ಅವನು ಸಾಕ್ಷಿ ಹೇಳೋಣ ಅಂತ ಅವನು ಹಾಕಿಬಿಟ್ಟಿದ್ದೀಯ ನೀನು ಅವನ ಮನೆಯಲ್ಲಿ ಹೋಗಿ ಊಟ ಮಾಡಿ ನಿನಗೆ ಬೇಡದೇ ಇದ್ದ ಕೆಲಸ ಭೀಮನ ಕೈಯಲ್ಲಿ ಎರಡು ತುಂಡು ಮಾಡಿಸಿದ್ದೆ ನಿನಗೇನಾಗಬೇಕಾಗಿತ್ತಲ್ಲ ಭಾವನಿಂದ ಎಂಬುದಾಗಿ ಬೈತಾ ಇದ್ದಾನೆ ಸಹದೇವನ ಕೋಪ ಬಂತು ಕೊತ್ತಿ ತಗೊಂಡ ಸೀಳಿವನ ಹೆಡ ತಲೆಯೊಳಗೆ ಕೊಂದು ಬಿಡ್ತೀನಿ ಅಂತ ಬಂದ ಆಗ ಭೀಷ್ಮ ಅವನನ್ನ ಮತ್ತೆ ಸಮಾಧಾನ ಮಾಡ್ತಾನೆ ಎಡಗಾಲನ್ನು ಮೇಲೆ ಕೆತ್ತಿದ ಸಹದೇವ ಇನ್ನೊಂದು ಮಾತು ಕೃಷ್ಣನ ಬಗ್ಗೆ ಯಾರು ಹೇಳಿದ್ರೆ ಈ ಸಹದೇವನ ತಲೆ ಮೇಲೆ ನಾನು ನೆಡ್ತೇನೆ ಅಂತ ಎತ್ತುಬಿಟ್ಟ ಬಿಟ್ಟ ಭೀಷ್ಮ ಚಪ್ಪಾಳೆ ಹಾಕಿದ ಮುಂದೆ ಮುಂದಕ್ಕೆ ಮಾತು ಹೀಗೆ ಹೋಗ್ತಾ ಇದೆ ಎಷ್ಟು ಹೇಳಿ ಎಷ್ಟು ಹೇಳಿ ವರ್ಣನೆ ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ನಿಲ್ಲಿಸಿಬಿಡ್ತೇನೆ ಆ ಕಡೆಗೆ ಕುಮಾರವ್ಯಾಸ ಭಾರತನೂ ಚೆನ್ನಾಗಿ ವಿಲ್ಲಿ ಭಾರತ ಓದಿದ ಮೇಲೆ ಅದನ್ನೇನು ಓದುವುದು ದಶಾವತಾರವನ್ನು ಪೂರ್ತಿ ವರ್ಣನೆ ಮಾಡಿಬಿಟ್ಟ ಭೀಷ್ಮ ಋಷಿಗಳೆಲ್ಲ ಸಂತೋಷ ಪಡ್ತಾ ಇದ್ದಾರೆ ಅಷ್ಟರಲ್ಲಿ ಶಿಶುಪಾಲನ ಕಡೆಗೆ ಕೆಲವರು ಒಲಿದರು ಆ ಸಭೆ ಎರಡು ಗುಂಪಾಯಿತು ಈ ರಾಜಕಾರಣದ ಸ್ಥಿತಿ ಹೇಗಿರುತ್ತೆ ನೋಡಿ ಸುಮ್ಮನೆ ಬಿಟ್ರೆ ತಮ್ಮ ಕಡೆಗೆ ತಾವಿರ್ತಾರೆ ಕೆಲವರು ಪೊಲಿಟಿಕಲ್ ಆಪರ್ಚುನಿಸಮ್ ಅನ್ನೋದು ಹೇಗಿರ್ತದೆ ಅಂದರೆ ಒಂದು ಸ್ವಲ್ಪ ಆಸ್ಪದ ಪ್ರತ್ಯೇಕತಾ ಭಾವದಿಂದ ನಮ್ಗೆ ದೊಡ್ಡತನ ಸಿಗ್ತದೆ ಅನ್ನೋ ಚಪಲ ಉಂಟಾದರೆ ಈ ಕಡೆ ಆ ಕಡೆ ಜಿಗಿದು ಹೋಗುವ ಜನಗಳಿರುವಂತೆ ಇನ್ನು ಕೆಲವರು ಆ ಕಡೆ ಈ ಕಡೆ ಯಾರಿಗೂ ಗೊತ್ತಪ್ಪ ಕೃಷ್ಣನ ಪೂಜೆ ಸರಿ ಎಂದರು ಕೆಲವರು ಸರಿಯಲ್ಲ ಅಂದರು ಕೆಲವರು ಶಿಶುಪಾಲ ಹೇಳಿದ್ದೆ ಸರಿ ಎಂದರು ಸಹದೇವ ಹೇಳಿದ್ ಸರಿ ಎಂದರು ನಿಮ್ಮ ಅಭಿಪ್ರಾಯವೇನು ಎಲ್ಲರೂ ಹೇಳಿ ಸರಿ ಎಂದರು ಕೆಲವರು ಆ ಸಭೆಯಲ್ಲಿ ಅಂತಹ ಜನಗಳು ಮರುಳರೂ ಕೂತಿದ್ದಾರೆ ರಾಜಸೂಯಿ ಸಭೆಯಲ್ಲಿ ವಿದ್ವಾಂಸರು ಜ್ಞಾನಿಗಳು ಭಕ್ತರು ತುಂಬಿರಬೇಕಾದ ಸಭೆಯಲ್ಲಿ ಅಂಥವರು ಸೇರಿದ್ದಾರೆ ಕೊನೆಯದಾಗಿ ಭೀಷ್ಮ ಹೇಳಿಬಿಟ್ಟ ವಿಷ್ಣು ನಾರಾಯಣ ಸೋಮ ಸೂರ್ಯಶ್ಚ ಸವಿತಾ ಸ್ವಯಂ ಅಪ್ರಮೇಯೋ ಅನಿಯೋಜ್ಯಶ್ಚ ಎಲ್ಲ ಮತತ್ರ ಆಚಾರ್ಯರು ಈ ವಾಕ್ಯ ಪದೇ ಪದೇ ಉದಾಹರಣೆ ಹೇಳ್ತಾರೆ ಅಪ್ರಮೇಯ ಅನಿಯೋಜ್ಯಶ್ಚ ನೀ ಹೀಗೆ ಮಾಡು ಅಂತ ಕೃಷ್ಣನಿಗೆ ಅಪಣೆ ಕೊಡುವವರಿಲ್ಲ ಭಗವಂತನ ಸಂಕಲ್ಪದಂತೂ ಜಗತ್ ಸೃಷ್ಟಿ ಇವತ್ತ್ಯಾಕೆ ಮಾಡಿದ್ರಿ ನಾಳೆ ಮಾಡಿ ಜಗತ್ ಸೃಷ್ಟಿ ಯಾರು ಹೇಳೋರು ಅವನಿಗೆ ಅಪ್ರಮೇಯೋ ಅನಿಯೋಜ್ಯಶ್ಚ ಯತ್ರ ಕಾಮಗಮೋ ವಶಿ ತನಗಿಷ್ಟ ಬಂದ ಕಡೆಗೆ ಹೋಗ್ತಾನೆ ಮೋದತೆ ಭಗವಾನ್ ಈ ಲೋಕವನ್ನು ಭಗವಂತ ಹೇಗೆ ಸಂತೋಷ ಪಡ್ತಾನೆ ಆಟ ಆಡಿ ಅಂದ್ರೆ ಬಾಲಹ ಕ್ರೀಡನ ಕೈರಿವ ಒಂದು ಮಗು ಚೆಂಡನ್ನಿಟ್ಟುಕೊಂಡಾಡುವಂತೆ ಆಡುವಂತೆ ನಾವೆಲ್ಲ ಅವನಿಗೆ ಚೆಂಡುಗಳಿದ್ದ ಹಾಗೆ ಲಕ್ಷ್ಮೀದೇವಿ ಒಂದು ಕೈಯಲ್ಲಿ ವಿಕಸಿತವಾದ ತಾಮರೆಯನ್ನು ಇನ್ನೊಂದು ಕೈಯಲ್ಲಿ ಅರ್ಧ ವಿಕಸಿತವಾದ ತಾಮರೆಯನ್ನು ಇಟ್ಕೊಂಡಿರ್ತಾಳೆ ಲಕ್ಷ್ಮೀದೇವಿ ಸಲಿಸಿ ನೋಡಿ ದೇವಸ್ಥಾನದಲ್ಲಿ ಒಂದು ಕೈಯಲ್ಲಿ ಬೀರಿದ ಪುಷ್ಪ ಇನ್ನೊಂದು ಕೈಯಲ್ಲಿ ಅರ್ಧ ಬೀರಿದ ಪುಷ್ಪ ಪದ್ಮಾವತಿ ದೇವಿ ದೇವಸ್ಥಾನದಲ್ಲಿಯೂ ಹಾಗೆಯೇ ಯಾತಕ್ಕೆ ಅಂದರೆ ವಿಕಸಿತವಾದ ಚೇತನರು ಅವಿಕಸಿತವಾದ ಚೇತನರು ಮಕ್ಕಳು ಇಬ್ಬರೂ ತನ್ನ ಕೈಯಲ್ಲಿರತಕ್ಕಂತಹದ್ದು ಅದಕ್ಕಾಗಿಯೇ ಪುಷ್ಪಗಳನ್ನು ಗೊಂಚಲು ಗೊಂಚಲಾಗಿ ತಲೆಯಲ್ಲಿ ಮುಡಿದುಕೊಂಡು ಕೃಷ್ಣಾಲಿಂಗನ ಕಾಲದಲ್ಲಿ ತನ್ನನ್ನು ನಂಬಿರತಕ್ಕ ಮಕ್ಕಳಿಗೆ ಆತ್ಮೋದ್ಧಾರವಾಗಲಿ ಅಂತ ಪ್ರಯತ್ನ ಪಡುವವಳು ಆ ಪುಷ್ಪಕ್ಕೋಸ್ಕರ ಮಕ್ಕಳಿಗೋಸ್ಕರ ಪ್ರಾಣ ಬಿಡುವವಳು ಹಾಗೆ ಭಗವಾನ್ ನಮ್ಮನ್ನೆಲ್ಲ ಬೊಂಬೆ ಅಂತ ಆಡಿಸ್ತಾ ಇದ್ದಾನೆ ಪರಂ ಹಿ ಅಪರಮೇ ತಸ್ಮಾತ್ ವಿಶ್ವರೂಪಾನ್ನ ವಿದ್ಯತೆ ಇವನಿಗೆ ಮೇಲ್ಪಟ್ಟದ್ದು ಯಾವುದೂ ಇಲ್ಲ ಜಗತ್ತಲ್ಲಿ ಅಯಂತು ಪುರುಷೋ ಬಾಲಃ ಈ ಹುಡುಗ ಶಿಶುಪಾಲಃ ನ ಬುದ್ಧತೆ ಇವನಿಗೇನು ಗೊತ್ತಿಲ್ಲ ಸರ್ವತ್ರ ಸರ್ವದಾ ಕೃಷ್ಣಂ ತಸ್ಮಾ ದೇವಂ ಪ್ರಭಾಷತೆ ಕೃಷ್ಣನ ಲೀಲೆ ಹೇಳ್ತಾನೆ ಅದರ ಮಹಿಮೆ ಗೊತ್ತಿಲ್ಲ ಅರ್ಥ ಗೊತ್ತಿಲ್ಲ ಕುರುಡ ಅಂತ ಕಾಣುತ್ತೆ ಬಿಟ್ಬಿಡಿ ಅಂತ ಹೇಳಿದಾಗಿ ಸಹದೇವ ಎಲ್ದ ಮೂಲದಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಮಾತು ಹೇಳಿದ್ರೆ ಇನ್ನೊಂದು ತಲೆ ಮೇಲೆ ನಾನು ಎಡಗಾಲಿಡ್ತೇನೆ ನೋಡು ಅಂತ ಹೇಳಿದಾಗಿ ಆಗ ಕಣ್ಣು ಸನ್ನೆಯಿಂದ ಶಿಶುಪಾಲ ತನಗೆ ಮೊದಲೇ ಪೂರ್ವ ಸೂಚನೆಯಂತೆ ಗುಂಪು ಕೂಡಿಕೊಂಡೇ ಬಂದಿದ್ದ ಅಂತ ಕಾಣುತ್ತೆ ಎರಡು ಅಂದ ಉಳಿದವರನ್ನ ಅವರೆಲ್ಲ ಎದ್ದರು ಹೊರಗಡೆ ನಡೆದು ಕೃಷ್ಣನ ಮೇಲೆ ಯುದ್ಧ ಮಾಡಬೇಕು ಅಂತ ದೊಡ್ಡ ಗುಂಪು ಕಟ್ಟಿಬಿಟ್ಟಿದ್ದಾನೆ ಇದು ಮೂರು ಭಾರತದಲ್ಲಿ ತುಂಬ ಗಂಭೀರ ಅವನು ಹೋಗುವಷ್ಟರಲ್ಲಿಯೇ ಇಲ್ಲಿ ದೊಡ್ಡ ಅಚಾತುರ್ಯ ನಡೆದು ಹೋಯಿತು ಶಿಶುಪಾಲಕೃತ ಭೀಷ್ಮನಿಂದ ಭೀಷ್ಮನಿಂದ ಇನ್ನಷ್ಟು ಒಂದು ಅಧ್ಯಾಯ ತುಂಬ ಕೊಟ್ಟಿದ್ದಾರೆ ಒಂದು ಪಕ್ಷಿ ಸಾಹಸ ಪಕ್ಷಿ ಅಂತ ಇದೆ ಭೂಲಿಂಗ ಶಕುನಿ ಅಂತ ಹೇಳ್ತಾರೆ ಅದು ಸಂಸ್ಕೃತದಲ್ಲಿ ಮಾತನಾಡುತ್ತಂತೆ ಆ ಪಕ್ಷಿ ಅದು ಭೂಲಿಂಗ ಶಕುನಿ ಏನ್ ಹೇಳ್ತೆ ಅದು ಮಾ ಸಾಹಸಂ ಕುರು ಸಾಹಸ ಮಾಡಬೇಡ ಸಾಹಸ ಮಾಡಬೇಡ ಅಂತ ಹೇಳಿ ಬಾಯಿ ತೆರೆದ ಸಿಂಹದ ಬಾಯೊಳಕ್ಕೆ ತಾನೇ ಹೋಗಿ ಬೀಳ್ತದಲ್ಲ ಅದೇ ರೀತಿಯಲ್ಲಿ ನಮಗೆ ಬುದ್ಧಿ ಹೇಳ್ತಾನೆ ಭೀಷ್ಮ ತಾನೇ ಹೋಗಿ ಗೊಲ್ಲನನ್ನು ಕೊಂಡಾಡ್ತಾ ಇದ್ದಾನೆ ಅಂತ ಕೃಷ್ಣನ ಪ್ರೌಢಲೀಲಗಳನ್ನೆಲ್ಲ ಜರಿತಾ ಇದ್ದಾನೆ ಒಂದರ ಮೇಲೊಂದು ಹೇಳ್ತಾ ಇದ್ದಾನೆ ಆಮೇಲೆ ಇದು ಎಷ್ಟು ತನಕ ಹೋಯಿತು ಅಂದರೆ ಕೃಷ್ಣ ಲೆಕ್ಕಾಚಾರವನ್ನು ಮಾಡಿದ್ದ ಈಗ ಆ ಶಿಶುಪಾಲ ಸಂಹಾರ ಘಟ್ಟಕ್ಕೆ ಬಂದಿದ್ದೇವೆ ನೀವು ಸಿದ್ಧರಾಗಬಹುದು ಮನಸ್ಸಿನಿಂದ ಸುದರ್ಶನ ಚಕ್ರವನ್ನ ಸ್ವಾಮಿ ತಯಾರು ಮಾಡಿಕೊಂಡ ಕ್ರುದ್ಧಾದ್ವಾಪಿ ಪ್ರಸನ್ನಾದ್ವಾ ಕಿಮ್ಮೆ ತ್ವತ್ತೋ ಭವಿಷ್ಯತಿ ನೀನು ಕೋಪಾರು ಮಾಡ್ಕೋ ಬೇಕಾದ್ದಾರು ಮಾಡ್ಕೋ ಏನ್ ಮಾಡ್ತೀಯ ನನ್ನ ಅಂತ ಇವನು ಹೇಳಿದಾಗ ತಥಾ ವಾಸ್ಯ ಭಗವಾನ್ ಮಧುಸೂದನ ಮನಸಾ ಚಿಂತೆಯ ಚಕ್ರಂ ದೈತ್ಯವರ್ಗ ನಿಷೂದನಂ ಸುದರ್ಶನ ಸ್ವಾಮಿಯನ್ನ ಧ್ಯಾನ ಮಾಡಿಕೊಂಡ ಕೈಯಲ್ಲಿ ಚಕ್ರ ಪ್ರಾಪ್ತಿಯಾಯಿತು ಒಡನೆ ಒಂದೇ ಏಟಿಗೆ ಚೇದೀನಾಂ ಆಧಿಪತ್ಯೇಚ ಆ ಚೇಧಿಪತಿಯ ಪುತ್ರನನ್ನ ಮುಂದೆ ಪಟ್ಟಾಭಿಷೇಕಕ್ಕೆ ನಿಯೋಗ ಮಾಡ್ತಾ ಇದ್ದಾನೆ ಕೈಯಲ್ಲಿ ಎದ್ದವನೇ ಆ ಚಕ್ರವನ್ನ ಒಂದೇ ಏಟಿಗೆ ಮಾಡಬೇಕು ಅವ್ರ ಕೈಯಲ್ಲಿ ಆಗಬೇಕದು ಒಂದೇ ಏಟು ಹೊಡಿಬೇಕು दमघोषात्मजम् वीरम् संस्कारयितमाशिरम् एतस्मिन्नेव काले तु चक्रे हस्तगते सति ಉವಾಚ ಭಗವಾನುಚ್ಚೈ ವಾಕ್ಯಂ ವಾಕ್ಯವಿಶಾರದ ಅಪರಾಧಶತಂ ಶಕ್ಯಂ ಶಾಮ್ಯಂ ಮಾತು ಅಸ್ಯೈ ವಯಾಚತೆ ನೂರು ತಪ್ಪು ಮಂದಿಸ್ತೇನೆ ಅಂತ ಹೇಳಿದ್ದೆ ಇದು ನೂರು ಒಂದನೇದಾಯಿತು ತಲೆ ಬಿಟ್ಟೆ ಎಂಬುದಾಗಿ ಹೇಳಲಾಗಿ ಅಷ್ಟು ಜನ ನೋಡ್ತಾ ನೋಡ್ತಾ ಶಿಶುಪಾಲನ ಹೃದಯದಲ್ಲಿದ್ದ ಒಂದು ದಿವ್ಯ ಜ್ಯೋತಿ ಮೇಲಕ್ಕೆದ್ದು ಕೃಷ್ಣನಲ್ಲಿ ಸೇರಿ ಅಂತರ್ಧಾನವನ್ನು ಹೊಂದಿತು ಶಿಶುಪಾಲನಿಗೆ ಮೋಕ್ಷವಾಯಿತು ಶಿಶುಪಾಲ ಮೋಕ್ಷ ಶಿಶುಪಾಲ ವಧೆ ಅಂತ ಹೇಳ್ತೇವೆ ಮೂರನೇ ಜನ್ಮದಲ್ಲಿ ಅವನು ಇಷ್ಟೊಂದು ಉಗ್ರವಾದ ನಿಂದನೆಯನ್ನು ಮಾಡದೇ ಇದ್ರೆ ಅವನಿಗೆ ಮೋಕ್ಷ ಆಗ್ತಿರಲಿಲ್ಲ ಹಾಗಿದ್ರೆ ಭಗವನ್ ನಿಂದನೆ ಮಾಡಿದವರಿಗೆಲ್ಲ ಮೋಕ್ಷವಾಗುತ್ತೆ ಅಂತ ಕೇಳಬೇಡಿ ನಾವು ಮಾಡ್ತೇವೆ ಬರಕೊಡಿ ನನ್ನೇ ಕೇಳ್ತೀರಿ ತಿರುಗಿ ಅದು ಭಗವಂತನಲ್ಲಿ ಇಲ್ಲಿ ದ್ವೇಷವೆಂಬುದು ಮೇಲ್ತೋರಿಕೆ ಶಿಶುಪಾಲನ ವಿಷಯಕ್ಕೆ ಹೇಳೋದಾದರೆ ಅವನಿಗೆ ಅಂತರಂಗದಲ್ಲಿದ್ದದ್ದು ದೈವಾಂಶ ಸಂಭೂತನಾದ್ದರಿಂದ ಭಗವದ್ಭಕ್ತಿಯೇ ಹೊರತು ದ್ವೇಷವಲ್ಲ ಮತ್ತು ಚರಿತ್ರೆ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾನೆ ಹಿರಣ್ಯಾಕ್ಷನಿಗಿಲ್ದೇ ಜ್ಞಾನ ರಾವಣನಿಗಿಲ್ದೇ ಜ್ಞಾನ ಇವನೇ ಶ್ರೀಮನ್ನಾರಾಯಣ ಅನ್ನುವ ದಿವ್ಯಜ್ಞಾನ ಪೂರ್ತಿಯಾಗಿದೆ ಆಸುರಿ ಭಾವದಲ್ಲಿ ದೃಷ್ಟಿ ಮಾತ್ರ ತಪ್ಪಾಗಿದೆ ಹಾಗಾದ್ರಿಂದ ಅವನನ್ನು ಬಿಟ್ಟಿರಲಾರದೆ ಭಗವಂತನೇ ಅವನನ್ನು ಹತ್ತಿರ ಸೆಳೆಕೊಂಡ ಸನಕ ಸನಂದನಾದಿಗಳಿಗೆ ಹೇಳಿದ್ದ ಮಹಾತ್ಮರೇ ನೀವು ಶಾಪ ಕೊಟ್ಟಿದ್ದೀರಿ ಅದನ್ನು ಇಲ್ಲ ಮಾಡುವ ಶಕ್ತಿ ಇದ್ರೂ ನಾನು ಇಲ್ಲ ಮಾಡುವುದಿಲ್ಲ ನಿಮ್ಮ ಶಾಪ ನಿಜವಾಗಲಿ ಆದರೆ ಇವರು ಬೇಗ ನನ್ನನ್ನು ಸೇರುವಂತೆ ನೀವು ಅನುಗ್ರಹ ಮಾಡಬೇಕು ಅಂತ ಸನಕ ಸಂತರ ಕಾಲಿಗೆ ಬಿದ್ದು ತಾನೇ ಕೇಳಿದ್ದ ಭಗವಂತನ ಸೇರಬೇಕು ಅಂತ ಇವನಿಗೆಷ್ಟು ಅಕ್ಕರೆ ಇತ್ತೋ ಅದಕ್ಕೆ ಹತ್ತರಷ್ಟು ಅಕ್ಕರೆ ಅವನನ್ನು ಹತ್ರ ಸೇರಿಸ್ಕೊಳ್ಬೇಕು ಅನ್ನುವಂಥ ಈ ಸೌಲಭ್ಯಾತಿಶಯ ಭಗವಂತನದು ಆ ಚಕ್ರ ತಲೆ ತೆಗೆದುಬಿಡ್ತು ಹಾಗೆ ತೆಗೆಯಿತು ಅಶ್ಲೀಲವಾಗಿಯ ಸಮಾಪ್ತಿ ಹೀನವೇತಿ ಚಂಪು ಭಾರತ ಅನಂತ ಭಟ್ರು ಚಂಪು ಭಾರತ ಅಂತ ಒಂದು ಗ್ರಂಥ ಬರೆದಿದ್ದಾರೆ ಆ ಚಕ್ರ ಏನು ಮಾಡಿತು ತಲೆ ತೆಗೆದು ಒಳಗೆ ಬಗ್ಗಿ ನೋಡಿತಂತೆ ಕೃಷ್ಣನನ್ನು ಬಯೋದಕ್ಕ ಬಯಗಳದ ಮಾತೆಲ್ಲ ಲೆಕ್ಕಾಚಾರ ಇಟ್ಟಿದ್ನಲ್ಲ ಮುಗಿಯಿತೋ ಇನ್ನೂ ಒಳಗಿದೆಯೋ ಅಂತ ನೋಡುವಂತೆ ಅಶ್ಲೀಲವಾಗಿಯ ಸಮಾಪ್ತಿ ಹೀನವೇತಿ ಸಂದೃಷ್ಟು ಕಾಮಿವ ದಾನವ ವೈರಿ ಚಕ್ರಂ ಕಲ್ಪಾಂತತಿಗ್ಮಕರ ಕಲ್ಪಂ ಅನಲ್ಪ ವೇಗಂ ಕಂಠೇ ಬಿಭೇದರಣ ಕರ್ಮಣಿ ದಾಮಘೋಷಂ ಇದನ್ನು ಆಳ್ವಾರುಗಳೆಲ್ಲ ಮಂಗಳಾಶಾಸನ ಮಾಡಿದ್ದಾರೆ ವೈದು ಪಳಿತವರ್ ವಲ್ಲವ ಪಳಿತ್ತವರ್ಕುಮಾರಿಲ್ಪೋರ್ ಶೈದು ನಿನ್ನ ಶತ್ತತೆ ಇಲ್ವೆಂದವರ್ಕುಂ ಒಂದು ನೈ ಐದಲಾಹಂ ಎಂಬರಾದಲಾಲ್ ಎಮ್ಮಾಯನಾಯಿನೇನ್ ಶೈದಕುತ್ತನ್ನತ್ತಮಾಹವೇ ಕೊಳ್ನಾಜ್ಞಾಲನಾದನೇ ತಿರುಮೇಶಿ ಆಳ್ವಾರರು ತಿರುಚಂದವಿರುತ್ತದಲ್ಲಿ ಚಂದವಿರುತ್ತದಲ್ಲಿ ಇದು ನೂರ ಹನ್ನೊಂದನೇ ಪದ್ಯ ಅದು ಛಂದಸ್ಸಿನಲ್ಲಿ ಓದುವಾಗ ಪದವಿಭಾಗ ಗೊತ್ತಾಗೋದಿಲ್ಲ ವೈದು ನಿನ್ನೆವಲ್ಲವ ಎಷ್ಟು ಬೈದ್ನಂತೆ ಶಕ್ತಿ ಇರುವ ತನಕ ಬೈದ್ನಂತೆ ಶಿಶುಪಾಲ ಅಬ್ಬ ತನ್ನ ಸರ್ವಸ್ವವನ್ನು ಉಪಯೋಗ ಮಾಡಿ ವೈದು ನಿನ್ನೆವಲ್ಲವ ಪಳಿತ್ತವರ್ಕುಂ ಶಾಪ ಹಾಕಿದವರಿಗೂ ಮಾರಿಲ್ ಪೋರ್ ಶೈದು ಮಾರಿಲ್ ಪೋರ್ ಅಪ್ರತಿಮವಾದಂತಹ ಯುದ್ಧ ವಾಗ್ಯುದ್ಧ ಕೃಷ್ಣನನ್ನು ಹೀಗೆ ಬೈದವರು ಬೇರೆ ಯಾರೂ ಇಲ್ಲ ದಶಾವತಾರದಲ್ಲಿಯೂ ಭಗವಂತನನ್ನು ಹೀಗೆ ಬೈದವರು ಇನ್ನೊಬ್ಬರಿಲ್ಲ ನಿನ್ನೆ ಶತ್ತತೆಯಲ್ಲಿ ವೆಂದವರ್ಕಂ ಒಂದು ನಿನ್ನೆ ಕೋಪಾಗ್ನಿಯಲ್ಲಿ ಬೆಂದು ಹೋಗಬೇಕಾಗಿತ್ತು ಅಷ್ಟು ಬೈದವನು ಅಂಥವರೂ ಬಂದು ಐದಲಾಹಂ ನಿನ್ನನ್ನು ಹೊಂದಬಹುದು ಎಂಬುದಾಗಿ ಎನ್ಬರ್ ಭಕ್ತರು ಹೇಳ್ತಾರೆ ಬೈದವರಿಗೂ ಮೋಕ್ಷ ಕೊಡ್ತೀಯ ಅಂತ ಆದಲ ಅಲ್ಲಿ ಮಾಯಾ ಮಹಾಮಾಯನೆ ನಾಯನೆ ನಾಯನಂತ ಬಂದಿದ್ದೇನೆ ಶೈದ ನತ್ತ ಮಾಹ ನಾ ತಪ್ಪು ಮಾಡಿದ್ರೂ ಅಪರಾಧಗಳನ್ನು ಒಪ್ಪು ಎಂಬುದಾಗಿ ಗುಣವೆಂಬುದಾಗಿ ಭಾವಿಸಿ ನನ್ನನ್ನು ನಿನ್ನ ಪಾದ ಸೇರಿಸಿಕೊ ಅಂತ ಕೇಳ್ತಾರೆ ಕೇಳ್ಪಾರ್ಹಳ್ ಕೇಶವನ್ ಕೀರ್ತಿ ಅಲ್ಲ ಮತ್ತೊಮ್ ಕೇಳ್ಪರೋಣ ಪಾಶರ ಪಾಶರಾಯರು ಕೇಳುವುದಿದ್ದರೆ ಕೇಶವನ ಕೀರ್ತಿ ಅಲ್ಲದೆ ಮತ್ತೇನಿದೆ ಕೇಳುವುದಕ್ಕೆ ಅಂದರು ಕಲಿಯುವುದಿದ್ರೆ ರಾಮಕಥೆ ಕೇಳುವುದಿದ್ರೆ ಕೃಷ್ಣ ಕತೆ ಕರ್ಪಾರಿ ರಾಮ ಪಿರಾನೆಯಲ್ಲಾಲ್ ಮತ್ತೊಂದು ಕರ್ಪರೋ ನಾವು ರಾಮನನ್ ಬಿಡೋ ಹಾಗಿಲ್ಲ ರಾಮ ರಾಮಕಥೆ ಕಲಿಯುವುದಕ್ಕೆ ತುಂಬಾ ಚೆನ್ನ ಭೋಗ್ಯವಾದದ್ದು ಐಡಿಯಲಿಸಮ್ ಅದು ಕೇಳುವುದಕ್ಕೆ ಕೃಷ್ಣ ಕಥೆ ಕೃಷ್ಣ ಕಥೆ ಅಂತ ನಿಮ್ಮನ್ನ ಪ್ರತಿಕ್ಷಣವೂ ಕಣ್ಣಲ್ಲಿ ನೀರಿಸುವಂತ ನೀರು ತರಿಸುವಂತಹ ಕಥೆ ಇನ್ನೊಂದಿಲ್ಲ ಆದ್ರೆ ಕೇಳಿದ ಮೇಲೆ ಅತ್ತಿದ್ದೀರಲ್ಲ ಏನ್ ತಿಳಿಯಿತು ಅಂದ್ರೆ ಮಾಯನೈ ನಾವು ಏನ್ ತಿಳಿಯೋದಿಲ್ಲ ಕೃಷ್ಣಾವತಾರ ಬಿಗ್ ನಮಗೆ ನಮಗೇನು ಅರ್ಥ ಆಗೋದಿಲ್ಲ ಅದು ಯಾಕೆ ಅಂತ ಒಂದು ಪ್ರಶ್ನೆ ಕೇಳಿ ಏನಾರು ಒಂದು ಲೀಲೆ ತಿಳಿಯುತ್ತೆ ನೋಡಿ ಕೆಲವರು ಕೇಳ್ತಾರೆ ಅಷ್ಟು ಪ್ರೀತಿಯಿಂದ ಬೆಳೆಸಿದ ಆ ಸೋದರಳಿಯ ಆ ಅಭಿಮನ್ಯುವನ್ನು ಯಾತಕ್ಕೆ ಚಕ್ರವ್ಯೂಹದಲ್ಲಿ ಕಾಪಾಡಲಿಲ್ಲ ಅಂತ ನಾನು ಕೊಲ್ತಾರೆ ಅನೇಕರು ಪ್ರಶ್ನೆ ಕೇಳಿ ಏನು ಉತ್ತರ ಹೇಳಲಿ ನಾನು ಘಟೋತ್ಕಚನನ್ನು ಬಲಿ ಕೊಟ್ಟ ಕರ್ಣನ ಶಕ್ತಿಯಾಗಿದ್ದಕ್ಕೆ ಇಂದ್ರ ಕೊಟ್ಟ ಶಕ್ತ್ಯಾಯುಧಕ್ಕೆ ಬಾಲ್ಯಾತ್ ಪ್ರಭೃತಿ ತಾನು ಸೋದರ ಮಾವ ಸುಭದ್ರೆ ತನ್ನ ತಂಗಿ ಅವಳ ಪ್ರೀತಿಯ ಮಗು ಆ ಅಭಿಮನ್ಯುವಿಗೆ ಇನ್ನೊಬ್ಬರಿಗೆ ಸೇವೆ ಮಾಡೋಕೆ ಅವಕಾಶ ಕೊಡದೆ ಆ ಮಗು ಹುಟ್ಟಿದಾಗಲಿಂದ ಮಲಮೂತ್ರ ವಿಸರ್ಜನೆ ಮಾಡಿದರೆ ತೊಳೆಯೋ ಕೆಲಸವನ್ನೆಲ್ಲ ಕೃಷ್ಣ ಮಾಡಿ ತೊಳೆದು ಬಟ್ಟೆ ಉಡಿಸಿ ಅಲಂಕಾರ ಮಾಡಿ ಸ್ನಾನ ಮಾಡಿಸಿ ಹೂವೆಲ್ಲ ಹೆಣೆದು ತಲೆಗೆ ಪಾಠ ಹೇಳಿಕೊಟ್ಟು ಧನುರ್ವಿದ್ಯೆಯನ್ನು ಕಲಿಸಿ ಅಷ್ಟು ಮಾಡಿದ ಹುಡುಗನನ್ನು ಸ್ವಯಂ ಕೃಷ್ಣನೇ ಕಾಪಾಡಲಿಲ್ಲ ಯಾತಕ್ಕೆ ಎಂದು ಕೇಳಿದೆ ಏನು ಹೇಳಬೇಕು ಅವನು ಚಂದ್ರಾಂಶದಿಂದ ಬಂದವನು ಚಂದ್ರನಿಗೆ ಹದಿನಾಲ್ಕೇ ಕಲೆ ಇರುವುದು ಹದಿನಾಲ್ಕೇ ವರ್ಷ ಆಯುಷ್ಯ ಈ ಮಗುವಿಗೆ ಕರ್ಕೊಂಡು ಹೋದ ಹೌದು ಚಂದ್ರನಿಗೆ ಹದಿನೈದು ಕಲೆ ಮಾಡಿದವರ ಪನಾಸ್ತಿ ಏನು ಹೋಗ್ತಿತ್ತು ನೀವು ಕೇಳಿದ್ರೆ ಭಗವಂತನಿಗೆ ಏನು ಶಕ್ತಿ ಇದೆ ಅಘಟಿತ ಘಟನಾ ಶಕ್ತಿ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಭಿಮನ್ಯುಗೊಳಿಸಬಹುದಾಗಿತ್ತಲ್ಲ ಅಂದ್ರೆ ಅಲ್ಲ ಅವ್ರು ಹೋಗ್ಬೋದಾಗಿತ್ತು ಹೋಗ್ತಾರೆ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿಗಿಂತ ಯಾವನೊಬ್ಬ ಅಡ್ಡ ಪಾತ್ರಧಾರಿ ಬರ್ತಾನೆ ಅವನು ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾನೆ ಹಳೆ ಕಾಲದ ಕಂಪ್ನಿಯಲ್ಲಿ ಒನ್ ಸ್ಮೋರ್ ಅಂತ ಹೇಳ್ತೀರಿ ಅವನು ಹಿಂದೆ ಸ್ಕ್ರೀನ್ಗೆ ಅವನು ತಿರುಗಿ ಬರ್ತಾನೆ ಹಾಡ್ತಾನೆ ನಡೆಯುತ್ತೆ ಮಹಾಭಾರತ ರಾಮಾಯಣದಲ್ಲಿ ಎಷ್ಟೇ ಚೆನ್ನಾಗಿದ್ರೂ ಅಡ್ಡ ಪಾತ್ರಗಳು ತಿರುಗಿ ತಿರುಗಿ ಬರೋ ಹಾಗಿಲ್ಲ ಶಬರಿ ಪಾತ್ರ ಒಂದೇ ಕಡೆ ಬರುತ್ತೆ ಜಟಾಯು ಪಾತ್ರ ಒಂದೇ ಕಡೆ ಬರುತ್ತೆ ರಾಮಾಯಣದಲ್ಲಿ ಅಕ್ರೂರನ ಸ್ತುತಿ ಬರುವುದು ಒಂದೇ ಸಲ ಶ್ರೀಮದ್ ಭಾಗವತದಲ್ಲಿ ಅದು ಇನ್ನೊಂದು ಸ್ವಲ್ಪ ಹೇಳ್ಬೋದಾಗಿತ್ತಲ್ಲ ಇನ್ನೊಂದು ಸ್ವಲ್ಪ ಹೇಳಿದ್ರೆ ಕಥೆ ದೊಡ್ಡದಾಗ ಕೃಷ್ಣ ಕಥೆ ದೊಡ್ಡದಾಗಬೇಕು ಯಾವುದೆಷ್ಟು ಪ್ರಪೋರ್ಷನ್ ಯಾರಿಗೆಷ್ಟು ಆಯುಷ್ಯ ಇರಬೇಕು ಯಾರೆಷ್ಟು ಸ್ತೋತ್ರ ಮಾಡಬೇಕು ಅದು ಭಗವಂತ ನಿಯಮನ ಮಾಡ್ತಾನೆ ಅದನ್ನು ಯಾಕೆ ಅಂತ ಕೇಳಿದ್ರೆ ನಮಗೇನು ಅರ್ಥ ಆಗೋದಿಲ್ಲ ಇದು ಪ್ರಶ್ನೆ ಇದು ಆ ಸಭೆಯಲ್ಲಿ ಬೈದನಲ್ಲ ಇವನು ಹೇಗೆ ಬೈದ ನೀವು ಕೇಳಿದ್ರೆ ಕೃಷ್ಣ ಕೀರ್ತಿಯನ್ನು ಕೇಳಬೇಕು ಕೇಶವನ್ ಕೀರ್ತಿ ಅಲ್ಲಿ ಮತ್ತೊಂದು ಕೇಳ್ಪಾರೋ ಆ ಕೇಶವನ ಕೀರ್ತಿ ಅಂತಹದ್ದು ಕೇಳ್ಪಾರ್ಹಳ್ ಸೆವಿಸುಡು ಕೇಳುವವರ ಕಿವಿ ಸುಟ್ಟು ಹೋಗುವಂತ ಬೈದ ಶಿಶುಪಾಲ ಬೈದದ್ದು ಕೃಷ್ಣ ಕಿವಿಯಲ್ಲ ಸುಡುವುದಕ್ಕೆ ತನ್ನ ಕಿವಿ ಸುಟ್ಟು ಹೋಗಲಿಲ್ಲ ಅದು ಸುಟ್ಟು ಕಿವಿ ಮೊದಲೇ ಅದು ಕೇಳುವವರು ಕಿವಿ ಸುಟ್ಟು ಹೋಯಿತು ಭೀಷ್ಮನ ಕಿವಿ ಸುಟ್ಟು ಹೋಯಿತು ಧರ್ಮರಾಜನ ಕಿವಿ ಶಾಂತಂ ಪಾಪಂ ಶಾಂತಂ ಪಾಪಂ ಅಯ್ಯೋ ಅಯ್ಯೋ ಅಯ್ಯೋ ಬಿಡು ಬಿಡು ಬಿಡು ಅಂತ ಹೇಳ್ತಿದ್ದಾರೆ ಕೇಳ್ಪಾರ್ಹಳ್ ಸುಡು ಕೀಳ್ಮೈ ಬಸವುಹಳೇ ವಯ್ಯಂ ಅತ್ಯಂತ ಕೆಳಗಿನ ಮಟ್ಟದ ಬೈಗಳನ್ನು ಬೈತಿದ್ದಾನೆ ಲೋ ಕ್ವಾಲಿಟಿ ಹಲ್ಕಾ ಭಾಷೆಯಲ್ಲಿ ಬೈತಾ ಇದ್ದಾನೆ ಹಿಗ್ಗಾಮುಗ್ಗಾಗಿ ಬೈತಾ ಇದ್ದಾನೆ ಕೇಳ್ಮೈ ವಶವು ಹಳೇ ವೈಯಂ ಇಷ್ಟೊಂದು ಕೀಳುಮಟ್ಟದ ಬೈಗಳು ಎಲ್ಲಿಂದ ಬಂತು ಅವನಿಗೆ ಅಂದ್ರೆ ಶೇಳ್ಪಾಳ್ ಪಳಂಪಹವನ್ ಮೂರು ಜನ್ಮದಲ್ಲಿ ಬೆಳೆಸಿದ್ದ ದ್ವೈರ ಆ ಮೂರು ಜನ್ಮದ ವೈರವನ್ನ ನೆನೆಸಿಕೊಂಡು ಆಹಾ ರಾಮಾವತಾರದಲ್ಲಿ ಬೈಬೇಕಾಗಿತ್ತು ನನಗೆ ಬುದ್ಧಿ ಇಲ್ಲ ಹಿರಣ್ಯಕಶವಾಗಿದ್ದಾಗ ಬೈಬೇಕಾಗಿತ್ತು ಆಗ ಬುದ್ಧಿ ಇಲ್ಲ ಈಗ ಬುದ್ಧಿ ಇದೆ ಅಂತ ಒಂದೊಂದನ್ನು ನೆನೆಸಿಕೊಂಡು ನೆನೆಸಿಕೊಂಡು ಪಳಂಪಹವನ್ ಶಿಶುಪಾಲನ್ திருவொடி தாட்பாலடைந்த ತನ್ಮೈ ಅರಿವಾರೈ ಅರಿಂದುಮೇ கேൾப்பார்கள் ಕೇಶವನ್ ಕೀರ್ತಿಯಲ್ಲಾಲ್ ಮತ್ತು ಕೇಳ್ಪ ಅವನನ್ನು ಪಾದಕ್ಕೆ ಸೇರಿಸಿಕೊಂಡ ಆ ಸಭೆಯಲ್ಲಿದ್ದವರೆಲ್ಲ ನೋಡಿದ್ರು ನೀವು ನೋಡಿದಂತೆ ಶಿಶುಪಾಲನ ಆತ್ಮ ಹೋಗಿ ಭಗವಂತನ ಸೇರಿಬಿಡಿತು ಕುಮಾರ ಕುಮಾರವ್ಯಾಸ ಒದ್ದವರಿಗೆ ಭೃಗು ಮಹರ್ಷಿಗೆ ಅವರ ಕಣ್ಣನ್ನೇ ಕಿತ್ತಾಕಿದ ಬೈದೊಡೆ ಪದವನಿತ್ತವರುಂಟೆ ದ್ರೌಪದಿ ಬಾಯಲ್ಲಿ ಆ ಸಭೆಯಲ್ಲಿ ಹೇಳಿಸ್ತಾರೆ ನಾಳೆ ಬರುತ್ತೆ ಅದು ಬೈದವರಿಗೆ ಮೋಕ್ಷವನ್ನಿತ್ತೆ ಪಾದ ತಗುಲಿದರೆ ಸ್ತ್ರೀ ರೂಪವನ್ನಿತ್ತೆ ಸ್ವಾಮಿ ಈ ಮೂರು ಲೋಕದಲ್ಲಿ ಬ್ರಹ್ಮಾದ್ಯರಲ್ಲಿ ಬೇರೆ ದೇವತೆಗಳಲ್ಲಿ ಗುಣವನ್ನು ಕಾಣೆ ಎಂಬುದಾಗಿ ಕುಮಾರವ್ಯಾಸ ಹೇಳುವಂತೆ ಇಲ್ಲಿ ಶಿಶುಪಾಲನಿಗೆ ಸ್ವಾಮಿ ಅಕ್ಷಯ ಪದವಿಯನ್ನಿತ್ತ ತನ್ನ ದ್ವಾರಪಾಲಕ ಪದವಿಗೆ ಸೇರಿಸಿಕೊಂಡ ಇದು ಒಂದು ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೇವೆ ಅಲ್ಲಿಂದ ಮುಂದಕ್ಕೆ ಉಪಪರ್ವ ದ್ಯೂತ ಪರ್ವಕ್ಕೆ ಪ್ರವೇಶ ಮಾಡ್ತಿದ್ದೇವೆ ಒಂದು ಸ್ವಲ್ಪ ಎರಡು ನಿಮಿಷ ಪ್ರವೇಶ ಮಾಡಿ ನಿಲ್ಲಿಸ್ಕೊಳ್ತೇನೆ ನಾಳೆ ಪೂರ್ತಿ ಹಾಳು ಜೂಜಿನ ಕಥೆ ದ್ರೌಪದಿಯ ಮಾನಹರಣ ಯತ್ನ ಸ್ವಾಮಿ ಕೃಷ್ಣ ಅವಳನ್ನು ಕಾಪಾಡತಕ್ಕ ಪ್ರಸಂಗ ಇವತ್ತು ಹೇಗೆ ಬಂದಿದ್ದೀರಿ ನಾಳೆಯೂ ಇದೇ ಮನಸ್ಸಿನ ಸನ್ನಿವೇಶದಲ್ಲಿ ಬನ್ನಿ ಈ ಭಾಗ ಕಳ್ಕೊಂಡ್ರೆ ಮಹಾಭಾರತದ ಅತ್ಯಂತ ಶ್ರೇಷ್ಠ ಸ್ವಾರಸ್ಯಕರವಾದ ಭಾಗ ತಪ್ಪಿ ಹೋಗುತ್ತೆ ಆಯಿತು ಯಾಗ ತುಂಬ ಚೆನ್ನಾಗಾಯಿತು ಧರ್ಮರಾಜನಿಗೆ ಭಯವಾಯಿತು ಯಾಗ ಚೆನ್ನಾಗಾಯಿತು ಅಂದ್ರೆ ಕೊನೆಯಲ್ಲಿ ರಕ್ತಪಾತ ಆಯ್ತಲ್ಲಪ್ಪ ನಾವೇನೋ ತೆಂಗಿನಕಾಯಿ ಹೊಡೆದು ಸರಿ ಹೋಯಿತು ಆ ತೆಂಗಿನಕಾಯಿ ಯಾರು ತಗೊಂಡು ಹೋದ್ರು ಶಿಶುಪಾಲನ ತಲೆಯಲ್ಲಿ ಹೋಯಿತು ಯೋಚನೆ ಮಾಡಬೇಡಿ ಭಟ್ರ ಮನೆಗೆ ಹೋಗಿರುತ್ತೆ ಅದು ಅದರಲ್ಲಿ ಅವರು ಕೇಸರಿ ಬಾತೋ ಮತ್ತೊಂದೋ ಮಾಡಿ ಉಪಯೋಗ ಮಾಡಲಿ ಸಾಧಾರಣ ಜನಕ್ಕೆ ಒಳ್ಳೇದಾಗಲಿ ಇದು ತಿಳಿದಿದ್ರೆ ನೀವು ಒಂದೊಂದು ತೆಂಗಿನಕಾಯಿ ತರಬಹುದಾಗಿತ್ತು ಏನೋ ಮೊದಲೇನೆ ಧರ್ಮರಾಜನಿಗೆ ಭಯವಾಯಿತು ಪವಿತ್ರವಾದಿಯಾಗ ಇದು ಯಾಕೆ ರಕ್ತಪಾತದಲ್ಲಿ ಪ್ರಿಯವಸಾನವಾಯಿತು ತುಂಬಾ ಚಿಂತೆಯಾಯಿತು ಕೃಷ್ಣ ಹೇಳಿದ ರಕ್ತಪಾತದಲ್ಲ ಸುಮ್ಮನೆ ಇರು ಅಂತ ಹೇಳಿ ಶಿಶುಪಾಲನ ಮಗನನ್ನು ಕರೆದ ಹೆಣ ಅಲ್ಲೇ ಬಿದ್ದಿತ್ತು ಬಿಂದಿಗೆ ನೀರು ಪಾಲು ಪ್ರಕ್ಷಾಳನೆ ಮಾಡಿ ತೀರ್ಥ ತಗೊಂಬಂದು ಧರ್ಮರಾಜನ ಕೈಯಲ್ಲಿ ಸಹದೇವನಿಗೆ ಅವನ ಮಗನ ಹೆಸರು ಸಹದೇವ ಶಿಶುಪಾಲನ ಮಗನ ಶಿಶುಪಾಲನ ಮಗ ಅಲ್ಲ ಅವನಿಗೆ ದೃಷ್ಟಿಕೇತು ಅಂತ ಹೆಸರು ಅವನಿಗೆ ಆ ಸಭೆಯಲ್ಲಿಯೇ ಪಟ್ಟಾಭಿಷೇಕವನ್ನ ಮಾಡಿದ ಅಶುಭದಲ್ಲಿ ಮುಗಿಯಿತು ಅಂದ ಕೃಷ್ಣ ಅಲ್ಲೇ ಟರ್ನ್ ಮಾಡಿಬಿಟ್ಟ ನೋಡಿ ರಕ್ತಪಾತ ಆಗಿದೆ ಅಪ್ಪ ಸುತ್ತಿದ್ದಾನೆ ಮಗ ಇನ್ನೂ ಶ್ರಾದ್ದ ಮಾಡಿಲ್ಲ ಸೂತಕ ಅಭಿಷೇಕತೆ ತರಿಸಿ ಅಲ್ಲೇ ಪಟ್ಟಾಭಿಷೇಕ ಮಾಡಿದ ಎಲ್ಲ ಮಂಗಳದಲ್ಲಿ ಮುಗಿಯಿತು ಹೋಗು ಅಂದ ಕೃಷ್ಣ ಒಂದು ಊರಲ್ಲಿ ವನಮಹೋತ್ಸವ ಅಂತ ಮಾಡುವುದು ಹೊರಟಿದ್ರು ವನಮಹೋತ್ಸವ ಮಾಡುವುದಂದ್ರೆ ಏನು ಗೊತ್ತಿಲ್ಲ ಅವಾಗ ಅವರಿಗೆ ದೊಡ್ಡ ಅರಳಿ ಮರ ಅದು ಅದಕ್ಕೆಲ್ಲ ಚಪರ ಗಿಪರ ಹಾಕಿ ಮಾಡಿ ಮಂತ್ರಿ ಮಹಾಶರನ್ನೆಲ್ಲ ಕಲಿಸಿದ್ದಾರೆ ಆ ವೃಕ್ಷ ಪೂಜೆ ವೃಕ್ಷ ಪೂಜೆ ಅಂತ ಉತ್ಸವ ಮಾಡಬೇಕು ಅಂತ ಹೊರಟಿದ್ದಾರೆ ರಾತ್ರಿ ಜೋರು ಮಳೆ ಗಾಳಿ ಬಂದು ಆ ವೃಕ್ಷ ಬಿದ್ದು ಹೋಯಿತು ಏನು ಮಾಡೋದು ಚಪರ ಇದೆ ಮಾಡಿಸೋ ಮಂತ್ರಿಗಳು ಬರಬೇಕಲ್ಲ ಆ ಬಿದ್ದು ಹೋದ ವೃಕ್ಷವನ್ನ ಬೇರೆ ಕಡೆ ಸಾಗಿಸಿ ವನಮಹೋತ್ಸವ ಅಂತ ಇನ್ನೊಂದು ಸಸಿ ನಡೆಸುವ ಕೆಲಸವನ್ನು ಮಾಡಿದಂತೆ ಬಿದ್ದು ಹೋದ ಮರ ಒಂದು ಬೇರೆ ಸಸಿ ನೆಟ್ಟಂತೆ ಶಿಶುಪಾಲ ರಕ್ತಪಾತದಲ್ಲಿ ಮುಗಿಯಿತಲ್ಲ ಅಂದ್ರೆ ಇಲ್ಲ ಇಲ್ಲ ಅಂತ ಹೇಳಿ ಅವನ ಮಗನಿಗೆ ಪಟ್ಟಾಭಿಷೇಕ ಮಾಡಿಸಿಕೊಂಡು ಗುಟ್ಟಿನಲ್ಲಿ ಕೃಷ್ಣ ಕರ್ಕೊಂಡೋಗಿ ಹೇಳ್ತಾನೆ ನಿಮ್ಮ ಅಪ್ಪನ ಹತ್ರ ಒಂದು ಅಕ್ಷೋಹಿಣಿ ಸೈನ್ಯ ಇತ್ತು ಮುಂದೆ ಯುದ್ಧ ಬರ್ತದೆ ಪಾಂಡವರ ಕಡೆ ತಾನೇ ನೀನು ಒಂದ ಹೌದು ಹೌದು ಹೌದು ಪಾಂಡವರ ಕಡೆಯಿಂದ ಏನು ಕಳ್ತಾರ ಕೃಷ್ಣ ಶೈದುಕೋನಮಾಯಂಗಳು ಮೈವರ್ಕ್ ಆ ಪಾಂಡವರಿಗೆ ಎಷ್ಟು ಅವ್ರು ಕೇಳಿ ಅರ್ಜಿ ಹಾಕಿರಲಿಲ್ಲ ಏನಿಲ್ಲ ದೃಪದನ ಕಡೆಯಿಂದ ಒಂದು ಅಕ್ಷೋಹಿಣಿ ಆಯಿತು ಇಲ್ಲಿ ಒಂದು ಅಕ್ಷೋಹಿಣಿ ಆಯಿತು ಜರಾಸಂದನ ಮಗನ ಕಡೆಯಿಂದ ಒಂದು ಆಯಿತು ವಿರಾಟನ ಕಡೆಯಿಂದ ಒಂದು ಅಕ್ಷೋಹಿಣಿಯಾಯಿತು ಯಾರು ಎಷ್ಟು ಲಂಚ ಕೊಟ್ಟರು ಕರೋವ್ರ ಕಡೆ ಹೋಗೋವರಲ್ಲ ತನ್ನ ಕಡೆ ಒಂದು ಅಕ್ಷೋಹಿಣಿ ಇತ್ತು ಕೊನೆಯ ತನಕ ಆಪರ್ಚುನಿಟಿ ಕೊಟ್ಟು ನೋಡಿದ ಕೃಷವರ್ಮನ ಮನಸ್ಸು ಗೊತ್ತಾಗಲಿಲ್ಲ ಆ ಕಡೆ ಹೋಗಲಿನ ಸಾಗ ಹಾಕಿಬಿಟ್ಟ ಅವರನ್ನ ರುಕ್ಮಿ ಸೈನ್ಯ ತಗೊಳ್ಳಿಲ್ಲ ಏಳು ಅಕ್ಷೋಹಿಣಿ ಸಾಕು ಮಾಡುವುದು ಕೃಷ್ಣನಿಗೆ ಸೇರಿಸೋದು ಸಾಕು ಬೇಕಾಯಿತು ಗಟ್ಟಿ ನಿಂತದ್ದು ಬಾಕಿ ಇದೆಲ್ಲ ಪುಡಿ ಪುಡಿ ಅಂದ್ರೆ ಇದೆಲ್ಲ ಯುದ್ಧಕ್ಕೆ ಸಿದ್ಧತೆ ಮುಹೂರ್ತ ಇಟ್ಟದ್ದು ಅದಕ್ಕೆ ಶಿಶುಪಾಲ ಹೊಂದಿತ್ತು ಅದು ಹೋಯಿತು ಅಂತೂ ಮಂಗಳದಲ್ಲಿ ಮುಗಿಯಿತು ಆದರೂ ಧರ್ಮರಾಜನಿಗೆ ಮನಸ್ಸು ಇನ್ನೂ ಸಂಕಟ ಪಡ್ತಾ ಇದೆ ವೇದವ್ಯಾಸರ ಪಾದಕ್ಕೆ ಹೋಗಿ ಬಿದ್ದ ಹಿರಿಯರೇ ಗುರುಗಳೇ ಪ್ರಾಜ್ಞರೇ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಯಾರೋ ಹೇಳಿದ್ರು ಅಂತ ನಾವು ರಾಜಸೂಯ ಮೊದಲೇ ಬೇಡ ಅಂತಂದೆ ಕೃಷ್ಣ ಬಲಾತ್ಕಾರ ಮಾಡಿದ ಮೊದಲೇ ಬೇಡ ಅಂತ ಸೊನ್ನೆ ತಿರುಗಿ ತಿರುಗಿ ಸೊನ್ನಾಳು ಕೇಳ್ಕೊಂಬಟ್ಟಾರೆ ಅವ್ ಮೊದಲೇ ಸನ್ಯಾಸದ ಬುದ್ಧಿ ಇವನು ಪಂಪ್ ಮಾಡಿ ಮಾಡಿ ಮಾಡಿ ಕೃಷ್ಣ ಎಷ್ಟು ಕಷ್ಟಪಟ್ಟಿದ್ದ ನೋಡಿ ಪೆಟ್ರೋಲ್ ಹಾಕ್ಸಿದ್ದ ಹಾಗೆ ಇದರ ಅರ್ಥ ಏನು ಅಂತ ಕೇಳಿದೆ ವೇದವ್ಯಾಸರು ಹೇಳಿದ್ರು ಇದರದ ಅರ್ಥವೇ ಅದೇನು ಬಹಳ ದೊಡ್ಡ ಆತಿಥ್ಯ ಅರ್ಥ ಏನಿಲ್ಲ ಈ ಭೂಮಂಡಲದ ಇಲ್ಲಿ ಸೇರಿರತಕ್ಕ ಅರಸರ ಜೊತೆಗೆ ಈ ಸಭೆಗೆ ಬರದೇ ಯಾರಿದ್ದಾರೆಯೋ ಅವರೆಲ್ಲರನ್ನು ಸೇರಿಸಿ ತ್ರಯೋದಶ ಸಮಾರಾಜನ್ನೇ ಉತ್ಪಾತಾನಾಂ ಫಲಂ ಮಹತೆ ಇನ್ನು ಹದಿಮೂರು ವರ್ಷ ಹೀಗೆ ಭಯಂಕರ ಅಪಶಕನಗಳು ರಾಷ್ಟ್ರಾದ್ಯಂತ ನಡೀತವೆ ಸರ್ವಕ್ಷತ್ರ ವಿನಾಶಾಯ ಒಬ್ಬ ಕ್ಷತ್ರಿಯ ಉಳಿಯದಂತೆ ಎಲ್ಲರೂ ಸಾಯ್ತಾರೆ ಭವಿಷ್ಯತಿ ವಿಷಾಂಪತೆ ತ್ವಾಮೇಕಂ ಕಾರಣಂ ಕೃತ್ವ ನಿನ್ನನ ಕಾರಣ ಅಂತ ಮಾಡಿಕೊಂಡು ನಿನ್ನ ನೆಪದಲ್ಲಿ ಎಲ್ಲ ಜನ ಹದಿನೆಂಟು ಅಕ್ಷೋಹಿಣಿ ಸಾಯ್ತಾರೆ ಅಂದ್ಬಿಟ್ಟು ವೇದಿವ್ಯಾಸರು ಅಯ್ಯೋ ಒಂದ ಧರ್ಮರಾಜ ನಾನು ಕಾರಣ ಆಗಬೇಕೆ ಅವರವರು ಸಾಯು ಸಾಯೋದಕ್ಕೆ ನನ್ನ ಆಕ್ಷೇಪ ಇಲ್ಲ ಭಗವತ್ ಸಂಕಲ್ಪವಿದ್ರೆ ನಾನು ಯಾಕೆ ಕಾರಣ ಆಗಬೇಕು ಅಂದ ವೇದವ್ಯಾಸರು ಹೇಳಿದ್ರು ನೀನು ಯಾವ ಧರ್ಮ ಅದಕ್ಕೆ ನಿಮ್ಮನ್ನು ಮುಂದೆ ಇಟ್ಟಿರೋದು ನಿನ್ನ ನೆಪದಲ್ಲೆಲ್ಲ ಹೋಗಬೇಕು ಈ ಯೋಚನೆ ಮಾಡಿಕೊಳ್ಳಿ ಅಮಾವಾಸ್ಯೆ ಮುಹೂರ್ತ ಜ್ಯೇಷ್ಠ ಮೂಲ ನಕ್ಷತ್ರ ಶಿಶುಪಾಲ ಸಾಯುವುದು ಅದಾದ ಮೇಲೆ ಜೂಜು ಕಟ್ಟೆ ಬರುವುದು ಇದೆಲ್ಲ ಭಗವತ್ ಸಂಕಲ್ಪ ಅದಾಗದೇ ಇದ್ರೆ ಕೌರವರು ವಿನಾಶವಿಲ್ಲ ಎಂಬುದಾಗಿ ಇದು ನಡೆಯಿತು ಬಂದವರೆಲ್ಲ ಎಲ್ಲೆಡಿಕೆ ತಾಂಬೂಲ ತಗೊಂಡು ಹೊರಟು ಶಿಶುಪಾಲ ಸತ್ತಾಗ ದುರ್ಯೋಧನ ಎಲ್ಲಿದ್ದ ಅಂತ ಪ್ರಶ್ನೆ ಅವನ ಚಕ್ರ ತಗೊಳ್ಳೋದಕ್ಕೂ ಅವನು ಕೂಗಾಡುವುದಕ್ಕೂ ಶಕುನಿ ನೋಡಿದ ಅವನನ್ನು ಒತ್ತಿದ ನಾವಿಲ್ಲಿದ್ರೆ ನಮಗೆ ಅಪಾಯ ಅವನ ತಲೆ ಮೊದಲು ನಿನ್ ತಲೆ ಆಮೇಲೆ ಆಮೇಲೆ ನನ್ನ ತಲೆ ಇಲ್ಲಿರೋದೇ ಬೇಡ ಅಂತ ಮೆಲ್ಲಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಅವರು ಬೇರೆ ಕಡೆ ತಮ್ಮ ಶಿಬಿರಕ್ಕೆ ಹೋಗಿಬಿಟ್ರು ಶಿಶುಪಾಲ ಸತ್ತದ್ದನ್ನು ಕಣ್ಣಲ್ಲಿ ನೋಡಲಿಲ್ಲ ಅಪ್ಪನಿಗೆ ಬಂದು ಹೇಳ್ತಾನೆ ಶಿಶುಪಾಲ ಸತ್ತಾಗ ಕುರಿಗಳಂತ ನರಿಗಳಂತಿದ್ರು ಕ್ಷತ್ರಿಯರು ಒಬ್ಬರೂ ತಲೆ ಎತ್ತಲಿಲ್ಲ ಅಪ್ಪ ನನಗೇನಾದರೂ ಆಗತಿಯಾಗಿದ್ರೆ ಯಾರು ಸಹಾಯಕ್ಕೆ ಬರ್ತಿದ್ರು ನೀ ಅರ್ಧರಾಜ್ಯ ಆಯಿತು ಧರ್ಮರಾಜನಿಗೆ ಅಂತ ಅಲ್ಲಿ ಹೋಗಿ ಚುಟ್ಟು ಅವನು ಪ್ರಾಣ ತೆಗೆಯೋದೇ ಕೆಲಸ ಅವನಿಗೆ ಆದರೆ ಬೇಗ ಹೋಗಲಿಲ್ಲ ಅಲ್ಲೇ ಇದ್ದ ಉಳಿದವರೆಲ್ಲ ಹೋಗ್ಬಿಟ್ರು ಭೀಮಾರ್ಜುನ ಧರ್ಮರಾಜ ನೋಡ್ತಿದ್ದಾರೆ ಇವ ಎಪ್ಪ ಪೋರ ಪೋಹ ಮಾಡ್ತಾನೆ ಮನೆಗೆ ಬಂದಿದ್ದಾರೆ ಅತಿಥಿಗಳು ನೀ ಯಾವತ್ತು ಹೊರಡ್ತೀರಿ ಅಂತ ಕೇಳೋದು ಹೇಗೆ ಅದಕ್ಕೆ ಬೇರಾರು ಉಪಾಯಾಂತರಗಳನ್ನು ಮಾಡಬೇಕು ನಿಮ್ಮೂರಿಂದ ಯಾರೋ ಬಂದಾಗಿತ್ತು ನಿನ್ನೆ ಮಾತನಾಡಿಸೋದಕ್ಕೆ ಪಾಪ ತುಂಬಾ ಕೆಲಸ ಇದೆ ಅಂತ ಕಾಣುತ್ತೆ ನಾವೇನು ಆಕ್ಷೇಪ ಮಾಡೋದಿಲ್ಲ ತುಂಬಾ ದಿವಸ ನಮ್ಮಲ್ಲಿರಬೇಕು ಅಂತ ನಮಗೇನು ಅಪೇಕ್ಷೆ ಇಲ್ಲ ಅಂತ ಏನು ಹಾಗೇನಿಲ್ಲ ಅವರಷ್ಟು ಅವ್ರು ಇರ್ತಾರೆ ನಾವಿದ್ದೇ ಇರ್ತೀವಿ ಅಂತ ಹೇಳಿದಾಗೆ ಒಂದೆರಡು ತಿಂಗಳು ಜಾಂಡ ಹೂಡಿಬಿಟ್ಟ ದುರ್ಯೋಧನ ಅಲ್ಲಿ ಪಾಂಡವರ ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತಲ್ಲ ಇಷ್ಟೊಂದು ಐಶ್ವರ್ಯ ಹೇಗೆ ಬಂತಿವರಿಗೆ ಏನು ಉಪಾಯ ಮಾಡಬೇಕು ಇದನ್ನ ಹ್ಯಾಕ್ ಕಸ್ಕೊಳ್ಬೇಕು ಅಂತ ಶಕುನು ಇವನು ದುಶಾಸನನು ಕರ್ಣನು ಹೊಂಚು ಮಾಡಿ ಅಲ್ಲಿ ಸುಳಿತಾರೆ ಇಲ್ಲಿ ಬರ್ತಾರೆ ಅಲ್ಲಿ ಬರ್ತಾರೆ ಇಲ್ಲಿ ಬರ್ತಾರೆ ಎಲ್ಲ ನೋಡ್ತಾ ಇದ್ದಾರೆ ನೋಡಿ ನೋಡಿ ನೋಡಿ ಹೊಟ್ಟೆ ಹುಡ್ತಾ ಇದ್ದಾರೆ ಒಂದು ದಿವಸ ಯಾರೂ ಇಲ್ಲ ಅಂತ ತಿಳ್ಕೊಂಡು ಸಭಾ ಮಂಟಪದೊಳಗೆ ದುರ್ಯೋಧನ ಪ್ರವೇಶ ಮಾಡಿದ ರಾಜಸೂಯ ನಡೆದ ಅದ್ಭುತವಾದ ಮಂಟಪದಲ್ಲಿ ಆ ಮಯಾಸುರ ಮಾಡಿದ್ದು ಒಂದೊಂದು ಗೋಡೆ ಕಂಬ ಬೋದಿಗೆ ಅದಕ್ಕೆ ಹಾಕಿರ್ತಕ್ಕಂಥ ರತ್ನಗಳು ಅಲಂಕಾರಗಳು ಪುಟ್ಟ ಪುಟ್ಟ ಸರೋವರಗಳು ಬಾಗಿಲುಗಳು ಸ್ಫಟಿಕಮಯವಾದ ಕಿಟಿಗೆಗಳು ಗವಾಕ್ಷಗಳು ಅದು ಒಂದು ಕಡೆ ಹೋಗ್ತಾ ಇದ್ದಾನೆ ಒಂದು ಸರೋವರದಂತೆ ಪುಟ್ಟ ಕೊಳದಂತೆ ಕಂಡಿತು ಆ ಮಧ್ಯದಲ್ಲಿ ಸಭಾಂಗಣದಲ್ಲಿ ಅಲ್ಲಿ ನೀರಿರಬಹುದು ಅಂತ ತಿಳ್ಕೊಂಡು ಎರಡೂ ಕಾಲಲ್ಲಿ ಪಂಚೆ ಮೇಲೆ ಕೆತ್ತಿಕೊಂಡು ನಿಧಾನವಾಗಿ ಹೋದ ಯಾವುದು ನೋಡಲಿಲ್ಲ ತಾನೆಯಿಂದ ಕನ್ನಡಿಯಂತೆ ಸ್ಫಟಿಕದಂತೆ ಕಾಣ್ತಾ ಇದೆ ನೀರಿನಂತೆ ಕಾಣ್ತಾ ಇದೆ ಅಲ್ಲಿರುವ ತಾವರೆಗಳು ಈ ಕಡೆ ಆ ಕಡೆ ಬಾಗ್ತಾ ಇವೆ ಇದು ನೀರೇ ಅಂದ್ಕೊಂಡು ಮೆಲ್ಲಕ್ಕೆ ಹೋದ ಮಧ್ಯ ತನಕ ನಿಂತು ನೋಡ್ತಾನೆ ನೀರಲ್ಲ ಎಲೆಯಲ್ಲ ನನಗೆ ಮೋಸ ಮಾಡಿಬಿಡ್ತು ದುರ್ಯೋಧನಮಾನ ಮಾಡ್ತೇನೆ ನೋಡು ಅಂದ ಅಂಥದೇ ಇನ್ನೊಂದಿತ್ತು ಮುಂದಕ್ಕೆ ಹೋದ ಇದೇನು ಬಿಡು ನಮಗೆ ಗೊತ್ತಿಲ್ವೇ ಅಂತ ತಿಳ್ಕೊಂಡು ಹಾಗೆ ಹೋದರೆ ಅಲ್ಲಿ ನೀರೇ ಇತ್ತು ಧ್ವಸಕ್ಕಂತ ಕೆಳಗೆ ಬಿದ್ದ ಬಿದ್ದು ಕೂಡಲೇ ಮೇಲಿದ್ದಳು ದ್ರೌಪದಿ ಇದು ಔತ್ರೇಯ ಪಾಠದಲ್ಲಿದೆ ದಾಕ್ಷಿಣಾತ್ಯ ಪಾಠದಲ್ಲಿ ಇಲ್ಲ ಅಂತ ಕೆಲವರು ಹೇಳ್ತಾರೆ ಅಲ್ಲಿ ದ್ರೌಪದಿ ಮೇಲಿದ್ದವಳು ಕೈ ಹೊಯ್ದು ನಗ್ತಾ ಇದ್ದಾಳೆ ಹೇಗೆ ನಕ್ಕಳಂತೆ ಚಂಪು ಭಾರತದಲ್ಲಿ ವಲ್ಗತ್ ಕುಚಂ ಪರಿಜಹ ಸಸಭಾವಲೋಕೆ ಮಾಂ ದ್ರೌಪದೀ ಮಣಿಭುವಿಸ್ಖಲಿತಂ ಯದುಚ್ಚೈಃ ತತ್ಸಾಧುಜಾತಮಿತಿ ವಕ್ತುಮಿ ವಸ್ನುಷಾಂ ಸ್ವಾಂ ಮತ್ಪ್ರಾಣವಾಯುರಯಂ ಉತ್ಕ್ರಮಣೇಚ್ಛುರಾಸ್ತೆ ಈ ದುರ್ಯೋಧನನ ಮಾತು ಮುಂದೆ ಹೇಳ್ಕೊಳ್ತಾನೆ ಅಪ್ಪನಿಗೆ ವಲ್ಗತ್ಕುತಂ ಪರಿಹಸನ್ನೇ ಎದೆ ಕುಲುಕಿ ಕುಲುಕಿ ಕುಲುಕಿ ನಗ್ತಾ ಇದ್ದಾಳಂತೆ ದ್ರೌಪದಿ ಮೊದಲೇ ಸುಂದರಿ ಎದೆ ಮೇಲಿದ್ದ ಉತ್ರಿಯ ಹಾರಿ ಹೋಯಿತು ಅಷ್ಟು ಬಿದ್ದನಕ್ಕಿದ್ದಾಳೆ ಕೈ ಹೋಯ್ದು ಅಷ್ಟೊಂದಕ್ಕಿದ್ದಾಳೆ ಮೇಲುಗಡೆ ಎಂದವಳು ಅಪ್ಪ ನಾನೇನ್ ಮಾಡಲಿ ತತ್ ಸಾಧು ಜಾತಮಿತಿ ಅವಳು ನಕ್ಕಿದ್ದು ಸರಿ ಅಂತ ಶಾಬಾಸ್ ಅಂತ ಹೇಳುವಂತೆ ನನ್ನ ಪ್ರಾಣವಾಯುವು ಮೇಲೆ ಕೆದ್ದು ಅವಳ ಜೊತೆಯಲ್ಲಿ ಚಪಾಳೆ ಹೊಡೆದು ಬಿಡ್ತು ಅಂತ ಪ್ರಾಣ ಹೋಗುವುದರಲ್ಲಿತ್ತು ನನಗೆ ಎಂಬುದಾಗಿ ಅದು ಹೇಳ್ಕೊಳ್ತಾನೆ ನಿನಗೆ ಮಾಡ್ತೇನೆ ನೋಡು ಅಂದ ಅಲ್ಲಿಂದ ಆಚೆಗೆ ಒಂದು ಕಡೆ ಬಾಗಿಲಂತ ಕಾಣ್ತಾ ಇತ್ತು ಬಾಗಿಲಲ್ಲ ಅದು ಸ್ಫಟಿಕದಲ್ಲಿ ಮಾಡಿದ್ರು ನನಗೆ ಗೊತ್ತಿಲ್ವೇ ಬಾಗಲಲ್ವೇ ಅಂತ ತಿಳ್ಕೊಂಡು ನೇರ ಹೋದ ದಪ್ಪ ಅಂತ ತಲೆಗೆ ಬಡಿಯಿತು ತಲೆ ಬಡಿದು ಕೂಡಲೇ ಮತ್ತೆ ತಿರುಗಿ ನೋಡಿದ ಅಲ್ಲಿ ಭೀಮಸೇನ ನಿಂತಿದ್ದ ಧೃತರಾಷ್ಟ್ರನ ಮಗನೇ ಅಲ್ಲಿಲ್ಲ ಬಾಗಿಲು ಇಲ್ಲಿದೆ ಅಂತ ಹೇಳಿದ ಅವನು ಕುರುಡನ ಮಗನೇ ಇಲ್ಲಿಲ್ಲ ಧೃತರಾಷ್ಟ್ರನ ಮಗನೇ ಅಂತಂದ ನಮ್ಮಪ್ಪ ಕುರುಡಾದ್ರಿಂದ ಕುರುಡನ ಮಗ ಅಂತ ಬೈಲಿಲ್ವೋ ಇವನ ಅಪಾರ್ಥ ನಾ ಸರಿಯಾಗಿ ಹೇಳಿದ್ದೇನೆ ಅಂತ ಭೀಷ್ಮ ಧೃತರಾಷ್ಟ್ರನ ಮಗನೇ ಅಲ್ಲಿದೆ ಬಾಗಿಲು ಇಲ್ಲಲ್ಲ ಬದ್ದ ಪಂಚೆ ಎಲ್ಲ ಒದ್ದೆ ಉಟ್ಕೊಳ್ಳೋಕೆ ಒದ್ದ ಭೀಮ ಹುಟ್ಟಿದ್ದ ಬೇರೆ ಪಂಚೆಯನ್ನ ಉತ್ತರೀಯವನ್ನು ತರಿಸಿಕೊಟ್ಟು ಮಗನೇ ಇಲ್ಲಿದೆ ಬಾಗಿಲು ಅಂತ ಕಳಿಸಿಕೊಟ್ರು ನಾನು ಹೇಗೆ ಸಹಿಸಲಿ ಅಂತ ಅಪ್ಪನಿಗೆ ಬಂದು ಚಾಡಿ ಹೇಳಿದ ಎಂಬಲ್ಲಿಗೆ ಇವತ್ತು ಮಂಗಳ ಶಾಸನ ಚಾಡಿ ಮಾತ್ರ ನಿಲ್ಲಿಸಿದೆ ಅಂತ ತಿಳ್ಕೋಬೇಡಿ வைகுண்ட ஏகாசி நூத்தி எட்டு சொர்ண புஷ்பம்னு சொல்லிட்டு இது பண்ணியிருந்தேன் சொல்லுங்க அது ஐம்பத்தி நாலு வந்திருக்கு ம். மிக்ஸ் ஆகாம சொல்லுங்க சொல்லுங்க நீங்க சொல்லுங்க ಜೈ ಶ್ರೀರಾಮ್ ಇವತ್ತಿನ ಶಿಶುಪಾಲ ಮೋಕ್ಷಾಂತ ಸ್ವಾಮಿಗಳು ಹೇಳಿದಂಗೆ ಆ ಭಗವಂತನಿಗೆ ರಾಜಸೂಯ ಯಾಗದಲ್ಲಿ ಧರ್ಮರಾಜ ಸುವರ್ಣ ಪುಷ್ಪಾರ್ಚನೆ ಮಾಡ್ದ ಅಂತ ಇವತ್ತಿನ ಕಥಾಭಾಗ ಅದರಲ್ಲಿ ಇವತ್ತಿನ ವೈಕುಂಠ ಏಕಾದಶಿ ದಿನ ನಮ್ಮ ದೇವಸ್ಥಾನದ ವತಿಯಿಂದ ಒಂದು ಪ್ರಕಟಣೆ ಮಾಡಿದ್ವಿ ಭಗವಂತನಿಗೆ ನೂರೆಂಟು ಸ್ವರ್ಣ ಪುಷ್ಪದ ಮಾಡಿಸಿ ಅರ್ಚನೆ ಮಾಡಬೇಕು ಅಂತ ಅದರಲ್ಲಿ ಸುಮತಿ ಎಂಬತಕ್ಕಂಥ ಒಬ್ಬ ಭಕ್ತರು ಐವತ್ನಾಲ್ಕು ಸ್ವರ್ಣ ಪುಷ್ಪಗಳನ್ನು ಇವತ್ತು ಭಗವಂತನಿಗೆ ಸಮರ್ಪಿಸಿದ್ದಾರೆ ಇನ್ನ ಐವತ್ನಾಲ್ಕು ಪುಷ್ಪಗಳು ನಮಗೆ ಬೇಕಾಗಿದೆ ಅದೊಂದು ಹದಿನೆಂಟನೇ ತಾರೀಕಿಂದ ಬ್ರಹ್ಮೋತ್ಸವ ಆರಂಭ ಆಗುತ್ತೆ ಇಪ್ಪತ್ತ್ಮೂರನೇ ತಾರೀಕು ಬ್ರಹ್ಮರಥೋತ್ಸವ ಇಪ್ಪತ್ತೊಂದನೇ ತಾರೀಕು ತಿರುಕಲ್ಯಾಣೋತ್ಸವ ಅದರೊಳಗಾಗಿ ಇನ್ನ ಐವತ್ತು ನಾಲ್ಕು ಹೂ ಬಂದರೆ ನೂರೆಂಟು ಪುಷ್ಪ ಸ್ವರ್ಣ ಪುಷ್ಪದಿಂದ ಭಗವಂತನಿಗೆ ಅರ್ಚನೆ ಮಾಡೋಕೆ ಅನುಕೂಲ ಆಗುತ್ತೆ ಇಚ್ಛೆ ಇರ್ತಕ್ಕಂಥವರು ಇದರ ಬೆಲೆ ಏನು ಜಾಸ್ತಿ ಇಲ್ಲ ಎರಡು ಹೂಗಳಿಗೆ ಸೇರಿ ಸಾವಿರ ರೂಪಾಯಿ ತರ ಏರ್ಪಾಡು ಮಾಡಿದ್ದಾರೆ ಇಚ್ಛೆ ಇರ್ತಕ್ಕಂಥವರು ನಮ್ಮನ್ನ ಕಾಣಿದ್ರೆ ಈ ಒಂದು ಕೈಂಕರ್ಯವನ್ನು ಪೂರ್ಣಗೊಳಿಸೋಕೆ ಅವಕಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಆಚಾರ್ಯರ ಮುಖಾಂತರವಾಗಿ ನಾನು ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ इमाम् भारतसावित्रीम् प्रातरुत्थाय यः पठेत् स भारतफलम् प्राप्य परम् ब्रह्मादिगच्छति हर्षस्थानसहस्राणि भयस्थानशतानि च दिवसे दिवसे मूढम् आविशन्ति न पण्डितम् ऊर्ध्वबाहुर्विरोम्येष न च कच्चित् शृणोति मे धर्मादर्थश्च कामश्च स किमर्थम् न सेव्यते न जातु कामान्न भयान्न लोभात् धर्मम् त्यजेज्जीवितस्यापि हेतोः नित्यो धर्मस्य दुःखे त्वनित्ये जीवो नित्यः हेतुरस्य त्वनित्यः कार्ष्णम् वेदमिमम् विद्वान् श्रावयित्वार्थमश्नुते नियमस्थः शुचिश्रोतः शृण्वन् सबलमश्नुते नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत परम् चैव नरोत्तमम् देवीम् सरस्वतीम् व्यासम् ततो जयमुदीरयेत् स्वस्य प्रजाभ्य परिपालयन्ताम् न्याय्येन मार्गेण महिम् महिषाः गोब्राह्मणेभ्य शुभमस्तु नित्यम् लोकाः समस्ताः सुखिनो भवन्तु मङ्गलम् मङ्गलम् मङ्गलम् नित्यश्रीर्नित्यमङ्गलम्